श्रीमान् वेङ्कटनाथार्य कवितार्किककेसरी वेदान्ताचार्यवर्यो मे सन्निधत्ताम् सदा हृदि ज्ञानानन्दमयम् देवम् निर्मलस्फटिकाकृतिम् आधारम् सर्वविद्यानाम् हयग्रीवमुपास्महे व्यासम् वसिष्ठनप्तारम् शक्तेः पौत्रमकल्मषम् पराशरात्मजम् वन्दे शपथातन्तपोनिधिम् नमो महता भारतेन च उपबृंहितवेदाय नमो व्यासाय विष्णवे नमोऽस्तु ते व्यासविशालबुद्धे फुल्लारविन्दायतपत्रनेत्र येन त्वया भारततैलपूर्णः प्रज्वालितो ज्ञानमयप्रदीपः जडान्दपधिरोन्मत्तम् तमोभूतम् जगद्भवेत् यदि ज्ञानहुताशेन त्वयानुज्ज्वलितम् भवेत् तमसान्धस्य लोकस्य वेष्टितस्य स्वकर्मभिः ज्ञानाञ्जलशलाकाभिः बुद्धि नेत्रोत्सवः कृतः धर्मार्थकाममोक्षार्थैः समासव्यासकीर्तनैः त्वया भारतसूर्येण नृणाम् विनिहतन्तमः प्रपन्नपारिजाताय वेत्रतोत्रैकपाणये ज्ञानमुद्राय कृष्णाय कृष्णम् कमलभद्राक्षम् पुण्यश्रवणकीर्तनम् वासुदेवम् जगद्योनिम् नवमि नारायणम् हरिम् कृष्णाय यादवेन्द्राय ज्ञानमुद्राय योगिने नाथाय रुक्मिणीशाय नमो वेदान्तवेदिने पाराशर्यवचः सरोजममलम् गीतार्थगन्धोत्कटम् नानाख्यानककेसरम् हरिकथा सम्बोधनाबोधितम् लोके सज्जन षट्पदैरहरः पेपीयमानम् मुदा भूयाद्भारतपङ्कजम् कलिमलप्रध्वंसन श्रेयसे द्वैपायनोऽष्टपुटनिःसृतमप्रमेयम् पुण्यम् पवित्रमत पापहरम् शिवम् च यो भारतम् समुदिगच्छति वाच्यमाम् किम् तस्य पुष्करजलैरभिषेचनेन यो गोशतम् कनकशृङ्गमयम् ददाति विप्राय वेदविदुषे सुबहुश्रुताय पुण्याम् च भारतकथाम् सततम् शृणोति तुल्यम् फलम् भवति तस्य तदस्य चैव धर्मे चार्थे च कामे च मोक्षे च भरदर्शव यजिहास्ति तदन्यत्र यन्नेहास्ति न कुत्रचित् महत्वाद्भारवत्वाच्च भारतमुच्यते निरुक्तमस्य यो वेद ಯುಧಿಷ್ಠಿರೋ ಧರ್ಮಮಯೋ ಮಹಾದ್ರಮಃ ಸ್ಕಂಧೋರ್ಜುನೋ ಭೀಮಸೇನೋಸ್ಯ ಶಾಖಾ ಮಾತೃಸುತವು ಪುಷ್ಪಫಲೇ ಸಮೃದ್ಧೇ ಮೂಲಂ ಕೃಷ್ಣ ಬ್ರಹ್ಮಜ ಬ್ರಾಹ್ಮಣಾಶ್ಚ ಧರ್ಮೋ ವಿವರ್ಧತಿ ಯುಧಿಷ್ಠಿರ ಕೀರ್ತನೇನ ಪಾಪ ಪ್ರಣಶ್ಯತಿ ವೃಕೋದರ ಕೀರ್ತನೇನ ಶತ್ರು ವಿನಶ್ಯತಿ ಧನಂಜಯ ಕೀರ್ತನೇನ ಮಾತೃಸುತವು ಕಥಯತಾಂ ನ ಭವಂತಿ ರೋಗಾ ಭೀಷ್ಮದ್ರೋಣಕ ಜಯದ್ಗಜರ ಗಾಂಧಾರ ಮೇಲೋಪಲ ಶಲ್ಯಗ್ರಾಹವತಿ ಕೃಪೇಣ ವಹಿನಿ ಕರ್ಣೇನ ವೇಲಾಕುಲ ಅಶ್ವತ್ಥಾಮ ವಿಕರ್ಣ ಘೋರಮಕರ ದುರ್ಯೋಧನಾವರ್ತಿನಿ ಸೋತೀರ್ಣ ಖಲು ಪಾಂಡವೈರ್ಣ ನದಿ ಕೈವರ್ತಕೆ ಕೇಶವೇ ಶ್ರೀಕೃಷ್ಣಾಯ ಪರಬ್ರಹ್ಮಣೇ ನಮಃ ನಾರಾಯಣ ನಮಸ್ಕೃತ್ಯ നരഞ്ചൈവ നരോത്തമം ദേവീം സരസ്വതീം വ്യാസം തോ ജയമുദീരയേത് നാരായണം നമസ്കൃത്യ നരഞ്ചൈവ നരോത്തമം ദേവീം സരസ്വതീം വ്യാസം ततो जयमुदीरयेत् ಶ್ರೀಕೃಷ್ಣಾಯ ಪರಬ್ರಹ್ಮಣೇ ನಮಃ ತಮಗೆಲ್ಲರಿಗೂ ಅನಂತ ಪ್ರಣಾಮಗಳು ದ್ರೌಪದಿ ಮಾನ ಸಂರಕ್ಷಣದ ಭಾಗವನ್ನ ಒಂದು ರೀತಿಯಲ್ಲಿ ನಿನ್ನೆ ಉಪಸಂಹಾರ ಮಾಡಿದೆವು ಅಷ್ಟಕ್ಕೆ ಸಾಕಬೇಕಾಯಿತು ನಮಗೆ ಆ ಸಂದರ್ಭದ ಇನ್ನಷ್ಟು ಒಳಮರ್ಮಗಳನ್ನು ಇವತ್ತು ವಿಶ್ಲೇಷಿಸಬೇಕು ದ್ರೌಪದಿಯನ್ನಿಟ್ಟು ಯುಧಿಷ್ಠಿರ ಜೂಜಾಡಿದ್ದು ಸರಿಯೇ was it in order law point ಈ ಪ್ರಶ್ನೆಗೆ ಆ ದೊಡ್ಡ ಸಭೆಯಲ್ಲಿ ಭೀಷ್ಮ ದ್ರೋಣಾದಿಗಳೆಲ್ಲ ತುಂಬಿದ್ದ ಸಭೆಯಲ್ಲಿ ಯಾರೊಬ್ಬರೂ ಉತ್ತರವನ್ನು ಹೇಳುವುದಿಲ್ಲ ಯಾಕೆ ಹೇಳಲಿಲ್ಲ ಅಂದ್ರೆ ತುಂಬ ಆಯಿತು ಗೋಜಲ ಯಾಕಾಯಿತು ಸ್ವಾರ್ಥವಿತ್ತು ಸ್ವಾರ್ಥ ಇದ್ದಲ್ಲಿ ಸ್ವಾರ್ಥೇ ಸರ್ವೋಹಿ ಮುಖ್ಯತಿ ಅಜ್ಞಾನ ಬರ್ತದೆ ಒಂದು ಕೋರ್ಟಲ್ಲಿ ಜಡ್ಜ್ ಸಾಹೇಬರಿಗೆ ಒಂದು ಕಾರಣದಿಂದ ತಾವು ನಿರ್ಣಯ ಮಾಡತಕ್ಕಂಥ ಒಂದು ಕೇಸ್ನಲ್ಲಿ ಗೊಂದಲ ಉಂಟಾದರೆ ಅವರ ನಿರ್ಣಯವೇ ತಪ್ಪಾಗುತ್ತೆ ಒಂದು ರಾಷ್ಟ್ರದ ಭವಿತವ್ಯವನ್ನು ನಿರ್ಧರಿಸುವ ಪ್ರಶ್ನೆಯಲ್ಲಿ ಒಬ್ಬರು ಜಡ್ಜ್ ಸಾಹೇಬರು ಮುಗ್ಗರಿಸಿದರೆ ಒಂದು ರಾಷ್ಟ್ರವೇ ನಾಶವಾಗುತ್ತೆ ಈ ಮಂಕು ಯಾತಕ್ಕೆ ಬರ್ತದೆ ಧರ್ಮದ ವಿಷಯದಲ್ಲಿ ಮಂಕು ಬರಬಾರ್ದಲ್ಲ ಬರಬಾರ್ದಲ್ಲ ಅಂತ ಹೇಳೋದು ಬಹಳ ಸುಲಭ ಆದರೆ ಮಂಕು ಬರ್ತದಲ್ಲ ಅದಕ್ಕೆ ಧರ್ಮಗ್ಲಾನಿ ಅಂತ ಕರೆದ ಕೃಷ್ಣ ಅದು ಯುಗಕ್ಷಯದ ಸೂಚನೆ a whole age or an epoch can be destroyed if the people who hold the helm of affairs get confused in the most fundamental matters of law agriculture can wait education can wait law cannot wait ಅದು ಯಾವುದೇ ಸಮಸ್ಯೆ ಇರಬಹುದು ಯದಾ ಯದಾ ಧರ್ಮ ಧರ್ಮಸ್ಯ ನಿರ್ಭವತಿ ಭಾರತ ಜೀವನವನ್ನು ನಡೆಸೋರು ಯಾರು ನಾನು ಅಲ್ಲ ನೀವು ಅಲ್ಲ ನಾವೆಲ್ಲ ಕಾಯಿ ಕಾಯಿದ್ದ ಹಾಗೆ ಜೀವನಕ್ಕೆ ನಿಯಮಗಳಿವೆ ಆ ನಿಯಮಗಳನ್ನು ನಾವು ನೀವು ಮಾಡಿದವರಲ್ಲ ಅಂದ ಮೇಲೆ ನಾವು ನೀವು ಮುರಿಯುವುದಕ್ಕೆ ಬರುವುದಿಲ್ಲ ಹಗಲು ರಾತ್ರಿ ಅಮೆರಿಕೆಯಲ್ಲಿ ಬರ್ತದೆ ಇಸ್ರೇಲಲ್ಲಿ ಬರ್ತದೆ ಚೈನಾದಲ್ಲಿ ಬರ್ತದೆ ರಷ್ಯಾದಲ್ಲಿ ಬರ್ತದೆ ನಮ್ಮಲ್ಲಿ ಬರ್ತದೆ ನಿಮ್ಮ ಯಾರು ನಾವು ಮಾಡಿದ್ದಲ್ಲ ಇನ್ನೂ ಹೇಳಲೆ ಜನನಕ್ರಿಯೆಯ ರೀತಿ ಲೋಕದಲ್ಲಿ ಎಲ್ಲ ಕಡೆ ಒಂದೇ ರೀತಿ ಇದೆ ಸ್ತ್ರೀಯರು ತಿಂಗಳಲ್ಲಿ ಮೂರು ದಿವಸ ರಜಸ್ವರೆಯರಾಗುವುದು ಕ್ರಿಶ್ಚಿಯನ್ರಲ್ಲಿ ಉಂಟು ಮುಸ್ಲಿಮರಲ್ಲುಂಟು ಹಿಂದೂಗಳಲ್ಲಿ ಉಂಟು ಯಹೂದ್ಯರಲ್ಲುಂಟು ಪಾರ್ಸೀಕರಲ್ಲುಂಟು ಎಲ್ಲರಲ್ಲಿ ಉಂಟು ಇದು ಒಂದು ಮತದ ಅಪ್ಪಣೆ ಮೇಲೆ ನಿಂತಿಲ್ಲ ಸ್ವಾಮಿ ಜಗತ್ತು ನಿಂತಿರುವುದು ಧರ್ಮದ ಮೇಲೆ ತಾನಿ ಧರ್ಮಾಣಿ ಪ್ರಥಮಾನ್ಯಾಸನ್ ತೇ ಅನಾಕಂ ಮಹಿಮಾನಸ್ಸಂತೆ ವೇದ ಪುರುಷ ಹೇಳಿದ ಯಜ್ಞೇನ ಯಜ್ಞಮಯಜಂತ ದೇವಾ ಯಜ್ಞವನ್ನ ಯಜ್ಞದಿಂದಲೇ ಹಡೆದರು ದೇವತೆಗಳು ಯಜ್ಞ ಅಂದರೆ ಸೆಲ್ಫ್ ಸ್ಯಾಕ್ರಿಫೈಸ್ ಆತ್ಮಾರ್ಪಣೆ ಆತ್ಮಾರ್ಪಣೆಯಿಂದಲೇ ಜಗತ್ತು ಮುನ್ನು ನಡೀತಾ ಇದೆ resurrection rejuvenation in life renewal in life happens only by self surrender ಹುಟ್ಟಿದವರು ನಾವು ಹೀಗೆ ಮೊಳೆ ಪಡ್ಕೊಂಡಿರಬೇಕು ಅಂತಂದ್ರೆ ಯಜ್ಞ ಆಗೋದಿಲ್ಲ ಜೀವನ ಮುಂದೆ ಹೋಗೋದಿಲ್ಲ we must pass on the torch ಮುಂದೆ ಬರೋರಿಗೆ ಬೆನ್ ತಟ್ಟಬೇಕು ನನ್ನ ಕಾಲ ಮುಗೀತಪ್ಪ ನೀ ಜೀವನವನ್ನು ನಡೆಸು ಅಂತ ಹೇಳಿಕೊಡಬೇಕು ಅದಕ್ಕೆ ಯಜ್ಞ ಅಂದ್ರೆ ವೇದದಲ್ಲಿ ತುಪ್ಪ ಆಜ್ಯ ಅಗ್ನಿ ಸಮಿತು ಇದು ಬರೀ ಸಿಂಬಲ್ ಅದು ಯಜ್ಞ ಅಂದ್ರೆ ರಿನ್ಯೂವಲ್ ಆಫ್ ಲೈಫ್ ವರ್ಷದ ಕೊನೆಯಲ್ಲಿ ಗಿಡದಲ್ಲಿ ಮರದಲ್ಲಿ ಎಲೆಗಳೆಲ್ಲ ಉದುರಿತವೆ ಸತ್ಯ ಹೋಯಿತು ನಾವು ನೀವು ತಿಳ್ಕೊಳ್ತೇವೆ ಕಾಮನ ಹಬ್ಬ ಬರೋ ಹೊತ್ತಿಗೆ ಎಲ್ಲಿಂದಲೋ ಒಳಗಿಂದ ಬಣ್ಣ ಬಣ್ಣಗಳು ಉಗ್ಗಿ ಬರ್ತವೆ ಮೇಲ್ಗಡೆಗೆ entire nature is renewed renewed not only in India but all over the world ನಾವು ಮಾಡಿದ್ದೇವೆ ಇದನ್ನ ಇದಕ್ಕೆ ಧರ್ಮ ಅಂತೇವೆ ಇದೇ ಸನಾತನ ಧರ್ಮ ಅದೇ ರೀತಿಯಲ್ಲಿ ಮನುಷ್ಯ ಜೀವನಕ್ಕೂ ಒಳಗಡೆಯೂ ನರ್ಮ ನರ್ಮಗಳಿವೆ ತಂದೆಯನ್ನು ಮಗ ಕೊಲ್ಲಬಾರದು ಮಗನನ್ನು ತಂದೆ ಕೊಲ್ಲಬಾರದು ಕೆಲ ಪ್ರೀತಿಯಿಂದಲೇ ಕುಟುಂಬವನ್ನು ನೀವು ರಕ್ಷಿಸಬೇಕು ಬಾಳಬೇಕು ಕೊಟ್ಟು ಕೊಡುವುದು ಕೊಳ್ಳುವುದು ಕೊಡುಕೊಳ್ಳು ಕೊಳ್ಳು give and take that is a of life ಎಲ್ಲಿ ಗಿವ್ ಅಂಡ್ ಟೇಕ್ ಇರೋದಿಲ್ಲ ಅಲ್ಲಿ ಮಾರಾಮಾರಿ ಆಗ್ತದೆ ಇದೆಲ್ಲ ಹೇಳಬೇಕೆ ನಾನು ಭಾರತೀಯರಿಗೆ ಪಶ್ಚಿಮದವರು ಹೇಳಿದ ಅರ್ಥ ಆಗೋದಿಲ್ಲ ಸಿಕ್ಕಿದ್ದೆಲ್ಲ ನನಗಿರಲಿ ನನಗಿರಲಿ ನನಗಿರಲಿ ಬಕಾಸುರನ ಹೊಟ್ಟೆ ದಾಹ ದಾಹ ದಾಹ ರಾಜ್ಯ ಬೇಕು ನೆಲ ಬೇಕು ಪೆಟ್ರೋಲ್ ಬೇಕು ಮತ್ತೊಂದು ಬೇಕು ಬೇಕು ಬೇಕು ಬೇಕು ಸುಡಬೇಕು ಅದು ನಮ್ಮ ಸಂಸ್ಕೃತಿ ಅಲ್ಲ ನಮ್ಮ ಸಂಸ್ಕೃತಿಯಲ್ಲಿ ಕೊಡುವುದುಂಟು ತಕ್ಕೊಳ್ಳುವುದುಂಟು ಅಡ್ಜಸ್ಟ್ಮೆಂಟ್ ಉಂಟು ಜೀವನದಲ್ಲಿ ಅದು ಧರ್ಮಬದ್ಧವಾಗಬೇಕು ಅಂಥ ಒಂದು ಮೂಲ ಪ್ರಶ್ನೆ ಒಂದು ಸಮಾಜ ಒಂದು ರಾಷ್ಟ್ರ ಒಂದು ಜಗತ್ತಿನ ಆಯಾಮವನ್ನು ಅಲುಗಾಡಿಸುವ ಪ್ರಶ್ನೆ ಬಂದರೆ ಎಲ್ಲಿ ಧರ್ಮವನ್ನು ತಿಳಿದು ಧರ್ಮವನ್ನು ಮಾತನಾಡುವುದಿಲ್ಲವೋ ಮಾತನಾಡಬೇಕಾದವರು ಮಾತನಾಡುವುದಿಲ್ಲವೋ ಅಲ್ಲಿ ಕುಲ ಕ್ಷಯವಾಗುತ್ತೆ ರಾಷ್ಟ್ರ ಕ್ಷಯವಾಗುತ್ತೆ ಜಗತ್ತು ಕ್ಷಯವಾಗುತ್ತೆ ಅದನ್ನೇ ಧರ್ಮಗ್ಲಾನಿಯಿಂದ ಕೃಷ್ಣ ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಂ ಅಧರ್ಮಸ್ಯ ಧರ್ಮಕ್ಕೆ ಮುಸುಕಾದ್ರೆ ಅಧರ್ಮ ತಾನೇ ಮೇಲೆ ಕೇಳುತ್ತೆ ಎರಡು ತಕಡಿ ಬಟ್ಲಿದ್ದ ಹಾಗೆ ಧರ್ಮ ಅನ್ನೋದು ಕೆಳಗೆ ಹೋದರೆ ಅಧರ್ಮ ಮೇಲಕ್ಕೆ ಬರುತ್ತದೆ ಅದು ತಪ್ಸೋಕ್ ಬರೋದಿಲ್ಲ ಒಂದೇ ರೂಪಾಯಿನಾರು ನಾನು ನಿಮ್ಮ ಮುಖ ಹಾಗೆ ತದಾತ್ಮಾನಂ ಸೃಜಾಮ್ಯಹಂ ಅದಕ್ಕೆ ನಾನು ಬಿಡೋದಿಲ್ಲ ಅಂದ ಕೃಷ್ಣ ನಿನಗೆ ಯಾಕೋ ಹಣೆ ಬರಹ ಅಂದ್ರೆ ನಾನು ಧರ್ಮದ ರಕ್ಷಕ ನಾನು ಧರ್ಮದ ಸ್ವರೂಪಿ ಧರ್ಮವನ್ನು ನಾನು ನಿಲ್ಲಿಸುವುದೇ ನನ್ನ ಕೆಲಸ ಆ ಧರ್ಮ ನಿಲ್ಲಿಸುವುದರಿಂದ ಯಾರಿಗೆ ತೊಂದರೆ ಆಗುತ್ತೆ ಅದು ನನಗೆ ಸಂಬಂಧ ಇಲ್ಲ ಧರ್ಮ ಉಳಿಯುವುದರಿಂದ ಯಾರು ಬೇರೆಯವರು ಅಳಿತಾರೆ ಅದು ಅವರವರ ಹಣೆ ಬರಹ ನೀವು ಧರ್ಮ ಹೇಳಿದ್ರೆ ನಾವು ಸಾಯ್ತೇವಲ್ಲ ಅಂತ ನಾವೇನು ಮಾಡೋಕ್ಕಾಗತ್ತೆ ಒಂದು ಪಬ್ಲಿಕ್ ರೋಡ್ ಮಾಡಬೇಕು ಸಾವಿರಾರು ಜನಕ್ಕೆ ಸಾವಿರಾರು ವರ್ಷಕ್ಕೆ ಉಪಯೋಗ ಮಾಡೋದಕ್ಕೆ ಕೆಲವರು ಮನೆ ಹೋಗ್ತದಲ್ಲ ಮನೆ ಹೋಗ್ತದೆ ಏನು ಮಾಡೋಕೆ ಬರ್ತದೆ ರಸ್ತೆ ಮಾಡಬೇಕು ಅಂದ್ರೆ ಅಡಚಣೆ ಇದ್ದದ್ದನ್ನು ತೆಗಿಬೇಕು ಹೊಲ ಉಳಬೇಕಾದ್ರೆ ಹೊಲದಲ್ಲಿರೋ ಗಡ್ಡಗಳನ್ನೆಲ್ಲ ಒಳಿಬೇಕು ಕಲ್ಲು ಗಿಲ್ಲು ಮುಳ್ಳಿದ್ರೆ ತೆಗಿಬೇಕು ಕಸ ಇದ್ರೆ ತೆಗಿಬೇಕು ಅಯ್ಯೋ ಅದೆಲ್ಲ ಹೋಯ್ತಲ್ಲ ಅಂದ್ರೆ ಹೋಗ್ತದೆ old order change it, yielding place to new God fulfills himself in many ways. English ಕವಿ ಟೆನಿಸನ್ ಈ ಮಾತನ್ನು ಹೇಳಿದ old order change yielding place to new ಚಕ್ರಾರ ಪಂಕ್ತಿರಗಚ್ಚತಿ ಭಾಗ್ಯ ಪಂಕ್ತಿ ಭಾಸಕವಿ ಇದನ್ನೇ ಬೇರೆ ರೀತಿಯಲ್ಲಿ ಹೇಳಿದ ಆದ್ದರಿಂದ ಇಲ್ಲಿ ದ್ರೌಪದಿ ನಾವೆಲ್ಲ ನಿನ್ನೆ ತುಂಬಾ ಸಂಕಟಪಟ್ಟ ಭಾಗದಲ್ಲಿ ರಾಜಸ್ವಲೆಯಾಗಿದ್ದವಳು ಬಲಾತ್ಕಾರದಿಂದ ಎಳೆ ತರಲ್ಪಟ್ಟವಳು ಸಭೆಗೆ ದರದರನೆ ಬರ್ಬರ ಕೃತ್ಯದಲ್ಲಿ ದುಶಾಸನ ಅವಳ ಸಂಬಂಧ ಇರಲಿ ಅತ್ತಿಗೆ ಅಂತ ಅಥವಾ ಚಕ್ರವರ್ತಿನಿ ಅಂತ ಗೌರವ ಇರಲಿ ಬಿಡಲಿ ಒಬ್ಬ ಹೆಣ್ಣು ಮಗಳನ್ನ ಅಷ್ಟು ಹೀನ ಸ್ಥಿತಿಯಲ್ಲಿ ನಡೆಸಿಕೊಳ್ಳುವುದೇ ಯೋಚನೆ ಮಾಡಲಿಲ್ಲ ದರ ದರ ದರ ಎಳೆ ತಂದ ಸಭೆಗೆ ಬೆತ್ತಲೆ ಮಾಡುವ ಪ್ರಯತ್ನವನ್ನು ಮಾಡಿದ ಒಬ್ಬ ಚಕ್ರವರ್ತಿನಿಗೆ ಅಷ್ಟೊಂದು ಜನ ರಾಷ್ಟ್ರ ರಕ್ಷಕರ ಎದುರಿಗೆ ಭೀಷ್ಮ ದ್ರೋಣ ಕರ್ಣ ಕೃಪ ಶಲ್ಯ ಎಲ್ಲ ತುಂಬಿದ್ದ ಸಭೆಯಲ್ಲಿ ಅಂಥದೊಂದು ಅಪಮಾನವಾದರೆ ಆ ಲೋಕದಲ್ಲಿ ದುರ್ಯೋಧನ ರಾಜ್ಯದಲ್ಲಿ ಇನ್ಯಾವ ಹೆಂಗಸಿಗೆ ಮರ್ಯಾದೆ ಉಳಿತದೆ ಯೋಚನೆ ಮಾಡಿ ಇವತ್ತು ಪೇಪರ್ನಲ್ಲಿ ದಿನಂಪ್ರತಿ ನೋಡ್ತೇವೆ ದಲಿತ ಮಹಿಳೆಯರನ್ನ ಬೆತ್ತಲೆ ಮಾಡಿದರು ಊರು ತುಂಬ ಮೆರವಣಿಗೆ ಮಾಡಿದರು ದಲಿತರಿಗೆ ಮಾನ ಕಡಿಮೆ ದ್ರೌಪದಿಗೆ ಮಾನ ಹೆಚ್ಚು ಅಂತ ಹೇಳ್ತೀರಾ ಸ್ತ್ರೀಯರ ಮಾನ ಮಾನವೇ ಇದು ಬ್ರಾಹ್ಮಣರು ಮಾಡಿದ್ದಲ್ಲ ಓಬಿಸಿಗಳು ಮಾಡ್ತಾ ಇರೋದು ಜಾತಿ ಜಗಳ ಇದು ನಾನು ಪತ್ರಿಕೆಯಲ್ಲಿ ಬರೀಬೇಕಾಯಿತು ಜವರೇಗೌಡರಿಗೋಸ್ಕರವಾಗಿ ಹಳ್ಳಿ ಹಳ್ಳಿಗಳಲ್ಲಿ ಜಾತಿ ಪದ್ಧತಿಯ ಈ ಕೆಟ್ಟ ರಾಗದ್ವೇಷಗಳಿಂದ ದುರ್ಬಲರನ್ನು ಅವಮಾನ ಮಾಡ್ತಿದ್ದಾರೆ ಹಿಂಸೆ ಮಾಡ್ತಿದ್ದಾರೆ ಆ ದುರ್ಬಲರು ಯಾವ ರೀತಿಯಲ್ಲಿ ನಡ್ಕೊಳ್ತಾರೆ ಸೊಕ್ಕಿನಿಂದ ಸರ್ಕಾರ ನಮಗೆ ಪ್ರೋತ್ಸಾಹ ಪಡ್ತಾ ಇದೆ ಅಂತ ಅವರು ಸೊಕ್ಕಿನಿಂದ ನಡೆಯುವುದು ತಪ್ಪು ಇವರವರನ್ನು ಅಪಮಾನ ಮಾಡುವುದು ತಪ್ಪು ಒಂದೇ ಹಳ್ಳಿಯಲ್ಲಿ ವಾಸ ಮಾಡಬೇಕಾದವರು ಪರಸ್ಪರ ಪ್ರೀತಿಯಿಂದ ಸೌಹಾರ್ದದಿಂದ local problems must be locally solve they should not be escalated ಇಷ್ಟು ತಿಳುವಳಿಕೆ ಇಲ್ಲ ಅಂದರೆ ದ್ರೌಪದಿಗಾದ ಇನ್ನೂ ನಡೀತಾ ಇದೆ ಅದು ನಡೆಯುವ ತನಕ ಈ ದೇಶಕ್ಕೆ ಉದ್ಧಾರವಿಲ್ಲ ಪೇಜಾವರ ಶ್ರೀಗಳು ಗೋಕರ್ಣದಲ್ಲಿ ವಿರಾಟ್ ಹಿಂದೂ ಸಮ್ಮೇಳನದಲ್ಲಿ ಹೇಳಿದರು ಈ ಜಾತಿ ಜಗಳ ಇರೋ ತನಕ ಈ ದೇಶಕ್ಕೆ ಉದ್ಧಾರವಿಲ್ಲ ಅಂದ್ರು ಪೇಜಾವರ ಶ್ರೀಗಳು ಹೇಳಿದ್ರು ಈ ಮಾತನ್ನು ಜಾತಿ ಜಗಳ ಬೇಡ ಅಂತ ನಾವು ಅಂತೇವೆ ಸ್ವಾಮಿ ನಿಮ್ಮ ರಾಜಕಾರಣಿಗಳಿಗೆ ಜಾತಿ ಜಗಳ ಬೇಕಾಗಿದೆಯಲ್ಲ ವೋಟ್ ಬ್ಯಾಂಕ್ ಬೇಕಾಗಿದೆ ಪಾಲಿಟಿಕ್ಸ್ ಬೇಕಾಗಿದೆ ಜಾತಿ ರಹಿತ ಅಂತ ಬಾಯಲ್ಲಿ ಹೇಳ್ತಾರೆ ಜಾತಿ ಇರಲಿ ಅರವತ್ತೊಂಬತ್ತು ಪರ್ಸೆಂಟು ಎಪ್ಪತ್ತು ಪರ್ಸೆಂಟು ಕಾನ್ಸ್ಟಿಟ್ಯೂಷನ್ಗೆ ಬೆಂಕಿ ಹಚ್ಚಿ ಜಾತಿ ಇರಲಿ ಜಾತಿ ಇರಲಿ ಜಾತಿಗೆ ಜೈ ಇವರು ಹೇಳೋ ತನಕ ಮಹಾಭಾರತ ಯುದ್ಧ ತಪ್ಪೋದಿಲ್ಲ ದ್ರೌಪದಿ ಗಾದಮ್ಮನ ಮಹಾಭಾರತ ಮುಟ್ಟಿ ಶಪಥ ಮಾಡಿ ಯಾವನೊಬ್ಬನೂ ಹೇಳಬಹುದಾದಂತಹ ಒಂದು ಧರ್ಮದ ನೀತಿ ಇದು ಮನುಷ್ಯರಿಗೆ ಜಾತಿ ಅನ್ನೋದು ಬರೀ ವೃತ್ತಿಗೋಸ್ಕರ it's meant for only professional identity it's not meant for quarrel it's not meant for superiority or inferiority ನಾನು ಎಷ್ಟು ಬಡ್ಕೊಂಡು ಹೇಳಿ ಒಬ್ಬ ಹೇಳಿದ್ರೆ ಕೇಳುತ್ತೆ ಸ್ವರ್ಗದ ತನಕ ನನ್ನ ಧ್ವನಿ ಕೇಳುವುದಿಲ್ಲ ದ್ರೌಪದಿ <coughs> ಅಷ್ಟೊಂದು ಹೀನ ಸ್ಥಿತಿಯಲ್ಲಿಯೂ ತನ್ನ ಕಷ್ಟವನ್ನು ನುಂಗಿಕೊಂಡು ನನ್ನ ಪ್ರಶ್ನೆಗೆ ಉತ್ತರ ಹೇಳಿ ಅಂತ ಕೇಳಿದಳು ನೆನ್ನೆ ಹೇಳಿದ್ದೆಲ್ಲ ನೆನಪಿಸಿಕೊಳ್ಳಿ ಧರ್ಮಪುತ್ರ ತನ್ನನ್ನಿಟ್ಟು ಮೊದಲು ಸೋತ ಮೇಲೆ ತಾನೇ ಅಸ್ವತಂತ್ರನಾದ ಮೇಲೆ ತಾನೇ ದಾಸನಾದ ಮೇಲೆ ನನ್ನನ್ನಿಟ್ಟು ಒಡ್ಡುವುದಕ್ಕೆ ಅವನಿಗೆ ಅಧಿಕಾರವಿದೆಯೇ ಅಸ್ವತಂತ್ರನಿಗೆ ಹೆಂಡತಿಯನ್ನಾದರೂ ಇಟ್ಟು ಜೂಜಾಡುವುದಕ್ಕೆ ಅಧಿಕಾರವಿದೆಯೇ ಅಥವಾ ನನ್ನನ್ನು ಮೊದಲೇ ಇಟ್ಟು ಜೂಜಾಡಿ ಸೋತು ಆಮೇಲೆ ತಾನು ತನ್ನನ್ನಿಟ್ಟು ಸೋತಾಡಿದನೆ ಇದು ಉತ್ತರ ಕೊಡಿ ಅಂತ ಕೇಳಲಾಗಿ ಭೀಷ್ಮ ಕೊಟ್ಟ ನಿರ್ಣಯ ನಿನ್ನೆ ಓದುವುದಕ್ಕಾಗಲಿಲ್ಲ ದೊಡ್ಡವರು ದೊಡ್ಡ ತಪ್ಪನ್ನೇ ಮಾಡ್ತಾರೆ ಸಣ್ಣವರು ಸಣ್ಣ ತಪ್ಪನ್ನು ಮಾಡ್ತಾರೆ ಆ ಮೆಟ್ಲಲ್ಲಿ ಕೂತಿದ್ದವರು ಬಿದ್ದರೆ ಪೆಟ್ಟಾಗೋದಿಲ್ಲ ಇಷ್ಟು ಎತ್ತರದಿಂದ ಬಿದ್ದರೆ ತಲೆ ಒಡೆದು ಹೋಗ್ತದೆ ದೊಡ್ಡವರು ನೆಹರು ಅಂತ ಅವರು ಎಷ್ಟು ದೊಡ್ಡ ಹಳ್ಳಕ್ಕೆ ಬಿದ್ದರು ಈ ದೇಶವನ್ನು ಒಡೆದರು ಅನ್ಯಾಯವನ್ನು ಮಾಡಿದರು ಎಷ್ಟೊಂದು ನಿರಪರಾಧಿಗಳ ಬಲಿಯಾಯಿತು ಈ ರಾಷ್ಟ್ರದ ವಿಭಜನೆಯಿಂದ ಇವತ್ತಿರುವ ಎರಡು ಮೂರು ರಾಷ್ಟ್ರಗಳಿಗೆ ಯಾರಿಗೂ ಸುಖವಿಲ್ಲದೆ ಹೋಯಿತು ಎಲ್ಲ ಇವರಿಗೆ ತಲೆ ಬೇಡವೆ ಫ್ಯೂಚರ್ ಬೇಡವೆ ರೊಟ್ಟಿ ಹರಿದ ಸುಲಭವೇ ದೇಶ ಹರಿಯೋದು ಕುಟುಂಬ ಕುಟುಂಬಗಳಲ್ಲಿ ಅಲ್ಲೊಬ್ಬ ಅಣ್ಣ ಇಲ್ಲೊಬ್ಬ ತಮ್ಮ ಅಲ್ಲೊಬ್ಬ ಹೆಂಡತಿ ಇಲ್ಲೊಬ್ಬ ಗಂಡ ಈ ರಾಷ್ಟ್ರ ಹರಿದರೆ ಕ್ಷೇಮವಾಗ್ತದೆಯೇ ಹರಿದಿದ್ದೆಲ್ಲ ಮತ್ತೆ ಸೇರಿತು ಎರಡು ಜರ್ಮನಿ ಒಂದಾಯಿತು ಎರಡು ಜಪಾನ್ ಒಂದಾಯಿತು ಎರಡು ಕೊರಿಯಾ ಒಂದಾಗ್ತಾ ಇದೆ ಎಲ್ಲ ಭಾರತ ಒಂದಾಗ್ತಾ ಇಲ್ಲ ಒಂದು ಫೆಡರೇಷನ್ ಮಾಡಿಕೊಂಡ್ರಿ ಮಹಾರಾಯರೇ ನಾವು ಹೇಳ್ತೀವಿ ಕೇಳುವುದಿಲ್ಲ ಮನಸ್ಸನ್ನು ಹರಿಯಬೇಡಿ ಮಕ್ಕಳನ್ನು ಹೊಡೆಯಬೇಡಿ ಭೀಷ್ಮ ಹೇಳ್ತಾನೆ ಉತ್ತರವನ್ನು ನೋಡಿ ನ ಧರ್ಮ ಸೌಕ್ಷ್ಮಾತಿ ಸುಭಗೆ ವಿವೇಕ್ತಂ ಶಕ್ನೋಮಿತೆ ಪ್ರಶ್ನಮಿಮಂ ಯಥಾವತ್ ಅಸ್ವಾಮಿ ಅಶಕ್ತ ಪಣಿತಂ ಪರಸ್ವಂ ಸ್ತ್ರೀಯಾಶ್ಚ ಭರ್ತು ವಶತಾಂ ಸಮೀಕ್ಷಾ ಇದು ಅಡ್ಡಗೋಡೆ ಮೇಲೆ ದೀಪ ಅಂತ ಹೇಳ್ತಾರೆ ಈ ಕಡೆಗೂ ಬೆಳಕು ಬರಬೇಕು ಆ ಕಡೆಗೂ ಬೆಳಕು ಬರಬೇಕು ಯಾರಿಗೂ ತೃಪ್ತಿ ಉಂಟಾಗಿರಬಾರದು ಮೊದಲನೇ ವಾಕ್ಯ ನ ಧರ್ಮ ಸೌಕ್ಷ್ಮಾತಿ ಸುಭಗೆ ವಿವೇಕ್ತಂ ಎದೆ ಸೌಭಾಗ್ಯವತಿ ದ್ರೌಪದಿಯೇ ನೀನು ಕೇಳಿದ ಪ್ರಶ್ನದಲ್ಲಿ ಒಂದು ಬಹಳ ಸೂಕ್ಷ್ಮವಾದ ಧರ್ಮ ಅಡಿಗೆ ಕೂತ್ಕೊಂಡಿದೆ ಅದನ್ನು ವಿವೇಚನೆ ಮಾಡುವುದಕ್ಕೆ ವಿವೇಕ್ತಂ ನ ಶಕ್ನೋಮಿ ನನಗೆ ಶಕ್ತಿ ಇಲ್ಲ ಅಂದ ಹಾಗಿದ್ರೆ ಬಾಯಿ ಮುಚ್ಕೊಂಡು ಕೊಡ್ಬೇಕಲ್ಲ if I cannot answer your question I must learn to sit silent ಆದರೆ ಇನ್ನೊಂದು ಮಾತನ್ನು ಸೇರಿಸ್ತಾನೆ ಇದು ಕೌರವರಿಗೆ ಪ್ರೋತ್ಸಾಹ ಕೊಟ್ಟಿದ್ದು ಅಸ್ವಾಮಿ ಅಶಕ್ತ ಪಣಿತಂ ಪರಸ್ವಂ ಧರ್ಮರಾಜ ತನಗೆ ತಾನೇ ಸ್ವತಂತ್ರನಲ್ಲದಿದ್ದರೆ ತನ್ನನ್ನಿಟ್ಟು ಸೋತುಕೊಂಡ ಮೇಲೆಯೂ ಅವನಿಗೆ ಇನ್ನೂ ನಿನ್ನನ್ನು ಒಡ್ಡುವುದಕ್ಕೆ ನಿನ್ನ ಮೇಲೆ ಪ್ರಭುತ್ವ ಹಕ್ಕು ಎನ್ನುವುದು ಇಲ್ಲವಾಗಿದ್ದ ಪಕ್ಷದಲ್ಲಿ ಅವನು ಒಡ್ಡಿದ್ಯಾತಕ್ಕೆ ಅವನ್ನೇ ಕೇಳು ತನ್ನನ್ನಿಟ್ಟು ಸೋತ್ಕೊಂಡ ಮೇಲೆ ನಿನ್ನನ್ನಿಟ್ಟನಲ್ಲ ಅವನು ಧರ್ಮರಾಜ ಅಲ್ವಾ ಧರ್ಮರಾಜನಿಗೆ ತನ್ನನ್ನು ತಾನೇ ಸೋತ್ಕೊಂಡ ಮೇಲೆ ನಿನ್ನನ್ನಿಟ್ಟು ಸೋಲುವುದಕ್ಕೆ ಅಧಿಕಾರ ಇಲ್ಲದೆ ಇದ್ರೆ ಕೀಟ ಅಸ್ವಾಮಿ ಅಶಕ್ತ ಪಣಿತು ಪರಸ್ವಂ ನೀನು ಇನ್ನೊಬ್ಬರು ಸ್ವತ್ತಾಗಿದ್ರೆ ಅವನು ಯಾಕೆ ಕೆಡ್ತಾ ಇದ್ದ ಆದ್ರೆ ಅವನು ಮಾಡಿದ್ದು ಸರಿ ಒಂದು ದೃಷ್ಟಿಯಲ್ಲಿ ಸ್ತ್ರೀಯಾಶ್ಚ ಭರ್ತು ವಶತಾಂ ಸಮೀಕ್ಷ ಎಂಥ ಸ್ಥಿತಿಯಲ್ಲಿಯೂ ಹೆಂಡತಿ ಎಂಬುವಳು ಗಂಡನ ಆತ್ಮದ ಅರ್ಧ ಭಾಗ ಅಂತ ವೇದ ಹೇಳೋಣದರಿಂದ ಧರ್ಮರಾಜನಿಗೆ ನಿಟ್ಟು ಜೂಜಾಡುವುದಕ್ಕೆ ಅಧಿಕಾರವಿದೆ ಎಂದ ಭೀಷ್ಮ ಸುಡಬೇಕಲ್ಲವೇ ಭೀಷ್ಮನನ್ನ ಈ ಲಾಪಾಯಿಂಟ್ ಎತ್ತಿಕೊಟ್ಟ ಅರ್ಧೋ ಆತ್ಮನಃ ಯತ್ ಪತ್ನಿ ವೇದ ಹೇಳ್ತದೆ ಒಬ್ಬ ಪುರುಷನ ಅರ್ಧ ಭಾಗ ಅವನ ಪತ್ನಿ ಎಂಬವಳು ಹಾಗಿದ್ರೆ ಮದುವೆಯಾಗದೆ ಇದ್ದವರ ಗತಿ ಏನು ಇದೊಂದು ಪ್ರಶ್ನೆ ಬಂತಲ್ಲ ಧರ್ಮ ಸೂಕ್ಷ್ಮ ಮದುವೆಯಾಗದೆ ಇದ್ದವರು ಅಪೂರ್ಣವಾದ ಆತ್ಮರು ಅಂತ ಹೇಳ್ತೀವಿ ನಮ್ಮ ವೇದಶಾಸ್ತ್ರ ಪ್ರಕಾರವಾಗಿ an unmarried man is an incomplete man ಬ್ರಹ್ಮಚಾರಿ ಆಶ್ರಮದಲ್ಲಿ ಬಹಳ ವರ್ಷ ನಿಲ್ಲುವುದಕ್ಕೆ ಒಬ್ಬ ಮನುಷ್ಯನಿಗೆ ಅಧಿಕಾರವಿಲ್ಲ ಬ್ರಹ್ಮಚರ್ಯ ಮೂವತ್ತೆರಡು ವರ್ಷದೊಳಗೆ ಮುಗಿಬೇಕು ಬಹಳ ಅಂದರೆ ಅದಾದ ಮೇಲೆ ಅವನು ಆಗಬೇಕು ಇಲ್ಲದಿದ್ದರೆ ನೈಷ್ಠಿಕ ಸನ್ಯಾಸಿಯಾಗಿ ಬ್ರಹ್ಮ ಜೈಷ್ಠಿಕ ಬ್ರಹ್ಮಚಾರಿಯಾಗಿ ಶಂಕರಾಚಾರ್ಯರಂತೆ ಇನ್ನೊಂದು ಆಶ್ರಮಕ್ಕೆ ಹೋಗಬೇಕು ಬ್ರಹ್ಮಚರ್ಯದಲ್ಲೇ ಬಹಳಷ್ಟು ವರ್ಷ ನಿಲ್ಲುವುದು ಅಂದರೆ ಇದಕ್ಕೆ ಅನಾಶ್ರಮಿತ್ವ ಅಂತ ಒಂದು ದೋಷ ಭೀಷ್ಮ ಅಂಥದೊಂದು ತಪ್ಪನ್ನು ಮಾಡಿದ್ದ ಮದುವೆಯನ್ನು ಮಾಡಿಕೊಳ್ಳಿಲ್ಲ ಸನ್ಯಾಸನೂ ತಗೊಳ್ಳಿಲ್ಲ ಕ್ಷತ್ರಿಯನಿಗೆ ಸನ್ಯಾಸಾಧಿಕಾರವಿಲ್ಲ ಏನೋ ತಂದೆ ತೀಟೆಗೆ ಅಂತ ಪ್ರತೀಕ್ಷೆ ಅಲ್ಲಿಯೇ ಗೋಚರ ಮಾಡಿಕೊಂಡ ಭೀಷ್ಮ ಜೀವನದ ಉದ್ದಕ್ಕೂ he created crisis for himself and for others and for the whole nation ಬರೀ ಕನ್ಫ್ಯೂಷನ್ ಭೀಮ ಜೀವನ ಯುಧಿಷ್ಠಿರು ಧರ್ಮ ಮಥೋ ನ ಜಹ್ಯಾತ್ ತ್ಯಜೇತ ಸರ್ವಾಂ ಪೃಥಿವೀಂ ಸಮೃದ್ಧಾಂ ನಿಲ್ಲಿಸಬೇಕಾಗಿ ಮುಂದುವರೆಸ್ತಾನೆ ನಿನ್ನ ಗಂಡನ ಕೇಳಮ್ಮ ಭೂಮಿಯನ್ನು ಬೇಕಾದರೂ ತ್ಯಾಗ ಮಾಡಿ ಅವನಿಂದ ಗಂಡ ಯಾಕೆ ಧರ್ಮ ಮಥೋ ನಜಹ್ಯಾತ್ ಧರ್ಮವನ್ನು ಮಾತ್ರ ಬಿಡಲಾರ ನಾವೆಲ್ಲ ಅವನನ್ನ ನಾನು ದೊಡ್ಡವನಾಗಿದ್ರು ಧರ್ಮರಾಜನ ಕೈ ಮುಗಿತೇನೆ ಧರ್ಮಪುತ್ರ ಅಂತ ಅವನು ಧರ್ಮ ಬಿಡುವನಲ್ಲ ಉಕ್ತಂ ಜಿತೋಸ್ಮೀತಿ ಚ ಪಾಂಡವೇನ ದ್ರೌಪದಿಯನ್ನಿಟ್ಟು ಪಗಡೆ ದಾಳ ಬಿದ್ದ ಮೇಲೆ ಜಿತಂ ಶಕುನಿಯನ್ನು ಹೇಳಿದ ಆದರೆ ಧರ್ಮರಾಜನು ಹೇಳಿದ ಹೌದು ನಾ ಸೋತೆ ಅಂತ ಅವನೇ ಹೇಳಿದನಲ್ಲ ಧರ್ಮರಾಜನ ಬಾಯಲ್ಲಿ ಮಾತು ಬಂತಲ್ಲ ಅಂದ ಮೇಲೆ ಅವನು ನಿನ್ನಿಟ್ಟು ಸೋಲುವುದಕ್ಕೆ ಅವನಿಗೆ ಅಧಿಕಾರವಿದೆ ಅಂತ ಅರ್ಥ ಜ್ಯೂತೆ ಅದ್ವಿತೀಯ ಶಕುನಿ ನರೇಶು ಜೂಜಿನಲ್ಲಿ ಈ ಶಕುನಿಯಷ್ಟು ಬುದ್ಧಿವಂತರಿನ್ನೊಬ್ಬರಿಲ್ಲ ಲೋಕದಲ್ಲಿ ಕುಂತಿ ಸುತಸ್ತೇನ ನಿಸೃಷ್ಟ ಕಾಮ ನಿನ್ನ ಗಂಡ ಅವನ ಕೈಯಲ್ಲಿ ಸೋತಿದ್ದಾನೆ ಹೋಗಲಿ ಶಕುನಿ ಏನಾದ್ರು ಸಬ್ಜೆಕ್ಟ್ ಮಾಡಿದ್ದಾನೆ ಅಂದ್ರೆ he can't have place the wrong step is an expert ಎಲ್ಲ ರೆಫರೀಸ್ ಎಲ್ಲ ಕೂತಿದ್ದಾರೆ ಬೇರೆ ಬೇರೆ ಜನಗಳು ನಮನ್ಯತಾಂ ನಿಕೃತಿಂ ಯುಧಿಷ್ಠರ ತನ್ನನ್ನು ಸೋಲಿಸಿದ್ದು ಶಕ್ನಿ ಮಾಡಿದ್ದ ತಪ್ಪು ನಿನ್ನ ಗಂಡ ಒಪ್ಕೋತಾ ಇಲ್ಲ ತಸ್ಮಾನ್ನತೆ ಪ್ರಶ್ನೆ ಮಿಮಂ ನಿನ್ನ ಪ್ರಶ್ನೆಗೆ ನಾವು ಉತ್ತರ ಹೇಳೋಕೆ ಶಕ್ತಿ ಇಲ್ಲ ಅಂದ ಎಷ್ಟು ಕಾಂಪ್ಲಿಕೇಟೆಡ್ ಆನ್ಸರ್ ನೋಡಿ ನಿನ್ನಿಟ್ಟು ಸೋಲುವುದಕ್ಕೆ ಅಧಿಕಾರವಿದೆ ಗಂಡನಿಗೆ ಅಂತಾನೆ ಧರ್ಮರಾಜನೇ ಹೇಳಿ ಅಂತಾನೆ ಉತ್ತರ ಹೇಳೋಕೆ ಯೋಗ್ಯತೆ ಇಲ್ಲ ಅಂತಾನೆ ಅವನ ಮಾತಿನಲ್ಲಿಯೇ ಎಷ್ಟು ವಿರಸ ಮೋಸ್ಟ್ ಕನ್ಫ್ಯೂಸ್ ಮೈಂಡ್ ಒಂದು ದೇಶದ ಪ್ರಧಾನಮಂತ್ರಿಗೆ ರಾಷ್ಟ್ರಾಧ್ಯಕ್ಷನಿಗೆ ಈ ಸ್ಥಿತಿ ಉಂಟಾದರೆ ಆ ರಾಷ್ಟ್ರ ಖಂಡಿತ ನಾಶವಾಗುತ್ತೆ ಮುಂದೆ ಬರೋ ಮಹಾಭಾರತ ಯುದ್ಧಕ್ಕೆ I hold Bhishma entirely responsible ಅವತ್ತು ಅವನು ನಿರ್ಣಯ ಕೊಟ್ಟಿದ್ದ ಈ ಸ್ಥಿತಿ ಬರ್ತಿಲ್ಲ ಕೊನೆಯ ತನಕ ಒರಲ್ತಾಳೆ ಬಾಬಾ ದ್ರೌಪದಿ ಅದಕ್ಕೆ ಅವಳು ಹೇಳಿದ್ಲು ಧರ್ಮವನ್ನು ತಿಳಿದವಳು ದ್ರೌಪದಿ ಹೇಳ್ತಾಳೆ ಆಹೂಯ ರಾಜ ಕುಶಲೈ ಅನಾರ್ಯೈ ದೊಡ್ಡಪ್ಪ ತಾತ ನನ್ನ ಯಜಮಾನನಿಗೆ ಜೂಜಾಡಬೇಕು ಅಂತ ಆಸೆ ಇರಲಿಲ್ಲ ಅವನು ತಾನಾಗಿಯೇ ಬರಲಿಲ್ಲ ಕರೆದವರು ಯಾರು ಕುಶಲೈ ಅನಾರ್ಯೈ ಧರ್ಮವನ್ನು ಬಿಟ್ಟವರು ಕುಮಾರ್ಗಿಗಳು ವಕ್ರಬುದ್ಧಿಗಳು ಶಕುನಿ ಮೊದಲಾದವರು ನನ್ನ ಕರೆದರು ದುಷ್ಟಾತ್ಮಭಿ ನಿಕೃತಿಕೈ ಸಭಾಯಾಂ ವಂಚನೆ ಮಾಡಬೇಕು ಅಂತ ಉದ್ದೇಶದಿಂದಲೇ ಕರೆದು ಸರ್ವಸ್ವವನ್ನು ಕಸಿದುಕೊಳ್ಳಬೇಕು ಅಂತ ಮಾಡಿದ್ದಾರೆ ನಿಮಗೆ ಗೊತ್ತಿಲ್ಲವೇ ಇದು ದ್ಯೂತಪ್ರಿಯೈ ನಾಧಿಕೃತ ಪ್ರಯತ್ನ ದ್ಯೂತಪ್ರಿಯರು ಕರೆದಿದ್ದಾರೆ ಯಾರನ್ನ ಜೂಜೇ ಗೊತ್ತಿಲ್ಲದ ಪಗಡೆ ದಾಳವನ್ನೇ ಆಡಿಸದೇ ಇರತಕ್ಕಂಥ ನನ್ನ ಗಂಡನನ್ನು ಕರೆದಿದ್ದಾರೆ ಕಸ್ಮಾದಯನ್ನಾಮ ನಿಸೃಷ್ಟ ಕಾಮ ಅದರಿಂದ ಇದು ಯಾತಕ ಮೋಸ ಅಲ್ಲ ದಯವಿಟ್ಟು ಹೇಳಿ ಈ ಜೂಜ್ ನಡೆದದ್ದೇ ತಪ್ಪು ಅದೇ ತಪ್ಪಾಗಿರುವಾಗ ಈ ಪಣ ಇಟ್ಟದ್ದು ಸರಿಯೇ ಆ ಪಣ ಇಟ್ಟದ್ದು ಸರಿಯೇ the whole question is irrelevant ಎಂಥ ಅಪಾಯಿಂಟ್ ಇಟ್ಟಿದ್ದು ನೋಡಿ ಈಗ ಕಾಶ್ಮೀರ ಯಾರಿಗೆ ಸೇರಬೇಕು ಅರವತ್ತು ವರ್ಷದಿಂದ ವಿವಾದ ಯುನೈಟೆಡ್ ನೇಷನ್ಸ್ ಪ್ರೆಬ್ಯುಸೈಟು ರೆಸೊಲ್ಯೂಷನ್ಸು ಅದೆಲ್ಲ ಹೆಡ್ ಹೌದು if you question the instrument of accession ಭಾರತಕ್ಕೆ ಕಾಶ್ಮೀರ ರಾಜಾ ಹರಿಸಿಂಗ್ ಅವರ ಹಸ್ತಾಕ್ಷರದಲ್ಲಿ ಒಪ್ಪಿಗೆ ಇತ್ತು ಆದದ್ದು ದೇಶ ವಿಭಜನೆಗೆ ಆ ಇನ್ಸ್ಟ್ರೂಮೆಂಟ್ ಆಫ್ ಅಕ್ಷರ ಏನು ಹೇಳ್ತಾರೆ ನ್ಯಾಯ ಅದು ತಪ್ಪಿದ್ದ ಪಕ್ಷದಲ್ಲಿ ಹಾಗಿದ್ದರೆ ಪಾಕಿಸ್ತಾನ ಉಂಟಾದದ್ದು ತಪ್ಪು ಅನ್ಬೇಕಾಗುತ್ತೆ ಇಟ್ ವಾಸ್ ದ ಸೇಮ್ ಇನ್ಸ್ಟ್ರೂಮೆಂಟ್ ದಟ್ ಕ್ರಿಯೇಟೆಡ್ ಪಾಕಿಸ್ತಾನ್ ಇಟ್ ವಾಸ್ ದ ಸೇಮ್ ಇನ್ಸ್ಟ್ರೂಮೆಂಟ್ ದಟ್ ಮೇಡ್ ಮೈಸೂರ್ ಎಟ್ ಅಕ್ಸಿಡೆಂಟ್ ಯೂನಿಯನ್ ಆಫ್ ಇಂಡಿಯಾ ಎರಡೂ ರಾಷ್ಟ್ರಗಳ ಅನೇಕ ಭಾಗಗಳು ಪುಡುಪುಡಿಯಾಗಬೇಕಾಗ್ತದೆ ಯೋಚನೆ ಮಾಡಿ ಯು ಕೆನಾಟ್ ಕ್ವಶನ್ ದಟ್ ಇನ್ಸ್ಟ್ರೂಮೆಂಟ್ ರಾಜಾ ಹರಿಸಿಂಗ್ ಹೋದರು ಶೇಖ್ ಅಬ್ದುಲ್ಲಾ ಮೇಲೆ ಬಂದರು ಜನಾಭಿಪ್ರಾಯ ಮುಖ್ಯವಾಗಿದ್ರೆ ಪಾಕಿಸ್ತಾನದಲ್ಲಿ ಜನಗಣತಿ ಮೊದಲು ಮಾಡಬೇಕಾಗಿತ್ತು ನೀವೆಲ್ಲ ಪಾಕಿಸ್ತಾನ ಸೇರ್ತೀರಾ ಅಂತ ಮೊದಲು ಕೇಳಬೇಕಾಗಿತ್ತು ರಾಜಾಜಿಯವರು ಕೇಳಿದಂತೆ ಐ ಡೋಂಟ್ ವಾಂಟ್ ಅ ಮಾತು ಇಟ್ ಅನ್ ಪಾಕಿಸ್ತಾನ ಅಂದರು ಜಿನ್ನಾ ಸಾಹೇಬರು ಈ ಮಾತು ಅದಕ್ಕೆ ಕೇಳ್ತೇವೆ ಅಲ್ಲಿ ಗೋಜಲು ಯುನೈಟೆಡ್ ನೇಷನ್ಸ್ ಹೋದರೂ ಯುನೈಟೆಡ್ ನೇಷನ್ಸ್ ಭೀಷ್ಮನಂತೆ ವರ್ತಿಸಿತು ಇವತ್ತು ಇಷ್ಟು ವರ್ಷ ಆಗಿದೆ they have not been able to define what is aggression who is the aggressor they are not able to decide Draupadi ಪ್ರಶ್ನೆಯಂತೆ ಅಲ್ಲಿಯೂ ಹಾಗೆ ಉಳಿದಿದೆ ರಾಮ ಜನ್ಮಭೂಮಿ ವಿಷಯದಲ್ಲಿಯೂ ಇದೆ ಕೋರ್ಟ್ ಅವರು ತೀರ್ಪನ್ನು ಕೊಡಬೇಕು ಎಷ್ಟು ವರ್ಷ ಆಯಿತು ಎಳೆದಾಡ್ತಾ ಕೂತಿದೆ ಫ್ಯಾಕ್ಟ್ಸ್ ಆರ್ ವೆರಿ ಕ್ಲಿಯರ್ ಅಡ್ಡ ಬರುವುದು ಯಾವುದು ಮುದ್ದೆ ಮಂಕಾಗುವುದು ಯಾವುದು ವೋಟ್ ಬ್ಯಾಂಕ್ ಪಾಲಿಟಿಕ್ಸ್ ಅದು ಅಡ್ಡ ಬರ್ತಾ ಕೂತಿದೆ ಭೀಷ್ಮನಿಗೆ ಅಂಜಿಕೆ ಏನು ಭೀಷ್ಮನಿಗೆ ಹೆದರಿಕೆ ಅಂತ ಹೇಳ್ತೀರಲ್ಲ ಅಂದ್ರೆ ದುರ್ಯೋಧನ ವಿರುದ್ಧವಾಗಿ ತೀರ್ಪು ಕೊಡುವುದು ಹೇಗೆ ಎಸ್ಟಾಬ್ಲಿಷ್ಡ್ ಗೌರ್ಮೆಂಟ್ ಅದು ಬ್ಯೂರೋಕ್ರಸಿ ಚೆನ್ನಾಗಿದೆ ದುರ್ಯೋಧನ ಊರಿಕೊಂಡಿದ್ದಾನೆ ರಾಜ್ಯವನ್ನ ನಾನೇ ಹರಿದು ಚೂರ್ ಮಾಡಿ ಪಾರ್ಟಿಷನ್ ಮಾಡಿ ಇವನಿಗೆ ಅರ್ಧ ಧರ್ಮರಾಜನಿಗೆ ಅರ್ಧ ಅಂತ ಕೊಟ್ಟಿದ್ದೇನೆ ಹಾಗಿದ ಮೇಲೆ ಇವರು ದ್ರೌಪದಿಯನ್ನು ಒಡ್ಡಿ ತಪ್ಪು ಅಂತ ಹೇಗೆ ಹೇಳುವುದು ತುಂಬಾ ಗೋಜಲಾಗಿ ಹೋಯಿತು ಆಗ ದ್ರೌಪದಿ ಆ ಸಭೆಯನ್ನೇ ನಿಂದಿಸ್ತಾಳೆ ಬಹಳ ಧಿಕ್ಕಾರದ ಮಾತುಗಳನ್ನಾಡ್ತಾಳೆ ಕೋಪಾವೇಶದಲ್ಲಿ ಹೇಳ್ತಾಳೆ ನೆನ್ನೆ ಹೇಳಬೇಕಾಗಿತ್ತು ನೆನ್ನೆ ಹೇಳುವುದಕ್ಕೆ ನನಗೆ ಗಂಟಲು ಬರಲಿಲ್ಲ ಇವತ್ತು ಹೇಳ್ತೇನೆ ದ್ರೋಣರೇ ನೀವು ಹೇಳಿ ಎಂದರು Bhishma at least is an interested party ದ್ರೋಣರೇ ನೀವು ಗುರುಗಳು ಎರಡೂ ಕುಲಕ್ಕೆ ನೀತಿಯನ್ನು ಕಲಿಸಿದವರು ವಿದ್ಯೆಯನ್ನು ಕಲಿಸಿದವರು ಕೃಪಾಚಾರ್ಯರೇ ನೀವಿನ್ನೂ ಹಳಗರು ದ್ರೋಣರಿಗಿಂತ ಒಂದು ಕೈ ವಾಸಿ ಯಾಕೆ ನೀವು ಬ್ರಹ್ಮಚಾರಿಗಳು ನಾನ್ ಕಮಿಟಲ್ ಹೇಳಿ ದಯವಿಟ್ಟು ಹೇಳಿ ತಮ್ಮ ಗಂಡ ಮಾಡಿದ ಸರಿಯೇ ದುರ್ಯೋಧನ ಕರೆದಿದ್ದು ಸರಿಯೇ ಈ ಯೋಜನೆ ಹಿಂದೆ ಕಪಟವಿಲ್ಲವೇ when the whole thing is masterminded and crookedly the question of whether I am stake properly does not arise ಇದಿಷ್ಟು ತಪ್ಪಾಗಿದೆ ದಯವಿಟ್ಟು ಉತ್ತರವನ್ನು ಹೇಳಿ ಒಬ್ಬೊಬ್ಬರನ್ನೇ ಒಬ್ಬೊಬ್ಬರನ್ನೇ ಕೇಳ್ತಾಳೆ ಯಾರು ಕೇಳಿದ್ರು ಉತ್ತರ ಹೇಳಲಿಲ್ಲ ತಿಷ್ಠಂತಿ ಚೇಮೆ ಕೊರವ ಸಭಾಯಾಂ ಈಶಾ ಸುತಾನಾಂಚ ತಥಾ ಕೈ ಮುಗಿದು ಕೇಳ್ತಾಳೆ ಪಾಪ ಒಂದು ಕಡೆ ಸೀರೆ ಹಿಡ್ಕೊಂಡಿದ್ದಾನೆ ಆ ದುಷ್ಟ ಎಳಿಬೇಕು ಅಂತ ಕೇಳ್ತಾಳೆ ನಿಮಗೆ ಹೆಣ್ಣು ಮಕ್ಕಳಿಲ್ಲವೆ ನಿಮಗೆ ಇಲ್ಲವೇ ನಿಮಗೆ ಹೆಂಡತೀರಿಲ್ಲವೇ ಅಂತ ಕೇಳಿದಳು ಇವತ್ತು ಹಳ್ಳಿ ಹಳ್ಳಿಯಲ್ಲಿ ಬೆತ್ತಲೆ ಮಾಡ್ತಾ ಇರತಕ್ಕಂಥ ನಗ್ನ ಸ್ತ್ರೀಯರು ದಲಿತ ಸ್ತ್ರೀಯರು ಕೇಳುವ ಪ್ರಶ್ನೆ ನಿಮಗೆ ಹೆಂಡತಿ ಇಲ್ಲವೇ ನಿಮ್ಮ ಮಕ್ಕಳಿಲ್ಲವೇ ಕಾಲೇಜಲ್ಲಿ ಪೋಖರಿ ಹುಡುಗರು ಹೆಣ್ಣು ಮಕ್ಕಳನ್ನು ಕೀಟ್ಲೆ ಮಾಡ್ತಾರೆ ನಿಮ್ಮ ಮನೆಯಲ್ಲಿ ಸೋದರ ಸಹೋದರಿಯರಿಲ್ಲವೇ ಒಬ್ಬ ಹುಡುಗ ಹೇಳಿದ ನಮ್ಮ ಕಾಲೇಜಲ್ಲಿ ಲೋಕದಲ್ಲಿರುವ ಕನ್ನಿಕೆಯರೆಲ್ಲ ಸೋದರಿಯರೇ ಆಗಿಬಿಟ್ಟು ನಮ್ಮ ಗತಿ ಏನು ಅಂತ ಇಂಥ ದುಡ್ಡು ಹುಡುಗರು ಕಾಲೇಜಿನಲ್ಲಿ ನಮ್ಮ ಹೋಲ್ ಎಜುಕೇಶನ್ ಸಿಸ್ಟಮ್ ಹಾಳು ಮಾಡಿದ್ದೆ we have not taught them ethical principles ಸಭೆಯೋ ಯುವಾಸ್ಯ ಯಜಮಾನಸ್ಯ ವೀರೋ ನಿಕಾಮೇ ನಿಕಾಮೇನ ಪರ್ಜನ್ಯೋ ವರ್ಷತು ಭಾರತದ ರಾಷ್ಟ್ರಗೀತೆ ವೇದದಲ್ಲಿ ಸಭೆಯೋ ಯುವ ಈ ದೇಶದ ಯುವಕರು ಸಭೆಯಲ್ಲಿ ಭಾಗವಹಿಸುವುದಕ್ಕೆ ಅರ್ಹರಾಗಲಿ ಎಂಬುದಾಗಿ ನಾವು ವೇದದಲ್ಲಿ ಪ್ರಾರ್ಥನೆ ಮಾಡ್ತೇವೆ ಸಭೆಯೋ ಯುವ ಸಭ್ಯರು ಸಭ್ಯರು ಅಂದ್ರೆ ಸಭೆಗೆ ಲಾಯಕ್ಕಾದವರು ಸಭೆಯಲ್ಲಿ ಕೂತವರೆಲ್ಲ ಲಾಯಕ್ಕಾಗಿರಬೇಕು ಅಂತಿಲ್ಲ ಆಕಳಿಸ್ಬೋದು ಉಗಿಬೋದು ಪಕ್ಕದವ್ರ ಮೇಲೆ ಏನೆಲ್ಲ ಸಾಮಾನುಗಳನ್ನು ಹೇರ್ಬೋದು ಕಡಲೆಕಾಯಿ ಸಿಪ್ಪೆ ಹಾಕ್ಬೋದು ಸಭೆ ಮರ್ಯಾದೆ ಕೆಟ್ಟ ಹೋಗ್ತದೆ ಸಭೆಗೆ ಮರ್ಯಾದೆ ಅಂತ ಒಂದಿರ್ತದೆ ಸಾವಿರ ಜನ ಕೂತಿರೋ ಸಭೆಯಲ್ಲಿ ನಿಮ್ಮಿಷ್ಟ ಬಂದಂತ ಬರ್ಸೋದಕ್ಕೆ ನಿಮಗೆ ಅಧಿಕಾರವಿಲ್ಲ ನಿಮ್ಮ ಮನೇಲಿ ಏನಾದ್ರು ಮಾಡಿಕೊಳ್ಳಿ ಮನೆಯಲ್ಲಿ ಮಾಡಿದ್ರೆ ಹೆಂಡತಿ ಬಿಡೋದಿಲ್ಲ ಪರಿಕೆ ತಗೊಳ್ತಾಳೆ ಮನೆಯನ್ನು ಹೊಲಸು ಮಾಡೋದಕ್ಕೆ ಬರೋದಿಲ್ಲ ಅದೇ you can't keep a city clean ಒಂದು ಇಡೀ ರಸ್ತೆ ಒಂದು ಊರನ್ನು ಸ್ವಚ್ಛವಾಗಿರಬೇಕಾದ ನಮ್ಮ ಹೊಣೆಯಾಗಿರುವಾಗ ಸಭೆಯೋ ಯುವ ಪೋಖರಿ ಪುಂಡುಗಳಾಗಬಾರದು we are turning out youth in a very large scale that are unfit to be employed ಯಾವ ಉದ್ಯೋಗಕ್ಕೂ ಅರ್ಹರಾದ ಪೋಖರಿ ಹುಡುಗರನ್ನು ಬರೀ ಪುಂಡು ರಾಜಕೀಯಕ್ಕೆ ಮಾತ್ರ ಅರ್ಹರಾಗುವ ಪುಡಾರಿಗಳನ್ನು ತಯಾರು ಮಾಡುತ್ತಿದ್ದೇವೆ ವಿದ್ಯಾಭ್ಯಾಸ ಅರ್ಹತೆ ಗೌರವ ಮರ್ಯಾದೆಯಿಂದ ಬಾಳುವಂತಹ ಯುವಕರನ್ನು ತಯಾರು ಮಾಡುವ ವಿದ್ಯಾಭ್ಯಾಸ ನಮ್ಮಲ್ಲಿಲ್ಲ ಗುಲಾಂಗಿರಿ ಪದ್ಧತಿ ಬ್ರಿಟಿಷರ ಪದ್ಧತಿ ಇಟ್ಕೊಂಡಿದ್ದೇವೆ ಅರವತ್ತು ವರ್ಷ ಆಯಿತು ನಾಚಿಗೇಡು we have not evolved our own system of education ನಮ್ಮ ಎಜುಕೇಷನ್ನಲ್ಲಿ ಧರ್ಮ ಅನ್ನೋದು ಮುಖ್ಯ ಇರಬೇಕು ಸ್ತ್ರೀಯರಿಗೆ ಗೌರವ ಅನ್ನೋದಿರಬೇಕು ಜೀವನದ ಬಗ್ಗೆ ಗೌರವ ಅಕ್ಕರೆ ಅನ್ನೋದಿರಬೇಕು ಆದ್ದರಿಂದ ತಿಟ್ಟಂತಿ ಮೇ ಕುರುವ ಸಭಾಯ ಕುರುವಂಶದವ್ರು ಕೂತಿದ್ದೀರಿ ನೂರು ಜನ ಅಂತ ಬಂದರು ದೊಡ್ಡ ದೊಡ್ಡವರಿದ್ದೀರಿ ಭೀಷ್ಮರಂತವರು ಈಶಾಹ ಸುತಾನ ನಿಮ್ಮ ಮಕ್ಕಳನ್ನು ನೀವು ಹದ್ದು ಶಕ್ತಿ ಇದೆ ಆದರೆ ಇಳಿತಾ ಇಲ್ಲ ಅಂದ್ಲು ಧೃತರಾಷ್ಟ್ರ ಹೇಳ್ತಾ ಇದ್ದಾರೆ ಮಕ್ಕಳನ್ನು ಅಪ್ಪ ಕುರುಡದೊರೆಯೇ ನೀನೊಂದು ಮಾತು ಹೇಳಿದ್ರೆ ಮಕ್ಕಳನ್ನು ವಶದಲ್ಲಿಟ್ಕೋಬಹುದು ನಿನಗೆ ಇಷ್ಟವಿಲ್ಲ ಸ್ನುಷಾಣಾಂ ಅವರ ಸೊಸೆಯರು ಕಿವಿ ಹಿಂಡಿ ಕಂಡನ ದಾರಿ ಕರಬಹುದು ಅದನ್ನು ಮಾಡ್ತಾ ಇಲ್ಲ ಸಮೀಕ್ಷ ಸರ್ವೇ ಮಮ ಚಾಪಿ ವಾಕ್ಯಂ ವಿಭ್ರೂತಮೇ ಪ್ರಶ್ನಮಿಮಂ ಯಥಾವತ್ ಎರಡು ನಿಮಿಷ ಯೋಚನೆ ಮಾಡಿ ನನ್ನ ಪ್ರಶ್ನೆಗೆ ದಯವಿಟ್ಟು ಉತ್ತರವನ್ನು ಹೇಳಿ ಒಬ್ಬರಾದರೂ ಹೇಳ್ರೋ ಮಹಾರಾಯರ ಹ್ಮ್ ಒಬ್ರು ಚಕಾರ ಎತ್ತಲಿಲ್ಲ ನ ಸಾ ಸಭಾಯತ್ರ ನ ಸಂತಿ ವೃದ್ಧ ಶಾಪ ಹಾಕ್ತಾಳೆ ದ್ರೌಪದಿ ದೇವಿ ಆ ಹೊತ್ತಿನಲ್ಲಿ ಅವಳ ದಿಟ್ಟತನ ಅವಳ ಮನಸ್ಸಿನ ಸಮಧಾನೋ ಸಮಾಧಾನವನ್ನು ನೀವು ಮೆಚ್ಚಿಕೋಬೇಕು ನ ಸಭಾಯತ್ರ ನ ಸಂತಿ ವೃದ್ಧಾ ಯಾವ ಸಭೆಯಲ್ಲಿ ಜ್ಞಾನಿಗಳು ವೃದ್ಧರು ಇಲ್ಲವೋ ಅದು ಸಭೆಯಲ್ಲ ಅದು ಕಟ್ಟೆಗಳು ಸೇರುವ ಕಟ್ಟೆ ಅಂತ ಹೇಳಬೇಕು ನ ಸಭಾಯತ್ರ ನ ಸಂತಿ ವೃದ್ಧಾ ನತೇ ವೃದ್ಧಾ ಏ ನವದಂತಿ ಧರ್ಮಂ ಯಾರು ಧರ್ಮವನ್ನು ಹೇಳುವುದಿಲ್ಲವೋ ಅವರು ವಯಸ್ಸಾದರೂ ಗೂಬೆಗಳಿದ್ದಂತೆ ಅವರು ವೃದ್ಧರಲ್ಲ ನಾಸೌ ಧರ್ಮೋ ಯಕ್ಷನ ಸತ್ಯಮಸ್ತಿ ಎಲ್ಲಿ ಸತ್ಯವಿಲ್ಲವೋ ಅಲ್ಲಿ ಧರ್ಮವೂ ಇಲ್ಲ ನತತ್ ಸತ್ಯಂ ಯಕ್ಷರೇನಾನು ವಿದ್ಧಂ ಯಾವುದನ್ನು ಮೋಸದಿಂದ ಆಚರಣೆ ಮಾಡ್ತೀರೋ ಅದರಲ್ಲಿ ಸತ್ಯವಿಲ್ಲ ಸತ್ಯವಿಲ್ಲದೆ ಇದ್ದಲ್ಲಿ ಧರ್ಮವಿಲ್ಲ ಧರ್ಮ ಇಲ್ಲದೆ ಇದ್ದಲ್ಲಿ ತಲೆ ಸುಮ್ಮನೆ ಬೆಳಗಾದ್ರಾಗೋಯ್ತೆ ತಲೆ ಬೆಳಗಾದವ್ರನ್ನೆಲ್ಲ ದೊಡ್ಡವರು ದೊಡ್ಡವರು ಅಂತ ಹೇಳೋಕ್ಕಾಗುತ್ತೆ ನೋಡಿ ವಯಸ್ಸಾಗ್ತದೆ ಹಳ್ಳಿ ಭಾಷೆಯಲ್ಲಿ ಕತ್ತೆಗೂ ವಯಸ್ಸಾಗ್ತದೆ ಜ್ಞಾನವೃದ್ಧೋ ವಯೋಬಾಲ ಭರತನ ರಾಮ ಕೊಂಡಾಡ್ತಾನೆ ರಾಮಾಯಣದಲ್ಲಿ ಜ್ಞಾನವೃದ್ಧೋ ವಯೋಬಾಲ ವಯಸ್ಸಲ್ಲಿ ಚಿಕ್ಕವನು ಜ್ಞಾನದಲ್ಲಿ ಎಷ್ಟು ಹಿರಿಯ ನನ್ನ ತಮ್ಮ ಎಂಬುದಾಗಿ ಆದ್ದರಿಂದ ನಾವು ಮನುಷ್ಯನಿಗೆ ಜ್ಞಾನವೆಂಬುದು ಮುಖ್ಯ ಪಕ್ವತೆ ಅನ್ನೋದು ಜ್ಞಾನದಲ್ಲಿ ಬರುತ್ತದೆ ನಿಜಾನವಾಗಿ ಹೇಳಿ ಉತ್ತರವನ್ನ ಅಂತ ಕೇಳ್ತಾ ಇದ್ದಾಳೆ ಅಳ್ತಾ ಇದ್ದಾಳೆ ದುಸ್ಥಿತಿ ಎರಡು ಕೈಯಲ್ಲಿ ಸೀರೆ ಹಿಡ್ಕೊಂಡಿದ್ದಾಳೆ ಪ್ರೇಕ್ಷ ಪ್ರೇಕ್ಷಯುಧಿಷ್ಠಿರಂಚ ಚಕಾರ ಕೋಪಂ ಪರಮಾರ್ಥ ರೂಪ ಭೀಮನಿಗೆ ಎದೆ ಉಬ್ಬಿ ಬಂದಿತು ಕೋಪ ಧರ್ಮರಾಜನನ್ನು ನೋಡಿದ ನೋಡಿದ ನೋಡಿದ ನೀನೇ ಕಾರಣ ಇದಕ್ಕೆಲ್ಲ ನೀನೇ ಕಾರಣ ಎಂಬುವಂತೆ ಸಹದೇವ ಬೆಂಕಿ ಬಾರೋ ಜೂಜಾಡಿದ್ರಲ್ಲ ನಮ್ಮಣ್ಣನ ಕೈಗಳನ್ನು ಸುಟ್ಟು ಬಿಡ್ತೇನೆ ಎಂಬುದಾಗಿ ಒಬ್ಬ ಭೀಮ ಈ ಮಾತನ್ನು ಹೇಳಿದ ಮನೆಯಲ್ಲಿ ಎಷ್ಟೋ ಜನ ಸೂಳೆಯನ್ನಿಟ್ಕೊಳ್ತಾರೆ ಬಂಗಾರದವರನ್ನ ಆ ಮಾಂಗಲ್ಯ ಕಟ್ಟಿಲ್ಲ ಸಪ್ತಪದಿಯಾಗಿಲ್ಲ ಅಂಥವಳ ಮೇಲೆ ಎಷ್ಟು ಪ್ರೀತಿ ಅಂದ್ರೆ ಅವಳು ಮೈ ಮೇಲೆ ನೆರಳು ಬೀಳೋದಕ್ಕೆ ಬಿಡೋದಿಲ್ಲ ಕೆಲವರು ಇವಳು ಐವರಿಗೆ ಧರ್ಮಪತ್ನಿ ಇಂಥವನ್ನಿಟ್ಟು ಜೂಜಾಡಿದ್ದಾನಲ್ಲ ಸಹದೇವ ಬೆಂಕಿ ತಗೊಂಡ್ಬಾರೋ ಅಸ್ಯಾಕೃತೆ ಮಂಜರಯಂ ತ್ವಯಿ ರಾಜನ್ ನಿಪಾತ್ಯತೆ ಬಾಹೂತೆ ಸಂಪ್ರದಕ್ಷ್ಯಾಮಿ ಸಹದೇವ ಅಗ್ನಿಮಾನಯ ಭೀಮ ಆ ಸಭೆಯಲ್ಲಿ ಭೀಮ ಒಬ್ಬನೇ ನಿಜವಾದ ಗಂಡು ನೋಡಿ ಬಹಳ ಇದಾಯಿತು ಮುಂದೆ ಕೀಚಕ ಪ್ರಸಂಗದಲ್ಲಿ ಅಂತ ಭೀಮನನ್ನ ನಿಷ್ಕ್ರಿಯ ಮಾಡಿಬಿಟ್ಟ ಧರ್ಮರಾಜ ಅವನಿಗೆ ಧರ್ಮದ ಮಂಕು ಬಂದದ್ರಿಂದ ಅರ್ಥವಾಗಲಿಲ್ಲ ಆಗ ಅರ್ಜುನ ಮೆಲ್ಲಿಗೆ ಹೇಳಿದ ಅಣ್ಣ ನಾವು ಪ್ರತಿಜ್ಞೆ ಮಾಡಿದ್ದೇವೆ ಒಬ್ಬರೊಬ್ಬರನ್ನು ಹೀಗೆ ಬಿಟ್ಟುಕೊಟ್ರೆ ಈ ಒಡಕಿಗೆ ಕಾಯ್ದಿದ್ದಾನೆ ಪಾಪಿ ದುರ್ಯೋಧನ ಆದ್ದರಿಂದ ನಾವು ಸ್ವಲ್ಪ ಸಹಿಸಿಕೊಳ್ಬೇಕು ಯಾವ ರೀತಿ ಬರ್ತದೆಯೋ ನೋಡೋಣ ಎಂಬುದಾಗಿ ಅವನು ಹೇಳಿದ ಒಡನೆ ಕೌರವರಲ್ಲಿ ಒಬ್ಬ ರಾಜಕುಮಾರ ಎದ್ದು ನಿಂತ ಅವನು ವಿಕರ್ಣನೆಂಬವನು ಕೌರಲ್ಲಿ ಒಬ್ಬ ಧರ್ಮ ತಿಳಿದವನಿದ್ದ ಅವನು ಹೇಳಿದ ಇದು ಊರ್ಜಿತವಲ್ಲ ದ್ರೌಪದಿಯನ್ನಿಟ್ಟು ಧರ್ಮರಾಜ ಸೋತ ಅಂತ ಎಲ್ಲಿ ಶಕುನಿ ನಿರ್ಣಯ ಕೊಟ್ಟದ್ದು ಧರ್ಮರಾಜ ಒಪ್ಪಿಕೊಂಡಿದ್ದು that is not in order ಯಾತಕ್ಕೆ ಮೂರು ಕಾರಣ ಹೇಳ್ತಾನೆ ಮೊದಲನೆಯದು ಯುಧಿಷ್ಠಿರ ವ್ಯಸನದಲ್ಲಿ ಒಡ್ಡಿದ ಅವನಿಗೆ ಸ್ವಂತ ಬುದ್ಧಿ ಇಲ್ಲ ಸ್ವಂತ ಬುದ್ಧಿ ಇಲ್ಲದೆ ಇದ್ದವನು ಕುಡಿತದ ಅಮಲಿನಲ್ಲಿ ಮಲಗಿರುವಾಗ ನನ್ನ ಆಸ್ತಿಯೆಲ್ಲ ನೀನು ಕೊಟ್ಟಿದ್ದೇನೆ ಅಂತ ಒಂದು ಪತ್ರಕ್ಕೆ ಸೈನ್ ಹಾಕಿ ಕೊಟ್ಟರೆ ಅದು ಊರ್ಜಿತ ಆಗೋದಿಲ್ಲ ಕೋರ್ಟ್ನಲ್ಲಿ ಪೊಲೀಸ್ ಸ್ಟೇಷನ್ನಲ್ಲಿ ಕೂಡ ನಾನು ಮಾಡಿದೆ ತಪ್ಪುಗಳನ್ನು ಅಂತ ಒಬ್ಬ ಸ್ಟೇಷನ್ನಲ್ಲಿ ಬರ್ಕೊಡ್ತಾನೆ ಆದರೆ ಕೋರ್ಟ್ನಲ್ಲಿ I was made to sign this under duress ಅಂದರೆ ಕೋರ್ಟ್ ಎಗರಿ ಹೋಗ್ತದೆ ಸಾಕ್ಷಿ ನಿಲ್ಲುವುದಿಲ್ಲ ನಾನು ಬಲಾತ್ಕಾರ ಮಾಡಿದ್ರು ಹಿಂಸೆ ಮಾಡಿದ್ರು ಹೀಗೆ ಬರೀದೇ ಅಂದ್ರೆ ಕೊಂಡು ಬಿಡುತ್ತೇನೆ ಅಂದ್ರು ಬೆದರಿಸಿದ್ರು ಅದಕ್ಕೆ ಮಾಡಿದೆ ಅಂದ್ರೆ ಊರ್ಜಿತವಾಗೋದಿಲ್ಲ ಧರ್ಮರಾಜನಿಗೆ ಜೂಜು ತಲೆಗೆ ಹತ್ತಿತ್ತು ಅಮಲು ಎಲ್ಲ ಸೋತಿದ್ದ ಆ ಸಂದರ್ಭದಲ್ಲಿ ಸರಿ ತಪ್ಪು ವಿವೇಚನೆ ಮಾಡಿದೆ ಪತ್ನಿಯನ್ನಿಟ್ಟಿದ್ದಾದ್ರಿಂದ ಇದು ಮೊದಲನೇ ಕಾರಣ it is not in order ಎರಡನೇದು ಸಾಧಾರಣಿ ಪತ್ನಿ ಐವರಿಗೆ ಸೇರಿದ ಪತ್ನಿ ಇವನೊಬ್ಬನಿಗೆ ಸೇರಿದ ಹೆಂಡತಿಯಲ್ಲ ಇನ್ನೂ ನಾಲ್ವರು ತಮ್ಮಂದಿರಿದ್ದಾರೆ ಅವರು ಪರ್ಮಿಷನ್ ತಗೋಬೇಕಾಗಿತ್ತು ಅದನ್ನು ಮಾಡಲಿಲ್ಲವಾದ್ದರಿಂದ ಇದು ಊರ್ಜಿತವಲ್ಲ ಮೂರನೇದು ಪಣವನ್ನು ಇಟ್ಟವನು ಶಕುನಿ ಒಂಬತ್ತು ಪಣ ಆಯಿತು ಹತ್ತನೇ ಪಣವಿಲ್ಲ ಅಂತ ಕೈ ಚೆಲ್ಲಿ ಕೂತಿದ್ದಾಗ ನಿನಗೊಂದು ಇನ್ನೊಬ್ಬಳಿದ್ದಾಳಲ್ಲ ಪತ್ನಿ ಇದ್ದಾಳಲ್ಲ ದ್ರೌಪದಿಯನ್ನು ಒಡ್ಡು ಅಂತ ಹೇಳಿದವನು ಶಕುನಿ ಧರ್ಮರಾಜ ಮಾಡಲಿಲ್ಲ ಸ್ವಂತ ಬುದ್ಧಿಯಿಂದ ಈ ಮೂರು ಕಾರಣಕ್ಕಾಗಿ ಇದರದ್ದಾಯಿತು ಅಂದ ವಿಕರಣ ಎಷ್ಟು ಬುದ್ಧಿವಂತ ನೋಡಿ ಕೌರವರ ಕಡೆಯಲ್ಲಿ ಒಬ್ಬ ಎಂಥ ಆಪತ್ತಿನ ಸಭೆಯಲ್ಲಿಯೂ ವಿವೇಕಗಳಿದ್ದಾರೆ ಅಮೆರಿಕದಲ್ಲಿ ವಿವೇಕಗಳಿದ್ದಾರೆ ಪಾಕಿಸ್ತಾನದಲ್ಲಿದ್ದಾರೆ ಡೆಲ್ಲಿಯಲ್ಲಿ ಅವಿವೇಕಿಗಳಿದ್ದಾರೆ ರಷ್ಯಾದಲ್ಲಿ ಚೈನಾದಲ್ಲಿ ಎಲ್ಲ ಊರಿನಲ್ಲಿ ಒಳ್ಳೆಯವರಿದ್ದಾರೆ ಕೆಟ್ಟವರಿದ್ದಾರೆ ಅಪ್ಪ ಪ್ರಜೆಗಳನ್ನು ಯಾತಕ್ಕೆ ದೋಷಿಸಿರಿ it's a vicious political system ಅದೇ government that is to be held responsible for the evils of society ಸರ್ಕಾರ ಅಂಟಿಗಿದ್ರೆ ರಾಜಕಾಲಸ್ಯ ಕಾರಣ ಹೇಳ್ತೇವೆ ಇದು ಕೇಳಿದ ಕೂಡ ಕಾರಣ ಆಯ್ತು ಹೇಳ್ತಾನೆ ಬಾಯಿ ಮುಚ್ಚು ಅಂತ ತೊಂಬತ್ತೊಂಬತ್ತು ಜನ ನಿನ್ನ ಅಣ್ಣಂದ್ರೆಲ್ಲ ಸುಮ್ಮನೆ ಇದ್ದಾರೆ ನಿನಗೆ ಯಾತಕ್ಕೋ ನೀನು ಬಾಯಿ ಬಡಿತಾ ಇದ್ದೀಯೇ ಇದು ನಡೆದಿದ್ದೆಲ್ಲವೂ ಧರ್ಮ ಪ್ರಕಾರ ನಡೆದಿದೆ ಭೀಷ್ಮ ಹೇಳಲಿಲ್ವೇ ಧರ್ಮ ಎಂಬುದಾಗಿ ಧರ್ಮದಿಂದಲೇ ಜಯಿಸಿದ್ದೇವೆ ನಾವು ಭೀಷ್ಮ ನೀ ಬುದ್ಧಿವಂತನೇ ನಾ ಹೇಳ್ದಾರೆ ತೀರ್ಪನ್ನ ಅಂತ ಅವನು ಹೇಳಿದ ಭೀಷ್ಮ ನೀನು ಅವರಿಗಿಂತ ಬುದ್ಧಿವಂತನೇ ಒಡ್ಡಿದವನು ಶಕುನಿ ಇರಬಹುದು ಆದರೆ ಯುಧಿಷ್ಠಿರ ಅದನ್ನು ಅನುಮೋದಿಸಲಿಲ್ಲವೇ ತನ್ನ ಹೆಂಡತಿ ಅಂತಾನೇ ವರ್ಣನೆ ಮಾಡಲಿಲ್ಲವೇ ಇಂಥವನ ಜೋಜಿಗಿಟ್ಟೆ ಅಂತ ಅವನೇ ಹೇಳಲಿಲ್ವೇ ಪ್ರಚೋದನೆ ಯಾರದಾದ್ರಾಗಲಿ ಎಲ್ಲಿ ಸಾಧಾರಣ ಹೆಂಡತಿ ಐದು ಜನಕ್ಕೆ ಹೆಂಡತಿ ಅಂತ ಹೇಳ್ತೀರಿ ಸೂಳೆ ಅಂತ ಹೇಳಬೇಕು ಬಂಧಕಿ ಅಂತ ಹೇಳಬೇಕು ಬಂಧಕಿಗೆ ಮನೆಯಲ್ಲಿ ಮರ್ಯಾದೆಯಲ್ಲಿ ಅವರಿಗೆ ಪ್ರಶ್ನೆ ಕೇಳುವ ಹಕ್ಕಿಯಲ್ಲಿ ಸುಮ್ಮನೆ ಕುಟ್ಕೋ ಎಂಬುದಾಗಿ ಬೈತಾನೆ ಆಗ ದ್ರೌಪದಿ ಪ್ರಪತ್ತಿಯನ್ನು ಮಾಡ್ತಾಳೆ ಭಗವಂತನಲ್ಲಿ ಗೋವಿಂದೇತಿ ಸಮಾಭಾಷ್ಯ ಕೃಷ್ಣೇತಿತ ಪುನಃ ಪುನಃ ಆ ದ್ರೌಪದಿ ಪ್ರಪತಿ ಮಹಾಭಾರತದಲ್ಲಿ ಓದ್ ತೋರಿಸಿದ್ದೇನೆ ಕುಮಾರವ್ಯಾಸ ಭಾರತದಲ್ಲಿ ಕೇಳಬೇಕು ರಭಸದಿಂದ ಸೀರೆಡೆ ಪ್ರಾಗ್ ಮಾಡಿಬಿಟ್ಟ ಇವನು ಏನ್ ಹೇಳಿ ಕುಮಾರವ್ಯಾಸ ಭಾರತ ಮೈದಗೆದವೇ ಪ್ರಾಣವಾಯುಗಳು ಐದು ಬಳಿಕನಗಾರು ಕಾರು ಮರುಗುವರು ಐದೆತರವನ್ನುಳಿಯಲು ಉಳಿವುದು ಮಿಕ್ಕ ಚಿಹ್ನೆಗಳು ಬೈದು ಫಲವೇ ನಿನ್ನು ನಿನ್ನಯ ಮೈದುರರ ಮರುಳಾಟಕೆಯನ್ನನು ಕಾಯ್ದುಕೊಳ್ಳೈ ಕೃಷ್ಣ ಎಂದು ಒರಲಿದಳು ಲಲಿತಾಂಗಿ ಮೈದಗೆದವಿ ಪ್ರಾಣವಾಯುಗಳು ಮಹಾಭಾರತ ಅಂತರಾರ್ಥ ಹೇಳುವಾಗ ಒಂದು ದಿವಸ ಹೇಳಿದೆ ಇವು ಪಂಚಪ್ರಾಣಗಳು ನಾನು ಜೀವಾತ್ಮ ಇದ್ದಂತೆ ಒಬ್ಬ ಮನುಷ್ಯ ಸಾಯ್ತಾನೆ ಅಂದ್ರೆ ಏನ್ ಹೇಳ್ತೀರಿ ಪ್ರಾಣ ಹೋಯಿತು ಅಂತೀರಿ ಪ್ರಾಣ ಹೋದ ಮೇಲೆ ಒಬ್ರು ಸಾಯ್ತಾರೆ ಪ್ರಾಣ ಇದ್ರೆ ಸಾಯೋದಿಲ್ಲ ಎಲ್ಲ ಇಂದ್ರಿಯಗಳು ಹೋದ್ರು ಪ್ರಾಣ ಇದ್ರೆ ಬದುಕಿರ್ತಾರೆ ಜೀವಾತ್ಮ ಹೋದಾಗ ಪ್ರಾಣ ಇರೋದಿಲ್ಲ ಮೈದಗೆದವಿ ಪ್ರಾಣವಾಯುಗಳು ನಾನು ಆಶ್ರಯ ಮಾಡಿದ್ದೆ ಧರ್ಮರಾಜ ಭೀಮ ಎಲ್ಲ ಕಾಪಾಡ್ತಾರೆ ಅಂತ ಮೈ ತೆಗೆದು ಶರೀರ ಬಿಟ್ಟು ಹೊರಗೆ ಹೋಗ್ಬಿಟ್ಟು ಬಳಿ ಕೆರಗಾರು ಮರುಗುವರು ಐದ ತರವೊಂದುಳಿಯಲು ಉಳಿಯುವುದು ಮಿಕ್ಕ ಮಹಿಮ ಮಹಿಮೆಗಳು ತನ ಇದ್ರೆ ಆಮೇಲೆ ಅಲಂಕಾರ ಒಡವೆ ವಸ್ತ್ರ ಇದ್ರೆ ಇಲ್ದಿದ್ರೆ ಇಲ್ಲದಿದ್ರೆ ಏನು ಗತಿ ಕೃಷ್ಣ ನಾನು ವಿಧವೆಯಾಗಿ ಹೋದೆ ಅಯ್ಯೋ ಗೋಡೆ ನಾನು ವಿಧವೆ ಅಂತ ಹೇಳ್ತಾರೆ ಮಹಾಭಾರತದಲ್ಲಿ ಮೂಲದಲ್ಲಿ ಕೃಷ್ಣ ವಿಚಾರಿಸೋದಕ್ಕೆ ಬಂದಾಗ ನೈವಮೇ ಪತಯಸ್ಸಂತಿ ಒಬ್ಬ ಸುಮಂಗಲಿ ಸ್ತ್ರೀ ಮಾಟ ಅವಳ ಬಾಯಲಿದ್ದು ಬರುತ್ತೆ ಅಂದ್ರೆ ರಾಷ್ಟ್ರ ಯೋಜನೆ ಹೇಳಿ ನೈವಮೇ ಪತಯಸ್ಸಂತಿ ನನಗೆ ಗಂಡಂದ್ರೆ ಇಲ್ಲ ಕೃಷ್ಣ ಇವರೆಲ್ಲ ಸತ್ತು ಹೋದವರು ಹೆಣಗಳು ನೋಡೋ ದ್ರೌಪದಿ ಮಾತು ಒಂದುಳಿಯಲು ಉಳಿಯುವುದು ಮಿಕ್ಕ ಮಹಿಮೆಗಳು ಬೈದು ಫಲವೇ ನಿನ್ನು ನಿನ್ನಯ ಮೈದರದ ಮರುಳಾಟಕ್ಕೆ ಎನ್ನನು ಕಾಯ್ದುಕೊಳ್ಳೆ ಕೃಷ್ಣ ಎಂದು ಹೊರಲಿದಳು ಲಲಿತಾಂಗಿ ಸುಲಿಬರೂರೊಳಗೆ ಉಟ್ಟ ಸೀರೆಯನು ಎಲಮುರಾಂತಕ ರಕ್ಷಿಸೈ ಶಶಿಕಡೆಗೆ ಸದರವೇ ರಾಹು ರಚಿಸಿದ ತುಟಿಯ ತೋಟಿಯನು ಸೆಳೆಬರಸುವನು ಕಳರು ಸೀರೆಯ ಸುರಿದರು ಉಳಿಯನು ಕೃಷ್ಣ ಕರುಣಾ ಜಲಧಿಯೇ ಕೈಗಾಯಬೇಕೆಂದೊರರಿದು ತೊರಳೆ ಗತಿವಿಹೀನದಿ ಕಗಟ ನೀನೇ ಗತಿಯಲೈ ಗೋವಿಂದ ರಿಪು ಬಾಧಿತರಿಗೆ ಅಬಲರಿಗೆ ಆರ್ತರಿಗೆ ನೀ ಪರಮ ಬಂಧುವಲ ಸತಿ ಪಶು ದ್ವಿಜ ಬಾಧೆಯಲ್ಲಿ ಜೀವಿತವ ತೊರೆವರು ಗರುವರು ಅದು ಹೆಂಗಿಟ ಸುಯೋಧರ ಸಭೆಯಳು ಯಾವಳೇ ಒಬ್ಬ ಪತಿವ್ರತೆಗೆ ಕಷ್ಟ ಬಂದ್ರೆ ಉಳಿದವರು ಆಪತ್ತಲ್ಲಿ ಸಹಾಯಕ್ಕೆ ಬರ್ತಾರೆ ಒಂದು ಪಶುವಿಗೆ ತೊಂದರೆ ಆದ್ರೆ ಸಹಾಯಕ್ಕೆ ಬರ್ತಾರೆ ಒಂದು ಬ್ರಾಹ್ಮಣಗೆ ತೊಂದರೆ ಆದ್ರೆ ಬರ್ತಾರೆ ಎಲ್ಲಿ ಜೀವಿತವ ತೊರೆಯವರು ಪ್ರಾಣವನ್ನು ಕೊಟ್ಟಾದರೂ ಕಾಪಾಡ್ತಾರೆ ಈ ನಿಯಮವೆಂಬುದು ದುರ್ಯೋಧನ ಸಭೆಯಲ್ಲಿ ಹಿಂಗೆ ಹೋಯಿತೆ ಇಲ್ಲಿ ಧರ್ಮವಿಲ್ಲವೇ ದೇವಕಿ ದೇವಿಯರ ಸರೆಯನು ನಿನ್ ತಾಯಿ ಸರೆ ಬಿಡಿಸ್ತಲ್ವೇ ಕೃಷ್ಣ ಆ ತಾಯಿ ನೀನು ಮುಖ ಸರಿಯಾಗಿ ನೋಡಿದ್ಯೋ ಇಲ್ವೋ ದೇವಿಕೆಯನ್ನು ಬಿಡಿಸಿದ್ದೀಯೇ ಹೆಂಗಸರು ಕಷ್ಟಪಟ್ಟು ಸಹಿಸೋದಿಲ್ಲ ದೇವ ಕೃಪೆಯಲ್ಲಿ ಬಿಡಿಸಿದೈ ಕರುಣಾವಲಂಬದಿ ಕಳಚಿದೈ ಹದಿನಾರು ಸಾವಿರದ ದೇವ ಕನ್ಯಾ ಬಂಧನವನು ನರಕಾಸುರ ವರ್ಷದ ಶ್ರೀರನ್ನು ಬಿಡಿಸಿದ್ದೀಯೇ ಅಭಿಭಾವಕರ ಕೌರವರ ಭಂಗಿಸಿ ದೇವ ಬಿಡಿಸೈ ಸರಗನು ಎಂದು ಒರಲಿದಳು ಪಾಂಚಾಲೆ ಒದೆದಡೊಲೆದವರುಂಟೆ ಅವತ್ತೊಂದು ಸ್ವಲ್ಪ ಹೇಳಿ ತೋರಿಸಿದೆ ನಿನ್ನ ಎದೆ ಮೇಲೆ ಒಡ್ಡ ಭೃಗು ಮಹರ್ಷಿ ಅವನಿಗೆ ಒಳ್ಳೆಯದನ್ನು ಮಾಡಿ ಕಾಲು ಕಣ್ಣನ್ನು ಕೆತ್ತಿದ್ದೀಯೇ ಗರ್ಭವನ್ನ ಓದೆ ದೊಡವರಿದವರುಂಟೆ ಬೈ ದೊಡೆ ಪದವ ನಿತ್ತವರುಂಟೆ ಬೈದವನಿಗೆ ಶಿಶುಪಾಲನಿಗೆ ಮೋಕ್ಷವನ್ನು ಕೊಟ್ಟೆ ಕರುಣಾಸ್ಪದರನು ನಾ ಕೇಳ್ದರಿಯನೇ ಕಮಲಾಸನಾದ್ಯರಲ್ಲಿ ಬ್ರಹ್ಮರುದ್ರಾದಿಗಳಿಗಿಂತ ಕರುಣೆಯುಂಟೆ ಪದವ ಸೋಂಕಿತ ಮೂಹರಡು ತಿದ್ದಿದುದು ಕಡೆ ಹೆಂಗುಸಿನ ಒಂದು ಕಾಲಿಗೆ ತಗುಲಿದಿರೋ ಒಂದು ಯಾವುದೋ ಬೀದಿಯಲ್ಲಿರುವ ಕಲ್ಲು ಅಹಲ್ಯಾಗಿ ಪರಿಣಮಿಸಿತು ಹೆಂಗುಸಿನ ಹೇರಾಳದ ಕೃಪಾಳುವೆ ಕೃಷ್ಣ ಹೆಂದು ಒದಗಿದನು ತರಳೆ ಚರಣ ಭಜಕರಮಾನ ಹಾನಿ ಹರಿಮವಾರದು ಕೃಷ್ಣ ಇವರು ಕಲ್ಯಾಣಿ ರಾಗದಲ್ಲಿ ಹೇಳ್ತಾ ಇದ್ದೇನೆ ನೋಡಿ ಇದು ಯಾಕೋ ತಲೆಗೆ ಹೊಕ್ಕಿ ಬಿಡುತ್ತದು ಕರುಣ ರಸವನ್ನು ಉಕ್ಕಿ ತೋರಿಸ್ತದೆ ನಿನ್ನ ಚರಣವನ್ನ ಸೇವೆ ಮಾಡತಕ್ಕ ಭಕ್ತರ ಮಾನ ನಿನ್ನದು ಅಂತ ಎಷ್ಟು ಸಲ ಹೇಳ್ಕೊಂಡಿದ್ಯೋ ಅಪ್ಪ ನಾಮಸ್ಮರಣ ಗುಂಟೆ ಗಲ್ಲಣೆ ನಿನ್ನ ನಾಮಸ್ಮರಣೆ ಮಾಡುವ ಭಕ್ತರಿಗೆ ಏನೂ ಕೇಳಿ ಬರುವುದಿಲ್ಲ ಅಂತ ಎಲ್ಲರೂ ಹೇಳ್ತಾರೆ ನಿನಗಿಂತ ನಿನ್ನ ನಾಮ ದೊಡ್ಡದು ನೆನೆ ತೋರಿಸಿದ್ದೇವೆ ಘೋರ ಪಾದಕದ ಪರಮ ಭಕ್ತ ಕುಟುಂಬಕನು ನೀ ಕರುಣೆಯಲ್ಲೊಗಡೆ ಈ ಕುಟುಂಬಕ್ಕೆ ಶರಣದಾರಿ ಕೃಷ್ಣ ಸಲಹೆಂದು ಒರಲಿದಲು ತರಳೆ ಈ ಕುಟುಂಬಕ್ಕೆ ಯಾರು ಗತಿಯೋ ನಭ್ಯುದಯದಲ್ಲಿ ಶರಣಾಗತಿ ಮಾಡ್ತಾ ಇದ್ದಾಳೆ ನನ್ನ ತಲೆಯಲ್ಲಿ ನೀನೇ ಕ್ಷೀರ ಅಭಿಷೇಕವನ್ನು ಮಾಡಿದೆ ಎಲ್ಲೋ ಇದ್ದವಳು ಅಗ್ನಿಯಲ್ಲಿ ಹುಟ್ಟಿದವಳು ಒಂದು ಸ್ವಲ್ಪ ಸಭೆಯಲ್ಲಿ ನನ್ನ ಭಾಗ್ಯವನ್ನು ನೆನೆಸಿಕೊಂಡು ನಾನು ಅಹಂಕಾರ ಪಟ್ಟೆ ಅಂತ ಕಾಣುತ್ತೆ ಅದರಿಂದ ನನಗೆ ದುಸ್ಥಿತಿ ಆಯಿತು ಮರಜನ ಹೃದಯದಲ್ಲಿ ನೀನೆಂದರಿವೇನು ಆಪತ್ತಿನಲ್ಲಿ ಸಂಕಟ ಬಂದಾಗ ವೆಂಕಟರಮಣ ಮರದಲ್ಲಿ ಮುರುಕಿಸುವೆನು ಉಪ್ಪಿನಲ್ಲಿ ಕಳವಿಸುವನು ಕೋಡಿಯಲಿ ಅರಿಯದ ಅಜ್ಞರ ಗುಣವ ದೋಷವ ಏನು ಗೊತ್ತಿಲ್ಲದೆ ನನ್ನಲ್ಲಿ ದಯವಿಟ್ಟು ದೋಷವನ್ನು ಹುಡುಕಿ ಶಿಕ್ಷೆ ಮಾಡಬೇಡ ಕೃಷ್ಣ ನಿನ್ನಡಿಯ ಕೃಪೆಯನ್ನು ಮರೆಯಲಾಗದೆ ಕೃಷ್ಣ ಎಂದು ಹೊರಳಿದಳು ನಳಿನಾಕ್ಷಿ ಅಳ್ತಾ ಇದ್ದಾಳೆ ಇತ್ತ ದ್ವಾರಾವತಿಯೊಳಗೆ ಈ ಧ್ವನಿ ಕೇಳಿಸ್ತು ಕೃಷ್ಣನಿಗೆ ದ್ವಾರಕೆಯಲ್ಲಿ ಕೇಳಿಸ್ತು ನೀವು ಇಲ್ಲಿ ದೇವಸ್ಥಾನದಲ್ಲಿ ಹೇಳಿದ್ರೆ ಮಾತ್ರ ಕೃಷ್ಣನಿಗೆ ಕೇಳುತ್ತೆ ಅಂತ ತಿಳ್ಕೋಬೇಡಿ ಜಗತ್ತಿನ ಯಾವ ಮೂಲೆಯಲ್ಲಿ ನೀವು ಪ್ರಾರ್ಥನೆ ಮಾಡಿದರೂ ಅವನಿಗೆ ತಲುಪ್ತದೆ ಯಾಕೆ ಹೇಳಿದ್ರೆ ಅವನು ವಿಷ್ಣು ಅವನು ವ್ಯಾಪಕ ಎಲ್ಲ ಕಡೆ ಇದ್ದಾನೆ ಹೃದಯದಲ್ಲೇ ಇದ್ದಾನೆ ಬಿತ್ತ ದ್ವಾರಾವತಿಯೊಳಗೆ ದೇವೋತ್ತಮನು ಭಕುತರಿಗೆ ತನ್ನನು ತೆತ್ತು ಬದುಕುವನೆಂಬ ಪರಮವ್ರತದ ನಿಷ್ಠೆಯನ್ನು ಚಿತ್ತದಲ್ಲಿ ನೆರೆಗೊಳಿಸಿ ಭಕ್ತರಿಗೆ ತನ್ನನ್ನು ತಾನು ತೆತ್ತುಕೊಂಡು ಬಿಡ್ತಾನಂತೆ ಟ್ಯಾಕ್ಸ್ ಕೊಟ್ಟಾಗಿ ನಿಮ್ಮವನು ನಿಮ್ಮ ಗುಲಾಮನಾನು ಎಂಬುದಾಗಿ ತೊಂಡರಿಗೆ ತೊಂಡನಾಗಿ ಮುಂದೆ ಹೇಳ್ತಾರೆ ಕುಮಾರವ್ಯಾಸ ಇಷ್ಟೊಂದು ಭಕ್ತಿಯುತವಾದ ಕಾವ್ಯ ಕನ್ನಡದಲ್ಲಿಲ್ಲ ಒಂದು ಎರಡು ಕಡೆ ತಪ್ಪು ಮಾಡಿದ್ದಾನೆ ಕುಮಾರವ್ಯಾಸ ಮಹಾಮೇಧಾವಿ ನಮ್ಮ ಭಾಗ್ಯ ಕುಮಾರವ್ಯಾಸ ಕನ್ನಡ ಈ ದೇಶೀಯ ಭಾಷೆಗಳಲ್ಲಿ ಕುಮಾರವ್ಯಾಸ ಭಾರತದಷ್ಟು ಶ್ರೇಷ್ಠವಾದದ್ದು ಇನ್ನೊಂದಿಲ್ಲ ತೆಲುಗು ಭಾರತ ಇದೆ ದೇಶೀಯ ಭಾಷೆಗಳಲ್ಲಿ ಕಂಬ ರಾಮಾಯಣದಷ್ಟು ಶ್ರೇಷ್ಠವಾದದ್ದು ಇನ್ನೊಂದಿಲ್ಲ ಉತ್ತರದ ಭಾಷೆಗಳಲ್ಲಿ ತುಳಸಿ ರಾಮಾಯಣದ ಸುಶ್ರೇಷ್ಠವಾದದ್ದು ಈ ಮೂರು ಭಾಷೆಗಳನ್ನಾದರೂ ಕಲಿಯಬೇಕು ಮೂರು ಕೃತಿಗಳಿಗೋಸ್ಕರವಾಗಿ ಇತ್ತದ್ ದ್ವಾರಾವತಿಯೊಳಗೆ ದೇವೋತ್ತಮನು ಭಕುತರಿಗೆ ತನ್ನನು ತೆತ್ತು ಬದುಕುವನೆಂಬ ಪರಮವ್ರತದ ನಿಷ್ಠೆಯನ್ನು ಚಿತ್ತದಲ್ಲಿ ನೆಲೆಗೊಳಿಸಿ ರುಕ್ಮಿಣಿ ಸತ್ಯಭಾಮೆಯರುಳು ಸಮೇಡದ ನೆತ್ತ ಸಾರಿಯ ಹರೈ ಹಾಸಂಗಿಯನ್ನು ಬಾಳಿಸುತ್ತ ಸತ್ಯಭಾಮೆ ರುಕ್ಮಿಣಿಯರು ಕೂತಿದ್ದಾರೆ ಮೂರು ಜನ ಆಡೋ ಹಾಗಿಲ್ಲ ಪಗಡೆ ಒಂದ್ಸಲ ಕೃಷ್ಣ ಸತ್ಯಭಾಮೆ ಜೊತೆಯಲ್ಲಿ ಒಂದ್ಸಲ ರುಕ್ಮಿಣಿ ಜೊತೆಯಲ್ಲಿ ಇನ್ನೊಬ್ಬಳು ಅಂಪೈರು ಅವನು ನೆತ್ತವನ್ನಾಡ್ತಾ ಇದ್ದಾನೆ ಪಗಡೆ ದಾರ ಬಿಡ್ತಾ ಇದ್ದಾನೆ ಕೇಳಿದ ಕೇಳಿದನು ಮುರವೈರಿ ದ್ರೌಪದಿ ಗೋಳ್ ಕೇಳಿಸ್ತು ತನ್ನಯ ಮೇಳದ ಐವರ ಸತಿಯ ಹುಯ್ಯಲನು ಹುಯ್ಯರು ಅವಳು ಅಳ್ತಾ ಇದ್ದಾಳೆ ಗಜೇಂದ್ರ ಮೋಕ್ಷದಲ್ಲಿ ಗಜೇಂದ್ರ ಗರ್ಜಿಸಿದ ಹಾಗೆ ಕೃಷ್ಣ ಕೃಷ್ಣ ಆದಿಮೂಲ ಅಂತ ಹೇಳಿದ ಹಾಗೆ ಅದು ಮೇಲ್ ಮೇರ್ ಮೇಲ್ ಬರ್ತಾ ಇರೋ ಧ್ವನಿಯನ್ನ ಕೇಳಿ ಏನ್ ತಿಳ್ಕೊಂಡ ಆಡಿನ ಒಂದು ಅಪಮಾನ ದಂಗೆ ಎಂಬ ನುಡಿಯಿಂದ ಆಳಿಗಾದ ಅಪಮಾನ ಆಳುವವನಿಗೆ ಆದ ಅಪಮಾನ ನನ್ನ ಭಕ್ತರಿಗಾದ ಅಪಮಾನ ನನಗೂ ಎಂಬ ತಿಳ್ಕೊಂಡು ಕೋಳು ಹೋದುವೆ ಕೃಷ್ಣ ಅಳ್ತಾನೆ ಕಣ್ಣಲ್ಲಿ ನೀರು ಬಂದ್ಬಿಡ್ತು ಯಾಕೆ ಹೇಳ್ತಾ ಇದ್ದೀರಿ ಓಡಿಸ್ತಾ ಇದ್ದಾಳೆ ರುಕ್ಮಿಣಿದೇವಿ ಅಯ್ಯೋ ಅವಳು ವಾನ ಹೋಯ್ತಲ್ಲ ಕೋಳು ಹೋದುವೆ ಪಾಂಡುಪುತ್ರರ ಬಾಳುವೆಗಳು ಅಕಟ ಎನ್ನುತ್ತ ಲಕ್ಷ್ಮೀ ಲೋಲ ಚಿಂತಿಸಿ ನುಡಿದರು ರುಕ್ಮಿಣಿ ಅದನ ಕ್ರೂರ ದುರ್ಯೋಧನನು ದೃಪದ ಕುಮಾರಿ ಪಾಂಚಾಲಯನು ಸಭೆಯಲ್ಲಿ ಸೀರೆಯನ್ನು ಸುರಿಯಲೈ ಕಾಯೈ ಕೃಷ್ಣ ಎಂದು ಎನ್ನುತ್ತ ನಾರಿ ಒಡಲುತ್ತಿಹಳು ಹುಟ್ಟ ಸೀರೆ ಸೆಳೆಯಲು ಬಳಿಕ ಅಕ್ಷಯ ಸೀರೆಯಾಗಲಿ ಗದುಗಿನ ವೀರ ನಾರಾಯಣ ಹತ್ರ ಬರುವಂತಹ ಅವಕಾಶ ಬರಲಿಲ್ಲ ಕೃಷ್ಣನಿಗೆ ಅವಳು ಹುಟ್ಟಿದ್ದ ಸೀರೆ ಅಕ್ಷಯವಾಗಲಿ ಅಂತ ಆಶೀರ್ವಾದ ಮಾಡಿದ ಈ ಕೊರತೆ ಅವತಾರ ಪುರುಷನಿಗೆ ಕೊನೆಯ ತನಕ ಕಾಡಿತು ಎಂಬುದಾಗಿ ಇಲ್ಲಿ ವ್ಯಾಖ್ಯಾನವನ್ನು ಮಾಡ್ತಾರೆ ಎಲ್ಲಿ ವ್ಯಾಖ್ಯಾನ ಮಾಡ್ತಾರೆ ದಿವ್ಯ ಪ್ರಬಂಧಕಾರರು ಆಳ್ವಾರರ ತಿರುವಾಯಿಮುಳಿ ನಮ್ಮಾಳ್ವಾರರ ತಿರುವಾಯಿಮುಳಿ ಒಂದು ಪದ್ಯದಲ್ಲಿ ನಂಬಿಳ್ಳೈ ಸ್ವಾಮಿಗಳು ತುಂಬಾ ಚೆನ್ನಾಗಿ ವ್ಯಾಖ್ಯಾನ ಮಾಡಿದ್ದಾರೆ ಅದು ಹೇಳಿದೆ ಅದರ ತಪ್ಪಾಗುತ್ತೆ ವೇಂಕಡಂಗಳ್ ಮೈ ವಿಲೈ ಮುತ್ತವು ತಿರುವಾರುಮಳಿ ಮೂರು ಮೂರು ಆರು ಮೂರನೇ ಶತಕದಲ್ಲಿ ಮೂರನೇ ದಶಕದಲ್ಲಿ ಆರನೇ ಪದ್ಯ வேம் கடங்கள் மை மல்வினை முத்தவும் தாங்கள் தங்களுக்கு நல்லறமே செய்வார் வேங்கடத் தொலைவார்க்கு நமவென்னல் ಆಂಕಡಮೈ ಅದು ಸುಮಂದಾರ್ಗಳಿಕೆ ಈ ಪದ್ಯಕ್ಕೂ ದ್ರೌಪದಿಗೂ ಏನು ಸಂಬಂಧ ನಿಮಗೆ ಅರ್ಥ ಆಗೋದಿಲ್ಲ ಓನ್ಲಿ ನಂಬಿಳ್ಳೈ ಕ್ಯಾನ್ ಕನೆಕ್ಟ್ ಟು ವೇಂ ಕಡಂಗಳ್ ಮೈ ಮಲ್ವಿನೈ ನಮ್ಮನ್ನ ಹಿಂಸೆ ಮಾಡುವಂತ ಎಷ್ಟೋ ನೋವುಗಳು ಪಾಪರಾಶಿಗಳು ತಾಂಗಳ್ ಮುತ್ತವಂ ನಲ್ಲ നല്ലനവേ ಶೈವ ಅವುಗಳನ್ನೆಲ್ಲ ತೊಲಗಿಸಿ ಸಂಪೂರ್ಣವಾಗಿ ಶುಭವನ್ನ ಮಾಡತಕ್ಕವನು ಭಗವಂತ ವೆಂಕಟೇಶ್ವರ ಸ್ವಾಮಿ ನಮ್ಗೆ ಒಳ್ಳೇದನ್ನು ಮಾಡ್ತಾನೆ ಯಾವಾಗ ವೇಂಗಡ ತೊರೆವಾರ್ಕೆ ವೆಂಕಟಸ್ಥಾನ್ ವೆಂಕಟೇಶ್ವರ ಎಂಬುದಾಗಿ ಅವನ ಹೆಸರನ್ನು ಯಾರು ಹೇಳ್ತಾರೆಯೋ ಅವರಿಗೆ ಆ ವೆಂಕಟೇಶ್ವರನಿಗೆ ವೆನ್ನಲ್ ನಮಃ ಎಂಬುದಾಗಿ ಹೇಳಿದ್ರೆ ಆ ಕಡಮೈ ಅದು ನಮ್ಮ ಡ್ಯೂಟಿ ನಮ ಇತ್ಯೇವ ಭಗವಂತನಿಗೆ ನಮೋ ಎಂಬುದಾಗಿ ಹೇಳಿದ್ರೆ ನಮ್ಮ ಪಾಪಗಳನ್ನು ತೀರಿಸ್ತಾನೆ ಒಳ್ಳೇದನ್ನು ಮಾಡ್ತಾನೆ ಅದು ಸುಮಂದಾರ್ಗಳಿಗೆ ಕಡಮೆ ಸುಮಂದಾರ್ಗಳಿಗೆ ನಾರಾಯಣ ಶಬ್ದದ ಅರ್ಥ ಇದಕ್ಕೆ ನಿದರ್ಶನ ನಂಬಿಳ್ಳೆಯ ವಾಕ್ಯವನ್ನು ಕೇಳಿ ದ್ರೌಪದಿ ತಿರುನಾಮಂಶಲ್ಲ ಗೋವಿಂದ ಎಂದ್ರವಾರೆ ಎಲ್ಲ ಹೆಸರನ್ನು ಬಿಟ್ಟು ಗೋವಿಂದ ಅಂತ ಕರೆದು ಬಿಟ್ಟು ತಿರುಪಾವೆಯಲ್ಲಿ ಮೂರು ಕಡೆ ಬರ್ತದೆ ಇದು ಒಂದೇ ಒಂದು ಶ್ರೀನಾಮ ಮೂರು ಪದ್ಯದಲ್ಲಿ ಮೂರು ಕಡೆಯಲ್ಲಿ ಬರ್ತದೆ ಕೇಶವ ಮಾಧವ ಎಲ್ಲ ಬೇರೆ ಬೇರೆ ಕಡೆ ಬರ್ತದೆ ಮೂರು ಸಲ ಬರುವುದು ಇದು ಒಂದೇ ಶ್ರೀನಾಮ ದ್ರೌಪದಿ ತಿರುನಾಮಂ ಸೊಲ್ಲ ಗೋವಿಂದ ಎಂದ್ರವಾರೆ நம் பெயரை சொன்னால் என்று திருவுள்ளம் புண்பட்டிருக்கும் ಅವನಿರೆ ಅವನ ಮನಸ್ಸು ಹುಣ್ಣಾಗಿ ಹೋಯ್ತಂತ ಅಯ್ಯೋ ನನ್ನ ಹೆಸರು ಹಿಡಿದು ಕರೆದಳು ಹೆಸರು ಹಿಡಿದು ಕಳೆದ್ರು ನಾನು ಹೋಗೋ ಸ್ಥಿತಿಯಲ್ಲಿ ಇರಲಿಲ್ಲ ಕೃಷ್ಣ ಮಾಂ ದೂರವಾಸಿನಂ ಉದ್ಯೋಗಪುರದಲ್ಲಿ ಬರುತ್ತೆ ಅಂತ ಆಮೇಲೆ ಹೇಳ್ತೇನೆ ಕೊಂಡಾಡ ತನ್ನೈ ನಿಂದಿಯ ವ್ಯಸನ ವ್ಯಸನಪಟ್ಟಾನಿರೆ ಆ ದ್ರೌಪದಿಯನ್ನು ಕೊಂಡಾಡ್ತಾನೆ ತನ್ನ ಹೆಸರು ಹೇಳಿದ್ದಕ್ಕೆ ತನ್ನನ್ನು ನಿಂದಿಸಿಕೊಳ್ತಾನೆ ಸಕಾಲದಲ್ಲಿ ರಕ್ಷಿಸಲಿಲ್ಲ ಎಂಬುದಾಗಿ ಭಕ್ತೆಯನ್ನು ಸ್ತೋತ್ರ ಮಾಡ್ತಾನೆ ನನ್ನನ್ನು ಸುಡಬೇಕು ಅವತಾರ ಮಾಡಿದ ಪ್ರಯೋಜನವಿಲ್ಲ ದ್ರೌಪದಿ ಮಾನ ಸಂರಕ್ಷಣೆ ಮಾಡಲಿಲ್ಲ ನಾನು ಸಕಾಲದಲ್ಲಿ ಗೋಳಾಡಿಸಿ ಕೊನೆಯಲ್ಲಿ ಕಾಪಾಡಿದೆ ನಾನು ಯಾತಕ್ಕಾದರೂ ಬಂದೆ ಎಂಬುದಾಗಿ ಕೊನೆಗಳಿಗೆ ಇಲ್ಲಿ ಬೇಡನ ಬಾಣ ಕಾಲಿಗೆ ಬಿದ್ದು ಮಕ್ಕಳು ಮೊಮ್ಮಕ್ಕಳು ಮರಿಮಕ್ಕಳು ಎಲ್ಲ ಕಣ್ಣದರಿಗೆ ಸತ್ತಾಗ ಅವತಾರ ಸಮಾಪ್ತಿ ಕಾಲದಲ್ಲಿ ದ್ರೌಪದಿ ದ್ರೌಪದಿ ನನ್ನನ್ನು ಕ್ಷಮಿಸು ಅಂತ ಹೇಳಿಕೊಂಡು ಭಗವಂತ ಅವತಾರ ಮುಗಿಸಿದ ಕೊನೆಯಲ್ಲಿ ಉಚ್ಚಾರ ಮಾಡಿದ ದ್ರೌಪದಿ ಹೆಸರು ಸ್ವಸ್ಥ ಮನ ಮನಸ್ಸು ಅತ್ಯಂತ ಅಸ್ವಸ್ಥವಾಗಿ ರಾಮಾವತಾರದಲ್ಲಿ ಹಾಗಾಗಲಿಲ್ಲ ಕೃಷ್ಣಾವತಾರ ಯಾತಕ್ಕೆ ಹಿಂಡುತ್ತೆ ಅಂದ್ರೆ ದ್ರೌಪದಿ ನಿನ್ನ ಸಾಲ ತೀರಿಸೋದಾಗಲಿಲ್ಲ ತಾಯಿ ನನ್ನನ್ನು ಕ್ಷಮಿಸು ಮನಸ್ಸಿಗೆ ಯಾತಕ್ಕೆ ನೋವಾಯಿತು ಅಪ್ಪೋದು ಸದಸ್ಯಲ್ಪಿರಂದ ಪರಿಭವಂ ಪರಿಹೃತ ಹಚ್ಚೆ ಇದೆ ಅವಳು ಮಾನ ಕಾಪಾಡಿ ಆಯಿತು ಅವಳ ತೊಂದರೆಯಲ್ಲ ಪರಿಹಾರವಾದರೂ ನಮ್ ಬೇರೆ ಚೊಲ್ಲಿ ಕೂಪಿಟ್ಟವಳಕ್ಕೆ ಆತ್ತಾಮೈಲೆ ಮುಖಂ ಕಾಟ ಬೆಚ್ಚಲೋ ಹೆಸರನ್ನು ಹಿಡಿದು ಕರೆದವಳಿಗೆ ನಾ ಮುಖವನ್ನೇ ತೋರಿಸಲಿಲ್ವಲ್ಲ ಐ ಕುಡ್ ನಾಟ್ ಡೈರೆಕ್ಟ್ಲಿ ಹೋದೆ ಟು ಪ್ರೊಟೆಕ್ಟ್ ಹರ್ ಮುಖಂ ಕಾಟ ಬೆಚ್ಚಲೋಮ್ என்று ಉಳ್ಳದನೆಯಂ ಇಳುವಪಟ್ಟಿನಾಗದೆ ಅವತಾರ ಇರೋ ತನಕ ದ್ರೌಪದಿ ದ್ರೌಪದಿ ಅದು ಒಂದು ಕೆಟ್ಟ ಹೋಯಿತು ಬಾಕಿ ಇದೆಲ್ಲ ಸರಿ ಹೋಯಿತು ದ್ರೌಪದಿಯನ್ನು ಸಕಾಲ ಲಕ್ಷಿಸಲಿಲ್ಲ ನಮ್ ಪೇರ್ ತನ್ ಕಾರ್ಯಂ ಶೈದತ್ತನೈ ಪೋಕಿ ಮೆಕ್ಯಾನಿಕಲ್ ಆಗಿ ನನ್ನ ಹೆಸರು ಅವಳಿಗೆ ಕೆಲಸ ಮಾಡುತ್ತೆ ಹೊರತು ನಾನೇನ್ ಮಾಡಿದೆ நாம் இவளுக்கு ஒன்றும் செய்திரோமிரே என்று இருந்தான் அசங்கதமாக இருந்து சப்தத்தை சேர்த்து சொல்ல அது விஷரணத்துக்கு ಕೊಡಲಾಹ ನಿಂದದಿರೆ ಶಬ್ದ ಶಕ್ತಿಯಾದೆ ಶ್ರೀರಾಮ ಎಂಬುದು ಭಗವಂತನಿಗೆ ದೊಡ್ಡದು ಅಂತ ಹೇಳಿದ್ರಲ್ಲ ಅದು ನಿಜವೇ ಅಂತ ಕೇಳಿದ್ರೆ ಅಜಾಮಿಳ ತನ್ನ ಅಂತ್ಯಕಾಲದಲ್ಲಿ ಅವಳು ಯಾವಳೋ ಇಟ್ಕೊಂಡವಳು ಯಾವುದೋ ಅನ್ಯ ಜಾತಿಯವಳಿಗೆ ಹುಟ್ಟಿದ ಮಕ್ಕಳಿಗೆ ಇಲ್ಲಿ ಆಳ್ವಾರರ ಪ್ರಕಾರ ಒಂದೇ ಹೆಸರು ನೀಡಲ ಒಬ್ಬರಿಗೆ ನಾರ ಅಂತ ಹೆಸರಿಟ್ಟ ಇನ್ನೊಬ್ಬನಿಗೆ ಯಣ ಅಂತ ಹೆಸರಿಟ್ಟ ಅಷ್ಟು ದೊಡ್ಡ ಪಂಡಿತ ತಂದೆ ತಾಯಿ ಸೇವೆ ಮಾಡಿದವನು ಸಮಿತು ಪುಷ್ಪ ತಗೊಂಬಂದು ದಿವಸ ಪೂಜೆ ಮಾಡ್ತಾ ಇದ್ದವನು ವ್ಯಾಕರಣ ತಿಳಿದವನು ಹೆಸರನ್ನು ಹರಿದು ಚೂರು ಮಾಡಿ ಅವಳಿ ಮಕ್ಕಳಿಗೆ ಒಬ್ಬನಿಗೆ ನಾರ ಎಂಬುದಾಗಿ ಇನ್ನೊಬ್ಬನಿಗೆ ಯಣ ಎಂಬುದಾಗಿ ಏನಿಟ್ಟಿದ್ನೋ ಅದನ್ನು ಇಬ್ಬರು ಹುಡುಗರನ್ನು ಕರೆಯೋದಕ್ಕೆ ಪ್ರಾಣ ಹೋಗುವಾಗ ಅಸಂಗತಮ ಎರಡು ಶಬ್ದ ಚೇತ್ರ ಸೊಲ್ಲ ಆ ಎರಡನ್ನು ಸೇರಿಸಿ ನಾರಾಯಣ ಬಾರೋ ಅಂತ ಹೇಳಿದ್ರೆ ಅದು ವಿಷಹರಣಕ್ಕೆ ಕೂಡಲಾಹ ನಿಂದದೆ ಅವನಿಗೇನು ವಿಷವಿತ್ತು ಯಮಬಾಧೆ ಅದನ್ನ ಅಪಹರಿಸಿಬಿಡಿತು ಇದು ಶಬ್ದ ಶಕ್ತಿ name of the power power of the name ಒಬ್ರು ಹೇಳ್ತಾರೆ ನಿಮ್ ಕೆಲಸ ಆಗುತ್ತೆ ನನ್ನ ಹೆಸರು ಹೇಳಿ ಕೊಡಿ ವ್ಯವಹಾರದಲ್ಲಿ ಕೇಳ್ತೇವೋ ಇಲ್ವೋ ಆ ಹೆಸರು ಹೇಳ್ತೀರಿ ಕೆಲಸ ನಡೆದು ಹೋಗುತ್ತೆ ಅವರು ಪತ್ರ ಕೊಟ್ಟಿರೋದಿಲ್ಲ ರೆಕಮೆಂಡೇಶನ್ ಹೇಳಿರೋದಿಲ್ಲ ಏನೂ ಇಲ್ಲ a mere name does a magical work ಲೋಕದಲ್ಲಿ ಒಬ್ಬ ಮನುಷ್ಯನ ಹೆಸರಷ್ಟು ಕೆಲಸ ಮಾಡಬಹುದಾದ್ರೆ ಭಗವಂತನ ಶ್ರೀನಾಮ ಏನು ಕೆಲಸ ಮಾಡೋದಿಲ್ಲ ಎಂಬುದಾಗಿ ನಂಬಿಳ್ಳ ಈಡಿನಲ್ಲಿ ಈ ತಿರುವಾಯಿಮಳಿ ಆಳ್ವಾರ ಪ್ರಬಂಧ ಯಾಕೆ ಪದೇ ಪದೇ ತಗೊಂಡ್ಬರ್ತೇನೆ ಅಂದ್ರೆ ಅದರಲ್ಲಿಲ್ಲದೆ ಇರುವ ಇತಿಹಾಸ ಪುರಾಣಗಳ ಸ್ವಾರಸ್ಯ ಯಾವುದೂ ಜಗತ್ತಿನಲ್ಲಿಲ್ಲ ತಮಿಳನ್ನು ಹೇಳ್ತಾರೆ ತಮಿಳು ಚಪ್ಪಲಕ್ಕೆ ನಿಮ್ಮ ಮೇಲೆ ಹೇರಬೇಕು ಅಂತ ಉದ್ದೇಶವಲ್ಲ ಅಪ್ಪ ಅದು ನಮ್ಮ ಸಾಹಿತ್ಯವೇ ಮರಾಠಿ ಸಾಹಿತ್ಯ ಹೇಗೋ ಹಿಂದಿ ಸಾಹಿತ್ಯ ಹೇಗೋ ಮಲಯಾಳಿ ಸಾಹಿತ್ಯ ಹೇಗೋ ನಾರಾಯಣೀಯಂ ಹೇಗೋ ಆಳ್ವಾರ್ ಸಾಹಿತ್ಯವು ಕಣ್ ತೆಗೆಯತಕ್ಕಂಥದ್ದು ಇದಾಯಿತು ಆ ಪ್ರಪಂಚ ಮಾಡ್ತಾಳೆ ಗೋವಿಂದ ನನ್ನನ್ನು ಕಾಪಾಡು ಕೃಷ್ಣ ನನ್ನನ್ನು ಕಾಪಾಡು ಗೋವಿಂದ ದ್ವಾರಕಾವಾಸಿನ್ನೇ ಕೃಷ್ಣ ಗೋಪಿ ಜನಪ್ರಿಯ ಕೌರವೈ ಪರಿಭೂತಾಂ ಕಿನ್ನ ಜಾನಾಸಿ ಕೇಶವ ಇನ್ನೊಂದು ವಾಕ್ಯವನ್ನು ಹೇಳ್ತಾಳೆ ಹೇ ನಾಥ ಹೇ ರಮಾನಾಥ ವ್ರಜನಾಥ ಆರ್ತಿನಾಶನ ಕೌರವಾರ್ಣವ ಅಮ್ಮ ಉದ್ಧರ ಸ್ವಜನಾರ್ದನ ಜನಾರ್ದನ ದಸ್ಸು ಜನಾರ್ದೈತೀತಿ ಜನಾರ್ದನ ಭಕ್ತರಿಗೆ ಹಿಂಸೆ ಕೊಡುವವರನ್ನ ಆರದಿ ಬಿಡ್ತಾನಂತೆ ಭಗವಂತ ಅದಕ್ಕೆ ಜನಾರ್ದನ ಎಂಬುದಾಗಿ ಹೇಳ್ತಾರೆ ಆಗ ಭೀಮ ಭಯಂಕರ ಪ್ರತಿಜ್ಞೆಯನ್ನು ಮಾಡ್ತಾನೆ ಏನ್ ಪ್ರತಿಜ್ಞೆ ಮಾಡಿದ ಈ ದುರ್ಳ ದುಶಾಸನ ನನ್ನ ಪತ್ನಿಯ ತಲೆಯನ್ನು ಹೇಗೆ ದರ ದರ ದರ ಹೇಳ್ಕೊಂಡು ಬಂದನೋ ಅವಳ ಸೀರೆ ಸುಲಿಯುವ ಯತ್ನವನ್ನೇನು ಮಾಡ್ತಾ ಇದ್ದಾನೆಯೋ ಇವನ ಎದೆಯನ್ನ ಬಗೆದು ರಕ್ತಪಾನವನ್ನು ಮಾಡದೇ ಇದ್ರೆ ನಾನು ಕುಂತಿ ಪುತ್ರನಲ್ಲ ನನ್ನ ಸದ್ಗತಿ ಬರದೇ ಹೋಗಲಿ ಎಂಬುದಾಗಿ ಪಂಚಪಾಂಡವರಲ್ಲಿ ಒಬ್ಬ ಪ್ರತಿಜ್ಞೆಯನ್ನು ಮಾಡಿದ ಆಗ ಕೆಲಸ ಕೆಟ್ಟಲ್ಲ ಅಂತ ಮೇಲೆ ಮತ್ತೆ ವಿದುರಾಯ ಅಂತ ಹೇಳ್ತಾ ಅಪ್ಪ ಮಹಾರಾಯರೇ ಸಭೆಯಲ್ಲಿರ್ತಕ್ಕಂತಹ ದೊಡ್ಡವರೇ ದಯವಿಟ್ಟು ಉತ್ತರ ಹೇಳ್ರು ಸುಮ್ಮನೆ ಕೂತ್ಕೋಬೇಡಿ ನೀವು ಪಾಪ ಬರುತ್ತೆ ಸೈಲೆನ್ಸ್ ಇಸ್ ಗೋಲ್ಡನ್ ಬೆಂಕಿ ಹಾಕಿತು ಯಾವನು ಮಾಡಿದ್ನೋ ಅದನ್ನ ಸೈಲೆನ್ಸ್ ಎಲ್ಲಿ ಗೋಲ್ಡನ್ ಆಪರ್ಚುನಿ ಸಮುದಾರಿ ಅದು ಒಂದು ಕತೆ ಹೇಳ್ತಾನೆ ಒಂದು ಕಾಲದಲ್ಲಿ ಸುಧನ್ವನೆಂಬ ಬೃಹಸ್ಪತಿ ಪುತ್ರನಿಗೂ ಪ್ರಹ್ಲಾದನ ಮೊಮ್ಮಗ ಬಲಿಯ ಮಗ ವಿರೋಚನನಿಗೂ ಒಬ್ಬ ಹುಡುಗಿಯನ್ನು ಮದುವೆ ಮಾಡಿಕೊಳ್ಳುವ ವಿಷಯದಲ್ಲಿ ಇವಳು ನನಗೆ ನನಗೆ ಅಂತ ಸ್ಪರ್ಧೆಯಾಯಿತು ಆ ಹುಡುಗಿ ಹೇಳಿದ್ಲು ನಿಮ್ಮಿಬ್ಬರಲ್ಲಿ ಯಾರು ಶ್ರೇಷ್ಠರೋ ಕೇಳ್ಕೊಂಡು ಬನ್ನಿ ಅವರನ್ನು ಮದುವೆ ಆಗ್ತಾನೆ ಅಂತ ಅವಳು ಜಾರಿಕೊಂಡ್ಬಿಟ್ಲು ಇವನು ಹೇಳ್ದ ನಾ ಬ್ರಾಹ್ಮಣ ಅದಕ್ಕೆ ಶ್ರೇಷ್ಠ ಅವನು ಹೇಳ್ದ ನಾ ಚಕ್ರವರ್ತಿಯ ಮೊಮ್ಮಗ ಬಲಿ ಚಕ್ರವರ್ತಿಯ ಮಗ ನಾ ಶ್ರೇಷ್ಠ ನಿರ್ಣಯ ಆಗಲಿಲ್ಲ ಇಬ್ರು ಪ್ರಹ್ಲಾದನ ಹತ್ರ ಹೋದರು ಪ್ರಹ್ಲಾದನ ಹತ್ರ ಹೋದರು ತನ್ನ ಸ್ವಂತ ಮೊಮ್ಮಗನೇ ಇದ್ರು ಅವನು ತೀರ್ಪನ್ನ ಆ ಸುಧನ್ವನೆಂಬ ಬೃಹಸ್ಪತಿಯ ಪುತ್ರ ಪರವಾಗಿದ್ದ ಜಾತಿಯಲ್ಲಿ ಗುಣದಲ್ಲಿ ವಿದ್ಯೆಯಲ್ಲಿ ಅವನೇ ಶ್ರೇಷ್ಠ ಎಂಬುದಾಗಿ ಸ್ವಂತ ಮೊಮ್ಮಗನೆಂಬ ಪಕ್ಷಪಾತವಿಲ್ಲದೆ ಇದರಿಂದ ಕೊಟ್ಟ ಈ ತೀರ್ಪನ್ನ ಇಂಥದೊಂದು ತೀರ್ಪು ಕೊಟ್ಟದ್ರಿಂದ ಅವನು ಬದುಕಿದ ಇಲ್ಲಿದ್ರೆ ವಂಶನಾಶವಾಗುತ್ತಿತ್ತು ಕೋರ್ಟಲ್ಲಿ ಯಾರು ಸುಳ್ಳು ಸಾಕ್ಷಿ ಹೇಳ್ತಾರೆ ಅರ್ಧಂ ಹರತಿ ಶ್ರೇಯ ಭಯೇಷ್ಠ ಒಂದು ಸಭೆಯಲ್ಲಿ ಒಬ್ಬರು ಪ್ರಶ್ನೆ ಕೇಳ್ತಾರೆ ಬಹಳ ಮುಖ್ಯವಾದದ್ದು ಆಗು ಹೋಗಿರುವಂತಹದ್ದು ತಿಳ್ಕೊಂಡಿದ್ದು ಆ ಸಭೆಯಲ್ಲಿ ಶ್ರೇಷ್ಠನಾದವನು ಉತ್ತರ ಹೇಳಿದೆ ಹೋದ್ರೆ ಅದರಿಂದ ಬರುವ ಪಾಪದ ಅರ್ಧ ಭಾಗ ಅವನಿಗೆ ಹೋಗ್ತದೆ ಅರ್ಧಂ ಹರತಿ ವೈ ಶ್ರೇಷ್ಠ ಪಾದೋ ಭವತಿ ಕರ್ತೃಷು ಪಾಪ ಮಾಡಿದವನಿಗೆ ಕಾಲು ಭಾಗ ಪಾದಶ್ಚೈವ ಸಭಾಸತ್ಸು ಸುಮ್ಮನೆ ಕೂತಿರ್ತಾನೆ ಮಾತಾಗಿ ಉಳಿದವರಿಗೆ ಕಾಲು ಭಾಗ ಪಾಪ ಹೋಗ್ತದೆ ಗೊತ್ತಿದ ಮೇಲೆ ಹೇಳಬೇಕು ಇಷ್ಟೊಂದು ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಜಸ್ಟಿಸ್ಗಳಿದ್ದಾರೆ ಎಲ್ಲ ಕಡೆ ನ್ಯಾಯನ ಮಾಡಿದ್ದಾರೆ ನೋಡಿ ನ್ಯಾಯ ನಿಂದನೆ ಮಾಡ್ತಾ ಇಲ್ಲ ನಾನು ನಮಗೆ ಯಾತಕಪ್ಪ ಅಂತ ಆಪರ್ಚುನಿಸಂ ಎಲ್ಲಿ ಮಾಡ್ತಾರೆ ಅವರು ಪಾಪವನ್ನೇ ಹಾಕೊಳ್ತಾರೆ ಅವರ ಕರ್ಮ ಮಾಡಿಸುವಂತಹ ವಾದ್ಯಾರಗಳು ಪುರೋಹಿತರಿಗೆ ಆ ಹೆಣದ ಸಂಸ್ಕಾರದಿಂದ ಮಾಡಿದ ಹಣದಿಂದ ಹೇಗೆ ಕುಟುಂಬ ಉದ್ಧಾರ ಆಗುವುದಿಲ್ಲವೋ ಅಪರ ಸಂಸ್ಕಾರದ ಹಣ ಏನಿದ್ರು ದಾನ ಧರ್ಮಕ್ಕೆ ಕೊಡಬೇಕು ಮದುವೆ ಮುಂಜಿಯಿಂದ ಹಣ ಬಂದ್ರೆ ಉಪಯೋಗ ಆಗುತ್ತೆ ಯಾರೋ ಹಣ ಹಾಕೊಂಡು ಕೂತಿರ್ತಾರೆ ಪಾಪ ಹತ್ತು ಸಾವಿರ ರೂಪಾಯಿ ಕೊಟ್ಟರೆ ಉತ್ತರ ಕ್ರಿಯೆ ಮಾಡಿಸೋದು ಅಂತ ಇವ್ರು ಗಲಾಖೆ ಮಾಡಿದೆ ಪುರೋಹಿತರು ಎಲ್ಲೋ ಸಾಲ ಸೋಲ ಮಾಡಿ ಇವ್ರ ಮನೆ ಹಾಳಾಗ ಅಂತ ಕೊಟ್ಟು ಅವರು ಉದ್ಧಾರ ಆಗೋದಿಲ್ಲ ಅಪರಕ್ರಿಯೆ ಮಾಡಿದೆ ಅದಕ್ಕೆ ಹೇಳ್ತೇವೆ ಅಂದ್ರೆ ದಾನ ಧರ್ಮ ಈ ವಿಷಯವನ್ನು ಪುರೋಹಿತರು ಅರ್ಥ ಮಾಡಿಕೊಳ್ಳಬೇಕು ನೋವಿನಿಂದ ಕೊಟ್ಟ ಹಣದಿಂದ ಯಾರು ಉದ್ಧಾರ ಆಗೋದಿಲ್ಲ ಅದೇ ರೀತಿ ಕೋರ್ಟ್ಗಳಿಗೆ ಜಡ್ಜ್ಗಳಿಗೆ ಸುಳ್ಳು ಸಾಕ್ಷಿ ಹೇಳಿದ್ರೆ ಏನೇನು ಪಾಪ ಬರುತ್ತೆ ಬಹಳ ದೊಡ್ಡ ಅಧ್ಯಾಯ ಅದು ಆಗ ಮತ್ತೆ ಕರ್ಣ ಮೇಲೆ ಕೆದ್ದ ಏ ದುಶಾಸನ ಯಾಕೋ ನೋಡ್ತಾ ನಿಂತಿದ್ದೀಯೇ ಇದು ನಿರ್ಣಯ ಆಗಿ ಹೋಗಿದೆ ಅದಕ್ಕೆ ಸುಮ್ಮನೆ ಕೂತಿದ್ದಾರೆ ಧರ್ಮರಾಜನೇ ಉತ್ತರ ಕೊಡಲಿಲ್ಲ ನೀ ಹೇಳು ಅಂತ ಹೇಳಿಲ್ಲ ಆಗಲೇ ಭೀಷ್ಮ ಧರ್ಮರಾಜ ಹಾಗೆ ಉತ್ತರ ಕೊಡ್ತಾನೆ ಇವಳು ದಾಸಿ ಇವಳು ಸೋತಾಗಿದೆ ದಾಸಿಯನ್ನು ಹೇಳಿ ಕರ್ಕೊಂಡು ಹೋಗಬೇಕು ಅಂತಃಪುರಕ್ಕೆ ಕರ್ಕೊಂಡು ಹೋಗಬೇಕು ದುರ್ಯೋಧನ ಅಂತಃಪುರಕ್ಕೆ ಅವಳನ್ನು ಕರ್ಕೊಂಡು ಹೋಗು ಆಗ ದ್ರೌಪದಿ ತನ್ನ ಆಪತ್ತಿನಲ್ಲಿ ಇನ್ನೊಂದು ಮಾತನ್ನು ನೆನೆಸ್ಕೊಳ್ತಾಳೆ ಏನ್ ಹೇಳಿದಳು ನಾನು ಈ ಸಭೆಗೆ ಮೊದಲು ನಮಸ್ಕಾರ ಮಾಡಬೇಕಾಗಿತ್ತು ಮೊದಲು ನಮಸ್ಕಾರ ಮಾಡಿ ಕೇಳಲಿಲ್ಲ ಅಂತ ಕೋಪ ಅಂತ ಕಾಣುತ್ತೆ ನಿಮಗೆ ಅದಕ್ಕೆ ತೀರ್ಮಾನ ಕೊಡ್ತಿಲ್ಲ ಮಹಾರಾಯರೇ ಇದು ನಮಸ್ಕಾರ ಮಾಡ್ತೇನೆ ದಯವಿಟ್ಟು ಉತ್ತರವನ್ನು ಕೊಡಿ ಎಷ್ಟು ಗೋಳಾಗ್ತಾಳೆ ಪಾಪ ಸಭಾಸದರು ಕೇಳ್ತಾರೆ ಈಗಲಾದರೂ ಹೇಳಿ ಯಾರು ಹೇಳಲಿಲ್ಲ ಆಗ ಭೀಷ್ಮ ಮತ್ತೆ ಹೇಳ್ತಾನೆ ಅಮ್ಮ ನಾನು ಆಗಲೇ ಹೇಳಿಬಿಟ್ನಲ್ಲ ನನ್ನ ಕೈಲೇ ಜವಾಬ್ದಾಗೋದಿಲ್ಲ ಯುಧಿಷ್ಠರ ನೀನೇ ಹೇಳು ನೀವು ಒಟ್ಟಿದ್ ಸರಿ ಆಯ್ತಪ್ಪು ನೀನೇ ಹೇಳು ಯುಧಿಷ್ಠರ ಬಾಯೇ ಬಿಡಲಿಲ್ಲ ಅವನು ಯವನಂಶವಾದ್ರಿಂದ ಎಲ್ಲ ಸಾಯೋದಕ್ಕೆ ಬಾಯಿ ತಗೊಂಡು ಕೂತಿದ್ದಾನೆ ಇಟ್ಲಾಗಿ ಸಭೆಯು ನಿರ್ಣಯಿಸಲಿಲ್ಲ ದುರ್ಯೋಧನ ಮೇಲೆ ಕೆದ್ದ ಹೇ ದ್ರೌಪದಿ ಒಂದು ಕೆಲಸ ಮಾಡೋಣ ನಿನ್ನ ಗಂಡಂದ್ರೆ ಇವತ್ತು ಉಳಿದವರು ಧರ್ಮರಾಜನಂತೂ ಬಾಯಿ ಹೇಳಲಿಲ್ಲ ಬಾಯಲ್ಲಾಗಲೇ ಅಕ್ಕಿ ಹಾಕಾಗಿದೆ ಅವನಿಗೆ ಹೆಣದಂತೆ ಕೂತಿದ್ದಾನೆ ಜಾಗಡ್ ಮೌತ್ ಉಳಿದವರು ಭೀಮಾರ್ಜುನ ಸಹ ದೇವರಿದ್ದಾರಲ್ಲ ಅವರಾದರೂ ಹೇಳಲಿ ನೋಡಿ ಡಿವೈಡ್ ಮಾಡೋಕೆ ನೋಡ್ತಾನೆ ಧರ್ಮರಾಜ ಮಾಡಿದ ತಪ್ಪು ಅಂತ ಹೇಳಲಿ ಅಣ್ಣನನ್ನು ಬಿಟ್ಟು ಕೊಡಲಿ ಅವನು ಮಾಡಿದ ಅಧರ್ಮ ಅಂತ ಹೇಳಲಿ ನೀನು ಅವ್ರ ಜೊತೆ ಹೋಗು ತಲೆ ಅಂತ ತಲೆ ನೋಡಿ ಅದು ಭೀಮಾರ್ಜುನರು ಆ ಉತ್ತರ ಕೊಡ್ತಾರೆ ಯುಧಿಷ್ಠರನ ಬಗೆಗೆ ನಮ್ಮ ಗೌರವ ಇಲ್ಲದೆ ಇದ್ರೆ ಇಷ್ಟೊತ್ತಿಗಾಗಲೇ ನೀನು ಹೆಣ ತೆಗೆತಿದ್ದೆ ಅಂತ ಭೀಮ ಕಣಕ್ಕೆ ಬಿಡ್ತಾನೆ ನೋಡಿ ಭೀಮಸೇನ ಅವನು ಮಾಡಿದ ಸರಿಯೋ ತಪ್ಪೋ ಆ ವಿಮರ್ಶೆ ನಮಗೆ ಯೋಗ್ಯತೆ ಅಲ್ಲ ಅವನು ಹಿರಿಯ ಗೌರವ ಕೊಡಬೇಕು ಅದಕ್ಕೆ ನಾವು ಸುಮ್ಮನೆ ಕೂತಿದ್ದೇವೆ ಇಷ್ಟೊತ್ತಿಗೆ ಎಲ್ಲಿದ್ದರು ಆಗ ಭೀಷ್ಮ ದ್ರೋಣರಿಬ್ಬರೂ ಸೇರಿ ದ್ರೌಪದಿಗೆ ಕೇಳಿಕೊಳ್ತಾರೆ ಭೀಮನ ಕೇಳ್ತಾರೆ ಹೋಯ್ತಪ್ಪ ಕ್ಷಮಿಸಿಬಿಡು ಅಲ್ಲ ಏನು ಮಾತು ಕ್ಷಮಿಸಿಬಿಡು ಅವಳು ಹೋಮಾನ ಮಾಡಿ ಹೊರಟಿದ್ದಾರೆ ಸೀರೆ ಬಂದು ಬಿದ್ದಿದೆ ರಾಶಿ ಆ ಸೀರೆ ಎಳೆದು ಎಳೆದು ಸುಸ್ತಾಗಿ ಕೂತು ಬಿಟ್ಟ ದೇವರಂತೆ ಅಂಥದ್ದೊಂದು ಪವಾಡ ಮಿರಕಲ್ ನಡೆದಿದೆ ಸಭೆಯಲ್ಲಿ ಕೃಷ್ಣನ ಶಕ್ತಿ ಇದೆ ಅಂತ ಗೊತ್ತಾಗಿದೆ ತಪ್ಪು ತಪ್ಪಾಯಿತು ಅನ್ನೋ ಮಾತು ಧೃತರಾಷ್ಟ್ರನ ಬಾಯಲ್ಲಿ ಬರಲಿಲ್ಲ ದೇವರ ಶಕ್ತಿ ನೋಡಿದ ಮೇಲೆ ಬರಲಿಲ್ಲ ಅವನ ಬಾಯಲ್ಲಿ ಭೀಷ್ಮನು ಹೇಳಿಲ್ಲ ದೈವ ಭಕ್ತ ಶಾಸನಾಮ ಹೇಳ್ತಾರಂತೆ ಶಾಸನಾಮ ವಿಷ್ಣು ಶಾಸನಾಮ ಹೇಳ್ತಾರೆ ರಾಜನೀತಿ ಹೇಳ್ತಾನೆ ಅನುಶಾಸನ ಪರ್ವ ಹೇಳ್ತಾನೆ ಶಾಂತಿ ಪರ್ವ ಹೇಳ್ತಾನೆ ಅಗ್ನಿ ಪಾಠ ಮಾಡಿದವರು ಏನು ಟೇಪ್ ಅದಕ್ಕಿಂತ ಚೆನ್ನಾಗಿ ಹೇಳುತ್ತೆ ತಗೊಂಡೇನ್ ಮಾಡ್ತೀರಿ ಒಳ್ಳೆ ಸಿಡಿ ಗಿಡಿ ಮಾಡಿದ್ರೆ ಎಂ ಪಿ ತ್ರೀ ಭೀಷ್ಮನಿಗಿಂತ ಚೆನ್ನಾಗಿ ಹೇಳುತ್ತೆ ಸುಬ್ಲಕ್ಷ್ಮಿ ಹೋದ್ರು ಸುಬ್ಲಕ್ಷ್ಮಿ ಹೇಳಿದ ಸುಪ್ರಭಾತ ವಿಷ್ಣು ಸಹಸ್ರನಾಮ ತುಂಬಾ ಚೆನ್ನಾಗಿ ರೆಕಾರ್ಡ್ ಹೇಳುತ್ತೆ ಭೀಷ್ಮನ ಆಚರಣೆಯಲ್ಲಿ ಬರಲಿಲ್ಲ ಸುಮ್ಮನೆ ಕೂತಿದ್ದ ಆಗ ಕರ್ಣ ಮೇಲೆ ಕೆದ್ದ ಲೋಕದಲ್ಲಿ ಮೂರು ವರ್ಗದ ಜನರಿಗೆ ಸ್ವಂತ ಹಣವೆಂಬುದು ಧನವೆಂಬುದಿಲ್ಲ ದಾಸನಿಗೆ ಪುತ್ರನಿಗೆ ಅಸ್ವತಂತ್ರನಾರಿಗೆ ಓನ್ ಪ್ರಾಪರ್ಟಿ ಅನ್ನೋದಿಲ್ಲ ಜೀತದಾಳಿಗೆ ತನ್ನ ಸ್ವಂತ ಆಸ್ತಿ ಅನ್ನೋದಿಲ್ಲ ಅವನು ಮದುವೆ ಮಾಡಿಕೊಂಡಿದ್ರು ಜೀತದಾಳು ಅವನ ಹೆಂಡತಿಯನ್ನು ಜೀತಕ್ಕಿಟ್ಟುಕೊಂಡವನು ಅನುಭವಿಸಬಹುದು ಇದು ಒಂದು ಕೆಟ್ಟ ಪದ್ಧತಿ ಇತ್ತು ಈ ದಲಿತ ದೇಶದಲ್ಲಿ ಜೀತ ಪದ್ಧತಿ ಅವನಿಗೆ ಸಣ್ಣ ಜಂಬುವುದೇನೂ ಇಲ್ಲ ಪುತ್ರನಿಗೆ ನೀವು ಪಾಕೆಟ್ ಮನಿ ಅಂತ ಕೊಡ್ತೀರಲ್ಲ ಕೊಟ್ಟು ಅವನು ಹಾಳಾಗ್ತಾನೆ ಅವನಿಗೆ ಸ್ವಂತ ಆಸ್ತಿ ಇಲ್ಲ ಅವನು ವಯಸ್ಸಿಗೆ ಬಂದು ಮದುವೆಯಾಗಿ ಮೆಜಾರಿಟಿಗೆ ಬಂದು ಅವನು ಬೇರೆ ಸಂಸಾರ ಮಾಡಿದರೆ ಅವನಿಗೆ ಆಸ್ತಿ ಉಂಟು ತಂದೆ ಬದುಕಿರೋ ತನಕ ಅವಿಭಕ್ತ ಕುಟುಂಬದಲ್ಲಿ ಆಸ್ತಿ ಅನ್ನೋದಿಲ್ಲ ಅಸ್ವತಂತ್ರ ನಾರಿ ಪತ್ನಿಗೆ ಬೇರೆ ಐಶ್ವರ್ಯವಿಲ್ಲ ಏಯ್ ದ್ರೌಪದಿ ಏನ್ ನೋಡ್ತಿದ್ಯೆ ಕೋರ್ತಾ ನಿನಗೆ ಅಜಾರಿ ಎಷ್ಟೊಂದು ಮಾತನಾಡ್ತಿದ್ದೀಯ ಸಭೆಯಲ್ಲಿ ಇವರೆಲ್ಲ ಬಾಯಿಸ್ಕೊಂಡು ಕೂತಿದ್ದಾರೆ ನೀನೊಬ್ಬಳು ಎಷ್ಟು ಮಾತನಾಡ್ತಾ ಇದ್ದೀಯೇ ನಿನ್ನ ಒಡೆಯ ಈಗ ಏನಿದ್ರು ದುರ್ಯೋಧನ ನೀನು ಇನ್ನೂ ಮರ್ಯಾದೆಯಿಂದ ಬದುಕಬೇಕಾಗಿದ್ರೆ ಇನ್ನೊಂದು ಆಲ್ಟರ್ನೇಟಿವ್ ಇದೆ ಈ ಸಭೆಯಲ್ಲಿ ನಿನ್ನ ಐವರು ಗಂಡಂದರನ್ನು ಬಿಟ್ಟು ನಿನ್ನ ಕೈ ಕೊಟ್ಟಲ್ಲ ಈ ಷಂಡರು ಇವರನ್ನು ಬಿಟ್ಟು ಈ ನೂರ್ವರು ಕೌರವರು ತಮ್ಮಂದರಲ್ಲಿ ಅಣ್ಣ ತಮ್ಮಂದರಲ್ಲಿ ಯಾರನ್ನು ಬೇಕಾದರೂ ಗಂಡ ಅಂತ ವರಿಸಿಕೋ ಓಪನ್ ಸಭೆಯಲ್ಲಿ ನಿನ್ನನ್ನು ಮುಕ್ತ ಮಾಡಿಬಿಡ್ತೇನೆ ಜೋಜಿನಿಂದ ಅಂತ ಇದು ಕಾರಣ ಹೇಳ್ತಾ ಇದ್ದಾನೆ ಈ ಮಾತನ್ನ ಅನುವಾದ ಮಾಡೋಕೆ ನಮ್ಗೆ ತುಂಬಾ ಸಂಕಟವಾಗತ್ತೆ ಈ ಹೇಳಿ ಏನು ಅಂದ ಆಗ ಭೀಮಾ ಮೇಲೆ ಮತ್ತೆ ಹೇಳ್ತಾನೆ ಇದು ನಿರ್ಣಯ ನಾನು ಹೇಳ್ತೇನೆ ಕೇಳಿ ಧರ್ಮರಾಜ ದ್ರೌಪದಿಯನ್ನು ಇಟ್ಟದ್ದೇ ತಪ್ಪು ಅದೇ ತಪ್ಪಾಗಿರುವಾಗ ತಪ್ಪು ಅಂತ ಅವನು ಹೇಗೆ ಒಪ್ಕೊಳ್ತಾನೆ ಮಾಡಿದವನಿಗೆ ಲಜ್ಜೆ ಉಳಿದವರು ಹೇಳ್ತಾ ಇದ್ದೀರಿ ಹೀಗೆ ಹಾಗೆ ಎಳೆದು ಐದು ನಾಯಿಗಳು ಒಂದು ಕೆಂಪು ಬಟ್ಟೆಯನ್ನ ಐದು ಕಡೆಗೆ ಹರಿದು ಚೋರು ಮಾಡುವಂತೆ ಮಾಂಸ ಅನ್ನೋ ಭ್ರಮೆಯಿಂದ ಧರ್ಮ ಧರ್ಮ ಅಂತ ಕಸಕಾಡ್ತಾ ಇದ್ದೀರಿ ಇಲ್ಲಿ ಎಲ್ಲಿದೆ ಧರ್ಮ ನೀವು ಹೇಳುವ ಧರ್ಮ ಅದು ಆದ್ರಿಂದ ದ್ರೌಪದಿ ಇಟ್ಟದ್ದೇ ತಪ್ಪು ದುರ್ಯೋಧನ ಹೇಳಿದಾಗ ಯುಧಿಷ್ಠಿರ ನೀನೇ ಹೇಳು ಇನ್ನೊಂದು ಆಪರ್ಚುನಿಟಿ ಕೊಟ್ಟಿದ್ದೇನೆ ಭೀಮ ಹೇಳಿದ ನಿಜವೇ ನೀ ದ್ರೌಪದಿ ನಿಟ್ಟಿ ತಪ್ಪು ಅಂತ ಹೇಳಿಬಿಡೋ ನೀನು ಆಸ್ತಿಯಲ್ಲ ವಾಪಸ್ ತಗೊಂಡ ಧರ್ಮರಾಜ ಅಂತ ಹೇಳಿದ್ರೆ ನಾನು ಹೇಳಿದ ಮಾತು ಹೋಯ್ ಹೋಯಿತು ಅನ್ನುವ ಸಾಮಾನ್ಯ ಧರ್ಮಕ್ಕೆ ಕಟ್ಟು ಬಿದ್ದವನು ಸುಳ್ಳು ಎಲ್ಬಾರತ್ತೋ ನನ್ನ ಬಾಯಲ್ಲಿ ಎನ್ನುವ ಭಯದಿಂದ ಬಾಯಿ ಮುಚ್ಚಿಕೊಂಡು ಕೂತಿದ್ದಾನೆ ಅವನಿಗೆ ಸಾಮಾನ್ಯ ಧರ್ಮ ಮುಖ್ಯ ಆಗ ದುರ್ಯೋಧನ ಇನ್ನೊಂದು ಮಾತನ್ನು ಹೇಳಿದ ಕರ್ಣನ ಮುಖ ನೋಡಿದ ಮೀಸೆ ತಿರುವಿದ ದುಶಾಸನ ನೋಡಿದ ಏ ಇವರೆಲ್ಲ ಷಂಡ ತಿರುಗಳು ಇವು ಬಹಳ ಗಂಭೀರವಾದ ಬೈಗಳು ವೈದಿಕರ ಬಾಯಲ್ಲಿ ಸಂಸ್ಕೃತ ತಿಳಿದವರ ಬಾಯಲ್ಲಿ ಹಳ್ಳಿಯ ಬೈಗಳಗಳು ಬಹಳ ಗಂಭೀರ ರೂಪವನ್ನು ತಾಳ್ತವೆ ಈ ಎಳ್ಳು ಇರ್ತದೆ ಎಳ್ಳಿನಲ್ಲಿ ಜೊಳ್ಳು ಕಾಳಿರ್ತದೆ ಹಿಂಡಿದರೆ ಎಣ್ಣೆ ಬರುವುದಿಲ್ಲವಲ್ಲ ಅದೇ ರೀತಿಯಲ್ಲಿ ಇವರು ಈ ಪಾಂಡವರು ಷಂಡಚರಗಳು ಎಂಬುದಾಗಿ ಹೇಳಿ ಹೇಳಿ ದ್ರೌಪದಿ ನೀನು ನನ್ನ ಎಡೆ ತೊಡೆಯನ್ನು ಹತ್ತಿದರೆ ನಿನಗೆ ಎಂಥ ಸೌಖ್ಯ ಕೊಡ್ತೇನೆ ನೋಡು ಎಂಬುದಾಗಿ ಎಡಗಡೆ ತೊಡೆ ಪಂಚೆಯನ್ನು ಬಿಚ್ಚಿ ಪುರುಷಾರ್ಥವನ್ನು ತೋರಿಸ್ತಾನೆ ಸಭೆಯಲ್ಲಿ ದ್ರೌಪದಿಗೆ ಏನು ಕಟ್ಟ ಆ ಹೆಣ್ಣು ಮಗಳಿಗೆ ಸಭೆಯಲ್ಲಿ ತೊಡೆ ತೋರಿಸ್ತಾನೆ ತೊಡೆ ಸಂಜಿನ ಪದಾರ್ಥ ತೋರಿಸ್ತಾನೆ ಭೀಮ ಮೇಲೆ ಕೆಟ್ಟ ಆ ತೊಡೆಗಳನ್ನು ಅದನ್ನು ಮುರಿದೇ ಇದ್ರೆ ನಾನು ಕುಂತಿ ಪುತ್ರನಲ್ಲ ನಿನ್ನನ್ನು ಮುರಿದೇ ಸಾಯಿಸ್ತೇನೆ ಎಂಬುದಾಗಿ ತೊಡೆ ಒಡೆದು ಸಾಯಿಸ್ತೇನೆ ಅಂತ ಪ್ರತಿಜ್ಞೆಯನ್ನು ಮಾಡ್ತಾನೆ ಮುಂದೆ ಮುಂದಕ್ಕೆ ಹೀಗೆ ಹೋಗ್ತಾ ಇದೆ ಆಗ ಧೃತರಾಷ್ಟ್ರನಿಗೆ ಮನಸ್ಸಲ್ಲಿ ಭಯವಾಯಿತು ಅಯ್ಯೋ ಎಲ್ಲಿ ಹೊರಟೋಯ್ತು ಈ ಮಾತು ಮಗನನ್ನು ತೊಡೆ ಮುರು ಸಾಯಿಸ್ತೇನೆ ಅಂತಾನೆ ಅವನಿಗೆ ರಕ್ತಪಾನ ಮಾಡ್ತೇನೆ ಅಂತಾನೆ ಅದು ಹೇಳ್ತಾ ಹೇಳ್ತಾ ಒಂದು ಅಮಂಗಳ ಒಂದು ಅಪಶಕನ ಉಂಟಾಯಿತು ಧೃತರಾಷ್ಟ್ರನ ಮನೆ ಒಳಗಡೆ ಅಗ್ಗಿಷ್ಟಿಕೆ ಇಟ್ಟಿದ್ರು ಕುರುಡನ ಅಗ್ನಿಹೋತ್ರವನ್ನ ಅಗ್ನಿಹೋತ್ರ ಅನ್ನೋದು ಆಡಬಾರದು ಹಳೆ ಕಾಲದಲ್ಲಿ ಒಬ್ಬ ಮನುಷ್ಯ ಗೃಹಸ್ಥನಾದಾಗಲಿಂದ ಅವನು ಸಾಯೋ ತನಕ ಗಾಢಪತ್ಯ ಅಗ್ನಿ ನಿತ್ಯ ಅಗ್ನಿಹೋತ್ರ ಮನೆಯಲ್ಲಿರಬೇಕು ಅಂಥವರು ಇದ್ದಾರೆ ಗೋಕರ್ಣದಲ್ಲಿ ಇದೇನೆ ಎಂಟು ತಲೆಮಾರಿನಿಂದ ಅಗ್ನಿಯನ್ನು ಕಾಪಾಡ್ಕೊಂಡ್ಬಂದವರಿದ್ದಾರೆ ಎಂಟು ಹತ್ತು ತಲೆಮಾರಿನಿಂದ ನೂರಾರು ವರ್ಷ ಕಾಪಾಡಿದವರಿದ್ದಾರೆ ಆಂಧ್ರಪ್ರದೇಶದಲ್ಲಿ ತಮಿಳುನಾಡಲ್ಲಿ ನಾವಲ್ಪಾಕಂ ಹಳ್ಳಿಯಲ್ಲಿ ಧೃತರಾಷ್ಟ್ರ ಹೋತ್ರ ಮಾಡ್ತಿದ್ನೋ ಇಲ್ವೋ ಅವನ ಕೈ ಮುಡಿಸಿ ಸಗಣಿ ಉಂಡೆ ಹಾಕಿಸ್ತಾ ಇದ್ರು ಅದು ವೆಲ್ ಗಾರ್ಡೆಡ್ ರೂಮ್ ಅಂಥದೊಂದು ಕೊಠಡಿಯಲ್ಲಿ ಎಲ್ಲಿಂದ ಬಂದವೋ ಒಂದು ಹಿಂಡು ನರಿಗಳು ಕತ್ತೆಗಳು ಊಡಾಡು ಪ್ರಾರಂಭ ಮಾಡಿದವು ಅರಮನೆ ಒಳಗಡೆ ನರಿಗಳು ಹೂಟ ಗೋಮಾಯೋ ನಾಂ ಮಲಯ ಪವನೆ ನದಿ ಕೂಗಿದರೆ ಅಪಶಕನ ಅಂತ ಹೇಳ್ತೇವೆ ಕತ್ತೆ ಕೂಗಿದರೆ ಒಳ್ಳೆ ಶಕನ ಅಂತ ಹೇಳ್ತೇವೆ ಪಾಂಡವರಿಗೆ ಒಳ್ಳೆ ಶಕನ ಕೌರವರಿಗೆ ಅಪಶಕನ பார்க்கலாம் ಕೇಳ್ಕಲಾಂ ಪಾರ್ಕ ಕೂಡಾದೆ ಪಾರ್ಕವಂ ಕೂಡಾದೆ ಕೇಳ್ಕವಂ ಕೂಡಾದೆ ತಮಿಳಲ್ಲಿ ಗಾಜ ಮಾಡಿದ್ದಾರೆ பார்க்கலாம் கேட்கக்கூடாது ಬೆಳಗ್ಗೆದು ಪ್ರಯಾಣ ಹೊರಟ್ರಿ ನರಿ ಮುಖವನ್ನು ನೋಡಿದಿರಿ ಬಹಳ ಒಳ್ಳೆ ಶಕನ பார்க்கலாம் ನರಿ ಊಳೆ ಇಟ್ಟದ್ದನ್ನು ಕೇಳಬಾರದು ಮಂಗಳ ಕೇಳ್ಕಲಾಂ பார்க்கக்கூடாது ಕತ್ತೆ ಕತ್ತೆ ಕೂಗಿದ್ರೆ ಒಳ್ಳೆ ಶಕನ ಕತ್ತೆ ನೋಡಬಾರದು ಪಾರ್ಕವಂ ಕೂಡಾದೆ ಕೇಳ್ಕವಂ ಕೂಡಾದೆ ಗೂಬೆ ಕಣ್ಣಿಂದಲೂ ನೋಡಬಾರದು ಕಿವಿಯಿಂದಲೂ ಕೇಳಬಾರದು ತಮಿಳಲ್ಲಿ ಗಾದೆ ಮಾಡಿಟ್ಟಿದ್ದಾರೆ ಇದು ಒಂದು ಶಾಸ್ತ್ರ ಶಕುನ ಶಾಸ್ತ್ರ ಅಗ್ನಿಹೋತ್ರ ಆರಿ ಹೋಯಿತು ವಿಥೌಟ್ ಎನಿ ಪ್ರೀ ಕಂಡೀಷನ್ ಅಗ್ನಿ ಆರಿ ಹೋಯಿತು ಒಳಗಿಂದ ದೂತರು ಬಂದರು ಸ್ವಾಮಿ ಅಗ್ನಿ ಹಾರಿ ಹೋಯಿತು ನರಿಗಳು ಓಡಾಡ್ತಾ ಇವೆ ಕತ್ತಗಳು ಕಿರಿತಾ ಇವೆ ಭೀಷ್ಮ ದ್ರೋಣರು ಶಾಂತಂ ಪಾಪ ಸ್ವಸ್ತಿ ಸ್ವಸ್ತಿ ಸ್ವಸ್ತಿ ಒಳ್ಳೇದಾಗಲಿ ಒಳ್ಳೇದಾಗಲಿ ಒಳ್ಳೇದಾಗಲಿ ಜಪ ಮಾಡ್ತಾ ಇದ್ದಾರೆ ಧೃತರಾಷ್ಟ್ರನಿಗೆ ತುಂಬಾ ಭಯವಾಯಿತು ಏನ್ ಮಾಡಲಿ ಏನ್ ಮಾಡಲಿಂದ ಕಾಣಿಸ್ತಾ ಇದ್ದು ಕಣ್ಣನ್ನು ಪಿಡಿ ಪಿಡಿ ಆ ಕಡೆ ನೋಡ್ತಾನೆ ಈ ಕಡೆ ನೋಡ್ತಾನೆ ಒಬ್ಬರು ಸಹಾಯಕರಿಲ್ಲ ವಿದುರ್ನನ್ನು ಕೇಳಬೇಕು ಇಂತಹ ಕಾಲದಲ್ಲಿ ಕೈ ಕಟ್ಕೊಂಡು ನಿಂತಿದ್ದಾನೆ ಮಾಡಿದ್ದೀನಿ ಅನುಭವಿಸು ನಾ ಹೇಳದೆ ಕೇಳಲಿಲ್ಲ ಬರ್ತಾ ಇದೆ ನೋಡು ಮುಂದೆ ಅಂತ ಹೇಳಲಾಗಿ ಧೃತರಾಷ್ಟ್ರ ದ್ರೌಪದಿ ಕೈ ಮುಗಿದ ತಾಯಿ ತಪ್ಪಾಯಿತು ಒಂದು ಮಾತನ್ನು ಹೇಳಿದ ಅಮ್ಮ ತುಂಬಾ ನೊಂದಿದ್ದೀಯೇ ನಿಮ್ಮನ್ನು ನೋಯಿಸ್ಬಿಟ್ಟಿದ್ದೇವೆ ದೇವಸಭೆಯಲ್ಲಿ ನಿನಗೆ ಮೂರು ವರಗಳನ್ನ ಕೊಡ್ತೇನೆ ದೇವಿ ಕೇಳ್ಕೊ ಮೊದಲನೇ ವರದಲ್ಲಿ ದ್ರೌಪದಿ ಕೇಳಿದಳು ನನ್ನ ಗಂಡ ಯುಧಿಷ್ಠರ ದಾಸತ್ವದಿಂದ ವಿಮುಕ್ತನಾಗಲಿ ಬಿಡುಗಡೆಯನ್ನು ಹೊಂದಲಿ ಅವನಿಂದ ನನ್ನಲ್ಲಿ ಹುಟ್ಟಿದ ಪ್ರತಿವಿಂಧ್ಯನೆಂಬ ನನ್ನ ಪುತ್ರ ಸ್ವತಂತ್ರನಾಗಲಿ ಅವನ ದಾಸಪುತ್ರ ದಾಸಿಪುತ್ರ ಅಂತ ಯಾರು ನಾಳೆ ಹೇಳೋದು ಬೇಡ ತಂದೆ ಮಕ್ಕಳನ್ನ ಈ ದಾಸ್ಯದಿಂದ ವಿಮುಕ್ತಿ ಮಾಡು ಆಯ್ತಮ್ಮ ವರ ಕೊಟ್ಟಿದ್ದೇನೆ ಎರಡನೇದನ್ನು ಕೇಳಿಕೋ ಆ ಕೇಳಿದ್ಲು ಉಳಿದ ಪಾಂಡವರು ಯುಧಿಷ್ಠರನು ತಮ್ಮ ತಮ್ಮ ಆಯುಧಗಳ ಸಮೇತವಾಗಿ ಸ್ವತಂತ್ರರಾಗಲಿ ಭೀಮನಿಗೆ ಗದೆ ದಿಕ್ಕಲಿ ಅರ್ಜುನನಿಗೆ ಗಾಂಧೀವ ದೊರೆಯಲಿ ದೇವದತ್ತ ದೊರೆಯಲಿ ಕೊಟ್ಟಿದ್ದೇನೆ ಅಂತ ಧೃತರಾಷ್ಟ್ರ ಇಷ್ಟೆಲ್ಲ ಮಾಡೋದು ಕಕ್ಕಿದ್ದವನು ಇಷ್ಟೊತ್ತು ಮಾಡಿದ ದ್ಯೂತ ರದ್ದಾಯಿತು ಅಂತ ಒಂದು ಮಾತು ಹೇಳಿದ್ರೆ ಚೆನ್ನಾಗಿತ್ತು ನೋಡಿ the cricket fellow have the powers president power ಇಲ್ಲ ಅಂತ ಹೇಳ್ತೀರಿ president has immense powers constitution ಓದಿ ನೋಡಿ ಆಪತ್ಕಾಲದಲ್ಲಿ president can dismiss central government ರಾಷ್ಟ್ರಕ್ಕೆ ಅಹಿತವನ್ನೇ ನಿಮ್ಮಲ್ಲಿ ಲಕ್ಷಣ ಓದಿದ್ದೀರೋ ಕಾನ್ಸ್ಟಿಟ್ಯೂಷನ್ ಗೊತ್ತಿಲ್ಲ ದಯವಿಟ್ಟು ಓದಬೇಕು ಬಾಲು ಬೋಧೆ ಹುಡುಗರು ಮೊದಲು ಕಲಿಸಬೇಕು ಅದನ್ನ ನಮಗೆ ಹಕ್ಕೇನಿದೆ ನಮಗೆ ಕರ್ತವ್ಯ ಏನಿದೆ ಒಂದು ರಾಷ್ಟ್ರದಲ್ಲಿ ನಮಗೆ ಏನೇನು ಸೌಲಭ್ಯಗಳನ್ನು ಕೊಟ್ಟಿದ್ದಾರೆ ಎಂದು ತಿಳ್ಕೋಬೇಕು ಮೂರನೇ ಬರ ಕೊಡ್ತೀನಿ ಅಂತ ಕೂಡಲೇ ದ್ರೌಪದಿ ಹೇಳಿದರು ನನಗೆ ಮೂರನೇ ಬರ ಬೇಡ ವೈಶ್ಯರು ಒಂದೇ ವರವನ್ನು ಕೇಳಬೇಕು ಕ್ಷತ್ರಿಯರು ಎರಡನ್ನ ಕೇಳಬಹುದು ರಾಜ ಮೂರನ್ನ ಕೇಳಬಹುದು ಬ್ರಾಹ್ಮಣ ಮಾತ್ರ ನೂರಾರು ವರಗಳನ್ನು ಕೇಳಬಹುದು ವಾಕ್ಯ ಓದಿದ್ರೆ ಲೇಟ್ ಆಗುತ್ತೆ ನಿಮಗೆ ಜಸ್ಟ್ ಪ್ರತಿಯೊಂದಕ್ಕೆ ಕನ್ಸಿಡರ್ಡ್ ಒಪಿನಿಯನ್ ಎಂಥ ಪಾತ್ರಗಳನ್ನ ದ್ರೌಪದಿ ಆಗೋ ಹೊತ್ತಿಗೆ ಆ ಸಂದರ್ಭವನ್ನ ನಿಭಾಯಿಸಿದಳು ಆದ್ರಿಂದ ಉಳಿದುತ್ತ ನಾನು ಗಂಡನ್ನು ನೋಡ್ಕೊಳ್ತಾರೆ ಅವರು ಪ್ರತಿಜ್ಞೆ ಮಾಡ್ಕೊಳ್ತಾರೆ ಎರಡು ವರ ಸಾಕು ಮಹಾರಾಜ ಏನೋ ದೊಡ್ಡ ಮನಸ್ಸು ಮಾಡಿಕೊಟ್ಟಿದ್ದೀಯಲ್ಲ ಆಗ ಕರ್ಣ ಮೇಲೆ ಕೆಟ್ಟ ಎರಡೂ ತೊಡೆಗಳಲ್ಲಿ ಕಟ್ಟ ಆಹಾ ಪಾಂಡವರಿಗೆ ಹೆಂಗಸು ಗತಿಯಾಯಿತು ದ್ರೌಪದಿ ದಶೆಯಿಂದ ಬದುಕಿದರು ಎಂಬುದಾಗಿ ಹೇಳಿದಾಗ ಭೀಮಸೇನ ಮೇಲೆ ಕೆದ್ದ ಗದ್ಗತಿತನಾದ ಅಯ್ಯೋ ಒಂದು ಸ್ತ್ರೀ ನಿಮಿತ್ತವಾಗಿ ಸ್ತ್ರೀಗತಿ ಪುತ್ರಾಣ ಈ ದ್ರೌಪದಿ ಇದ್ದಂತೆ ಪಾಂಡವರಲ್ಲಿ ಬದುಕ್ತಾ ಇದ್ರು ದೋಣಿ ದಾಟ್ಸೋಳು ತಾರೆ ಎಂಬುವಳು ಈ ತಾರೆ ಶಬ್ದ ಕೆಟ್ಟ ಅರ್ಥವಿದೆ ಸಂಸ್ಕೃತದಲ್ಲಿ ದೋಣಿ ದಾಟಿಸುವುದು ಅನ್ನೋ ಮಾದಕ್ಕೆ ಇದಕ್ಕೆ ಡಬಲ್ ಮೀನಿಂಗ್ ಇದೆ ಬಹಳ ಕೆಟ್ಟ ಅರ್ಥ ಇದೆ ಆ ಹೆಸರನ್ನು ಇಬ್ಬರು ನಾರಿಮಣಿಯರು ಒಬ್ಬಳು ಬೃಹಸ್ಪತಿ ಪತ್ನಿಯಾಗಿದ್ದು ಚಂದ್ರನಿಗೆ ಒಳಗಾದಳು ಇನ್ನೊಬ್ಬಳು ಸುಗ್ರೀವ ನಿವಾಸವಾದಳು ತಾರೆ ಎನ್ನುವ ಶಬ್ದ ಸಂಸ್ಕೃತದಲ್ಲಿ ಭಾಷಾ ಮರ್ಮವನ್ನು ತಿಳಿದವರಿಗೆ ಕೆಟ್ಟರ್ಥವನ್ನು ಕೊಡುತ್ತೆ ಅದು ಆ ಹೆಸರು ಯಾರು ಇಟ್ಕೊಂಡಿದ್ದು ನಾನು ಕ್ಷಮೆ ಮಾಡಿ ಇದ್ದದ್ದನ್ನು ಹೇಳಿದ್ದೇನೆ ನಾನು ಪಾಂಡವರಿಗೆ ಸ್ತ್ರೀಗತಿ ಅಂತ ಹೇಳಿದ ಕೂಡಲೇ ಭೀಮ ಗೊಳೋ ಅಂತ ಹೇಳ್ತಾನೆ ಅಯ್ಯೋ ತ್ರೀಣಿ ಜ್ಯೋತಿಂಷಿ ಪುರುಷ ಇತಿ ವೈ ದೇವಲೊಬ್ರವೀತ್ ದೇವಲನೆಂಬ ಧರ್ಮಶಾಸ್ತ್ರಕಾರ ಹೇಳಿದ ಒಬ್ಬ ಮನುಷ್ಯನಿಗೆ ಮೂರು ಜ್ಯೋತಿಗಳುಂಟು ಮಹಾಭಾರತ ಪತ್ನಿಯನ್ನು ಜ್ಯೋತಿ ಎಂಬುದಾಗಿ ಕಂಡ ಧೀರ ಅಂತ ಆ ಲೇಖನ ಬರೆದಿದ್ದೇನೆ ಭೀಮನ ಮೇಲೆ ನೋಡಿ ಇದು ದುರ್ಬೀನ್ ಹಾಕಿದ್ರೆ ಕಾಣಿಸುತ್ತೆ ಗಡಿಬಿಡಿಯಲ್ಲಿ ಕತೆ ಹೇಳಿದ್ರೆ ಕಾಣಿಸೋದಿಲ್ಲ ಮನುಷ್ಯನನ್ನ ಬೆಳಗುವುದು ಜೀವನದಲ್ಲಿ ಮೂರು ಜ್ಯೋತಿಗಳು ಅಪತ್ಯಂ ಕರ್ಮ ವಿದ್ಯಾಚ ಬೆಳಗುವುದು ಅಂದ್ರೆ ದಾರಿ ತೋರಿಸೋದು ಮುಂದಕ್ಕೆ ಕರ್ಮ ಅವನು ಆಚರಣೆ ಮಾಡಿದ ಸತ್ಕರ್ಮಾಚರಣೆ ಅವನಿಗೆ ಮುಂದಕ್ಕೆ ಸದ್ಗತಿ ತೋರಿಸ್ತದೆ ವಿದ್ಯಾಚ ಉಪಾಸನೆ ಮಾಡಿದ್ದು ಮೂವತ್ತೆರಡು ದ್ವಾತ್ರಿಂಶ ವಿದ್ಯೆಗಳು ಅರ್ಚಿರಾದಿ ಗತಿ ತೋರಿಸ್ತದೆ ಈ ಲೋಕದಲ್ಲಿ ಗತಿ ತೋರಿಸುವುದು ಅಪತ್ಯಂ ಸತ್ಕುಲ ಪ್ರಸೂತೆಯಾದ ಹೆಂಡತಿಯಲ್ಲಿ ಧರ್ಮಪತ್ನಿಯಲ್ಲಿ ಹುಟ್ಟುವ ಮಗು ಗಂಡು ಮಗು ದಾರಿ ತೋರಿಸ್ತಾನೆ ಯಾರ್ಯಾರಿಗೂ ಹುಟ್ಟಿದ ಮಕ್ಕಳಿಗೆ ಉತ್ತರ ಕ್ರಿಯೆ ಮಾಡೋ ಹಕ್ಕಿರೋದಿಲ್ಲ ಒಬ್ಬ ಸತ್ತರೆ ಅವನಿಗೆ ಕೊಳ್ಳಿ ಹಾಕಿ ಅಪ್ರಕ್ರಿಯೆಯಲ್ಲಿ ಮೇಲಕ್ಕೆ ಹೋಗು ಎಂಬುದಾಗಿ ಗಡಿಗೆ ತಗೊಂಡು ಸುತ್ತ ಪ್ರದಕ್ಷಿಣೆ ಮಾಡಿ ಗಡಿಗೆ ಹೊಡ್ಕೊಂಡು ಕ್ರಿಯೆ ಮಾಡತಕ್ಕವನು ಮೂರನೇವನು ಅಪತ್ಯಂ ಗಂಡು ಮಗ ಅಯ್ಯೋ ನಮ್ಮ ಪತ್ನಿಯನ್ನೇ ಮುಟ್ಟಿಬಿಟ್ಟಲ್ಲ ಈ ಪಾಪಿ ದುಶಾಸನ ಆದ್ರಿಂದ ನಮ್ಮ ಸಂತಾನ ಎಂಬುದು ಹಾಳಾಯಿತು ಇಲ್ಲಿಂದೀಚೆಗೆ ಎಂಬುದಾಗಿ ಅಯ್ಯೋ ನಮಗೆ ಅಪತ್ಯನಾಶವಾಯಿತು ಯುಧಿಷ್ಠಿರ ಈಗಲೂ ಅಪ್ಪಣೆ ಕೊಡೋ ಇವರನ್ನೆಲ್ಲೇ ಮುಗಿಸಿಬಿಡ್ತೇನೆ ನಿನ್ನ ತಾಳ್ಮೆಗೆ ಧಿಕ್ಕಾರವಿರಲಿ ಅಂತ ಭೀಮಸೇನ ಅಂಟಮ್ಮಂದ್ರ ಜಗಳ ಆದ್ರೆ ಅವನನ್ನು ಬಿಟ್ಟುಕೊಡ್ಲಿಲ್ಲ ನೀವು ಮಾಡಿದ ತಪ್ಪನ್ನಲಿಲ್ಲ ನೀ ಇಟ್ಟಿದ್ ಸರಿಯೋ ತಪ್ಪೋ ವಿಮರ್ಶೆ ನಿನ್ನ ನೀ ನಿಂಕೋ ನಾನು ಬೇಡ ಅನ್ನೋದಿಲ್ಲ ಈಗ ನನಗೆ ಬೇಕಾದ ಒಂದು ಪರ್ಮಿಷನ್ ಸುಮ್ಮನೆ ಹುಬ್ಬಾರಿಸಿಬಿಡು ಸಾಕು ನೂರುವರು ಕೌರವರನ್ನು ಕುರುಡದೊರೆಯನ್ನು ಕರ್ಣನನ್ನು ಇಲ್ಲಿಂದಲ್ಲೇ ಮುಗಿಸದೇ ಇದ್ರೆ ನಾನು ಕುಂತಿ ಪುತ್ರನಲ್ಲ ಹದಿಮೂರು ವರ್ಷ ಆತ ಕಾಯ್ಬೇಕು ನಾವು ಇದನ್ನು ಕೇಳಿ ಮತ್ತೆ ಭಯವಾಯಿತು ಧೃತರಾಷ್ಟ್ರನಿಗೆ ಪಾಂಡವರನ್ನು ಕರೆದ ಅಪ್ಪ ನೀವೆಲ್ಲ ದಾಸ್ಯಮುಕ್ತರಾಗಿದ್ದೀರಿ ಅವರವರು ಅವರವ್ರ ಬಟ್ಟೆ ಅವರು ಕೊಟ್ಬಿಡ ಪಾಂಡವರು ಯಾವ್ಯಾವ ವಸ್ತ್ರ ಕಳಿಸಿ ಹಾಕಿದ್ರು ಅದನ್ನೆಲ್ಲ ಕೊಟ್ಟರು ಅವ್ರ ಮೈ ಮೇಲಿದ್ದ ಒಡವೆಗಳನ್ನೆಲ್ಲ ಕೊಟ್ಟರು ಅವ್ರ ತಲೆ ಮೇಲಿದ್ದ ಮುಡಿಗಳನ್ನೆಲ್ಲ ಕೊಟ್ಟರು ಅಲಂಕಾರ ಮಾಡ್ಕೊಂಡು ಬಂದು ಕೂತರು ದ್ರೌಪದಿ ಸೀರೆ ಸೋರಿಸ್ಕೊಳ್ತಾ ಕೂತಿದ್ದಾಳೆ ಎಲ್ಲವನ್ನೂ ವಾಪಸ್ ಕೊಟ್ಟ ಕೈ ಮುಗಿದ ದ್ರೌಪದಿ ಮಕ್ಕಳು ದುಷ್ಟರಮ್ಮ ಅವರು ಮಾಡಬಾರ ತಪ್ಪೆಲ್ಲ ಮಾಡಿದ್ದಾರೆ ನಿನ್ನ ಗಂಡ ಜೂಜಿನಲ್ಲಿ ಸೋತ ಎಲ್ಲವನ್ನೂ ವಾಪಸ್ ಕೊಟ್ಟಿದ್ದೇನೆ ತಾಯಿ ನನ್ನ ಮಕ್ಕಳನ್ನು ಕಾಪಾಡು ಅವರನ್ನು ತಿನ್ಬೇಡ ಸುಖವಾಗಿ ಊರಿಗೆ ಹೋಗು ಅಂದು ಬಿಟ್ಟ ಇಡೀ ಜೂಜನ ರದ್ದು ಮಾಡಿಬಿಟ್ಟ fellow who could do this at this stage could have done it much early ಯೋಚನೆ ಮಾಡಿ ಧರ್ಮದ ಎಲ್ಲ ಆಯಿತು ಬಿಡಿಸಿ ಬಿಡಿಸಿ ಎಳೆಯಂತೆ ಮಕ್ಕಳಿಗೆ ತಿಳಿ ಹೇಳುವಂತ ಗಿಣಿಗೆ ಹೇಳಿದಂತ ಹೇಳಿದ್ದೇನೆ ದಯವಿಟ್ಟು ಮುಗ್ಗಲಿಸಬೇಡಿ ಮಹಾಭಾರತದ ಕಥೆ ಇನ್ಯಾರು ಹೇಳಿದ್ರು ನಂಬಬೇಡಿ ಮೂರದಲ್ಲಿ ವೇದಿ ವ್ಯಾಸರು ಹೇಳಿದ್ದು ನಾ ಆಯ್ತಮ್ಮ ನನ್ನ ಮಕ್ಕಳು ಮಹಾಮೂರ್ಖರು ದಯವಿಟ್ಟು ಅವರಿಗೇನು ಕೇಡಾಗೋದು ಬೇಡ ಈ ಪ್ರತಿಜ್ಞೆ ವಾಪಸ್ ತಗೋಬೇಕು ನಿನ್ನ ಗಂಡಂದ್ರು ನಾನು ಅಪ್ಪಣೆ ಕೊಟ್ಟಿದ್ದೇನೆ ಹೋಗಿಬಿಡು ಎಂಬುದಾಗಿ ಧೃತರಾಷ್ಟ್ರ ಹೇಳಿದ ಅದಕ್ಕೇನು ಪಾಂಡವರು ಉತ್ತರ ಕೊಡಲಿಲ್ಲ ಪ್ರತಿಜ್ಞೆ ಮಾಡಿದ್ದನ್ನು ಹೇಗೆ ವಾಪಸ್ ತಗೊಳ್ತಾರೆ ಈ ಕಡೆಯಲ್ಲಿ ಗಾಂಧಾರಿ ಬಂದ್ರು ಸಭೆಗೆ ಯಾರೋ ಹೋಗಿ ಹೇಳಿದ್ರು ಗಾಂಧಾರಿಗೆ ಒಳ ಕೂತಿದ್ದು ಅಡಿಗೆ ಮನೆ ಹತ್ರ ಕಣ್ಣಿಲ್ಲ ಕೃಷ್ಣ ಕೇಳ್ತಾನೆ ಕೃಷ್ಣ ಅವತಾರದ ಕೊನೆ ಗಳಿಗೆಗಳಲ್ಲಿ ನೋಡಿ ಈ ಪ್ರಸಂಗ ಇಟ್ಕೊಂಡು ಬರೆದಿದ್ದೇನೆ ಮನಃಪಟಲದಲ್ಲಿ ಕಾಡಿಗೆ ಏಟು ಮೇಲೆ ಅಮ್ಮ ಅಮ್ಮ ಅರ್ಜುನ ಬರಲಿಲ್ವಲ್ಲೋ ಅಂತ ನೋವು ಕೊಡ್ತಾ ಕೂತಿದ್ದಾನೆ ಸ್ವಾಮಿ ಮನಸ್ಸಲ್ಲಿ ಗಾಂಧಾರಿ ಕಾಲಿಸ್ಕೊಳ್ತಾಳೆ ಏನಮ್ಮ ಗಾಂಧಾರಿ ನೀನು ಒಂದು ಹೆಣ್ಣು ದ್ರೌಪದಿಗಷ್ಟು ಅವಮಾನವಾದಾಗ ಎಲ್ಲಮ್ಮ ಹೋಗಿದ್ದೆ ನೀನ್ ನೋಡ್ತಾ ಇದ್ದಲ್ಲ ಇಲ್ಲ ಕೃಷ್ಣ ನನಗೆ ತಿಳಿಯಲೇ ಇಲ್ಲ ಈ ದೇಶದಲ್ಲಿ ಹೆಂಗಸರನ್ನು ಯಾರು ಕನ್ಸಲ್ಟ್ ಮಾಡ್ತಾರೆ ಗಂಡಸರು ಮನಸ್ಸಿಗೆ ಬಂದಾಗ ಮಾಡ್ತಾರೆ ನನಗೆ ಗೊತ್ತೇ ಇರಲಿಲ್ಲ ಕೃಷ್ಣ ಕೇಳಿದ ನಿನಗೆ ಅಪಮಾನ ಆಗಿದ್ದೆ ಸಭೆಯಲ್ಲಿ ನಿನ್ನ ಸೊಸೆಗೆ ಅನುಮತಿಗೆ ಆಗಿದ್ರೆ ಸುಮ್ಮನೆ ಕೂಡ್ತಾ ಇದ್ಯಾ ಅಯ್ಯೋ ಕೃಷ್ಣ ನನಗೆ ಗೊತ್ತಿಲ್ಲ ಈ ಸಮಾಚಾರ ಆ ಕೃಷ್ಣ ಕೇಳ್ತಾನೆ ಗಂಡನಿಗೆ ಕಣ್ಣಾಗಬೇಕಾದ್ರೇನು ಕಣ್ಣಿಗೆ ಬಟ್ಟೆ ಕಟ್ಟಿಕೊಂಡು ಸಾರ್ಥಕವೇನು ಅಂತ ಕೇಳ್ತಾನೆ ಪಾತಿವ್ರತ್ಯ ಅವನ ಕಣ್ಣಿಲ್ಲ ನನಗೂ ಬೇಡ ಅದಲ್ಲ ಇದ್ದವನು ಕಣ್ಣಾಗಬೇಕಾಗಿದ್ದವಳು ಸಭೆಯಲ್ಲಿ ಬಂದು ನಿಂತು ಮುಚ್ಚಿರಿ ಬಾಯಿ ಇದ್ದ ಗಂಡನಿಗೆ ಹೇಳಿ ಮಗನ ದಾರಿ ತರಬೇಕಾದವಳು ಇದ್ದ ಕಣ್ಣನ್ನು ಕಳ್ಕೊಂಡೆ ನೀನು ಮಕ್ಕಳೆಲ್ಲ ಹೋದ್ರು ನೋಡು ಎಷ್ಟಪ್ಪಾಯಿತು ಗಂಡ ಹೆಂಡನ ಇಬ್ಬರು ಒಬ್ಬರಿಗಾರು ಕಂಡಿರಬೇಕೋ ಬೇಡವೋ ಅಂತ ಹೇಳುವ ಪ್ರಸಂಗಕ್ಕೆ ಇದು ಬಹಳ ಮುಖ್ಯವಾದಂತಹ ಒಂದು ಭಾಗ ಗಾಂಧಾರಿ ಬರ್ತಾಳೆ ಸಭೆಗೆ ಬಹಳ ದಿಟ್ಟವಾಗಿ ಕೆಲವು ಮಾತುಗಳನ್ನಾಡ್ತಾಳೆ ಏನಾಡ್ತಾಳೆ ಶಾಸ್ತ್ರಂ ನ ಶಾಸ್ತ್ರ ದುರ್ಬುದ್ಧಿಂ ಶ್ರೇಯಸೇ ಇತರಾಯ ಬಹಳ ಅಪರೂಪದ ಮಾತು ಗಾಂಧಾರ್ಯಾ ಸತ್ಯಶೀಲತಃ ಮಹಾಭಾರತದ ಏಳು ಪ್ರಮೇಯಗಳಲ್ಲಿ ಗಾಂಧಾರಿ ಎಷ್ಟು ಸತ್ಯನಿಷ್ಠಳು ಎಂಬುದನ್ನು ವೇದವ್ಯಾಸರು ಬರೀತೇನೆ ಎಂದು ಪ್ರತಿಜ್ಞೆ ಮಾಡಿ ಹೇಳಿದ್ದಾರೆ ಅದಕ್ಕೆ ಮುಖ್ಯವಾದ ಒಂದು ಪ್ರಮಾಣ ಇದು ಶಾಸ್ತ್ರಂನ ಶಾಸ್ತ್ರ ದುರ್ಬುದ್ಧಿಂ ಶ್ರೇಯಸೇ ಇತರಾಯ ಚ ನವೈ ವೃದ್ಧೋ ಬಾಲಂ ಬಾಲಮತಿರ್ಭವೇ ತೀರಾಜನ್ ಕಥಂಚನ ಏನ್ ಹೇಳಿದ್ರು ಯಾವನಿಗೆ ಬುದ್ಧಿಯೇ ಕೆಟ್ಟು ಹೋಗಿದೆಯೋ ನಿನ್ನೆ ಕೇಳಿದ್ರು ಈ ವಿಕೃತಿ ಅನ್ನೋದಕ್ಕೇನು ಈಕ್ವಲೆಂಟ್ ಅಂತ ಯಾರೋ ಒಬ್ಬರು ಕೇಳಿದರು ನಾ ಹೇಳಿದೆ ಪರ್ವರ್ಸಿಟಿ ಇವತ್ತು ಬುದ್ಧಿಜೀವಿಗಳನ್ನು ಅವರು ನಮ್ಮ ದೇಶದಲ್ಲಿ ಸ್ವಯಂ ಘೋಷಿತ ಬುದ್ಧಿಜೀವಿಗಳು ಎಲ್ಲ ವಿಕೃತಿಗಳೇ ಎಲ್ಲ ಪರ್ವರ್ಸೆ ವಿಚಾರವಾದಿಗಳು ಅಂತಾರೆ ಯಾಕೆ ನಮಗೆ ವಿಚಾರ ಇಲ್ಲವೆ ಅವರು ಮಾತ್ರ ನಾಲ್ಕು ಜನ ಮೈಸೂರಲ್ಲಿ ಇಲ್ಲೊಂದಿಬ್ಬರು ಮೂರು ಜನ ಪುಂಡ್ರು ಇವರು ಮಾತ್ರ ವಿಚಾರವಂತರು ಅಲ್ಲ ವಿಕಾರವಂತರು ಅಂತ ಹೇಳೋದ್ರ ಬದಲು ವಿಚಾರವಂತರು ವಿಚಾರವಾದಿಗಳು ವಿಕಾರವಾದಿಗಳು ವಿಚಾರ ಯಾವುದು ವಿಕಾರ ಯಾವುದು ಲೋಕವನ್ನು ಮುಂದೆ ನಡೆಸುವುದು ವಿಚಾರ ಹಾಳು ಮಾಡುವುದು ವಿಕಾರ ಇಷ್ಟು ಅರ್ಥ ಗೊತ್ತಿದ್ದೆ ಅಂದ್ರೆ ಯಾವ ಭಾಷೆ ನೀವು ಓದಿ ಏನು ಇಷ್ಟ ಡಿಕ್ಷನರಿ ಇಟ್ಕೊಂಡು ಏನ್ ಮಾಡ್ತಿರ್ಲಿ ನೀವು ಸರಿ ತಪ್ಪು ತಿಳಿಯದೆ ಅದು ತಿಳಿಯೋದಕ್ಕೆ ಶಾಸ್ತ್ರಜ್ಞಾನಂ ಬಹುಕ್ಲೇಶಂ ಬುದ್ಧೇಶ್ವರನ ಕಾರಣಂ ಎಲ್ಲೋ ಹೇಳಿದ ಈ ಮಾತು ನಮ್ಮ ಗೋಕರ್ಣ ಡಾಕ್ಟರ್ ಊರು ಹಚ್ಚಿಬಿಟ್ಟಿದ್ದಾರೆ ನನಗೆ ಪಾಠ ಒಪ್ಪಿಸ್ತಾರೆ ಸಂಜಯ ಮತ್ತು ಧೃತರಾಷ್ಟ್ರಲ್ಲಿ ಮಕ್ಕಳೆಲ್ಲ ಹೋದ ಮೇಲೆ ಸಂವಾದ ನಡೆಯುತ್ತೆ ನನಗೆ ಯಾಕೋ ತಿಳಿಯಲಿಲ್ಲ ಪದೇ ಪದೇ ಕೇಳ್ತಾನೆ ಸ್ವಾಮಿ ನನಗೆ ಯಾಕೆ ಬುದ್ಧಿ ಇಲ್ಲ ನಿಮ್ಮನ್ನ ಇನ್ನೊಬ್ರು ಕೇಳಿದ್ರೆ ಏನ್ ಹೇಳ್ತೀರಿ ನಿಮಗೆ ಬುದ್ಧಿ ಇಲ್ಲ ಅನ್ನೋದು ನಾನೇನು ಕಾರಣ ಹೇಳಿ ಸ್ವಾಮಿ ನೀವು ಹೇಳ್ತಾ ಇರೋದೇ ನೀವು ಬುದ್ಧಿ ಇಲ್ಲ ಅನ್ನೋ ಪ್ರೂಫ್ ಆಗಿದೆಯಲ್ಲ ಹೌದು ಸರಿ ನನಗೆ ಯಾತಕ್ಕೆ ಬುದ್ಧಿ ಇಲ್ಲ ಆದ್ರೆ ನೀವು ಉತ್ತರ ಕಂಡುಕೋಬೇಕು ನಾನೇನು ಮಾಡಲಿ ಅದು ಇದು ಅನರ್ಥ ಬರ್ತದೆ ಅಂತ ಗೊತ್ತಾಗಲಿಲ್ಲ ನನಗೆ ನನ್ನ ಮಕ್ಕಳು ಹೀಗೆ ಸಾಯ್ತಾರೆ ಭೀಮನಿಂದ ಕೊಲ್ಲಲ್ಪಡ್ತಾರೆ ನನಗೆ ಆತಕ್ಕೆ ತಿಳಿಯಲಿಲ್ಲ ಥರ ಹೇಳಿದ್ರೆ ಯಾತಕ್ಕೆ ಅರ್ಥ ಆಗಲಿಲ್ಲ ಉಳಿದವರು ಹೇಳಿದ ನಾಟಕ ಮಾಡಿದ್ರು ಅದಕ್ಕೆ ಆಗಲಿಲ್ಲ ನಾನು ಅಧ್ಯಯನ ಮಾಡಿದ್ದೇನೆ ವ್ಯಾಸರ ಶಿಷ್ಯ ನೀನು ಶಿಷ್ಯ ನಿನಗೆ ಮಾತ್ರ ತಿಳಿಯಿತು ನನಗ್ಯಾಕೆ ತಿಳಿಯಲಿಲ್ಲ ಉತ್ತರ ಹೇಳ್ತಾರೆ ಮಾಯಾಮ್ನ ಸೇವೆ ಭದ್ರಂತೆ ನಾನು ಕಪಟವನ್ನ ನವೃಥ ಧರ್ಮ ಮಾಚರೆ ನಾನು ವೃಥಾ ಧರ್ಮ ಮಾಡ್ತಿಲ್ಲ ತೋರಿಕೆ ಧರ್ಮ ಡಂಬಾರ್ಥವಾಗಿ ಕೆಲವರು ಶೋ ಮಾಡೋದಕ್ಕೆ ಮಾಡ್ತಾರೆ ಹೋಮ ಹವನ ಕೋಟಿ ಕೋಟಿ ರೂಪಾಯಿ ಖರ್ಚು ಮಾಡ್ತಾರೆ ಬಹಳ ದೊಡ್ಡ ಶೋ ಮಾಡ್ತಾರೆ ಯಾಕೆಂದ್ರೆ ಅವ್ರ ಹಣ ಇದೆ ಅಂತ ತೋರಿಸೋದಕ್ಕೆ ಮಾಡ್ತಾರೆ ಹೊರತು ಈಶನಲ್ಲಿ ಲವಲೇಶ ಭಗುತಿ ಇಲ್ಲ ಇಲ್ವೇ ಉದರ ವೈರಾಗ್ಯವಿದು ವೈರಾಗ್ಯವನ್ನು ಹೇಳ್ತಾರೆ ಗುಟ್ಟಾಗಿ ಊಟ ಮಾಡ್ತಾರೆ ಏಕಾಸಿ ದ್ವಾರ್ಸಿ ಈ ದಂಭತನಕ್ಕೆ ದೇವರು ಬಗ್ಗೋದಿಲ್ಲ ನಮ್ಮ ಬಾಯಲ್ಲಿ ಒರಟು ಮಾತಿ ಆಸೆ ಬರುತ್ತೆ ಅಂದ್ರೆ ಇದು ನೋಡಿ ನಮಗೂ ಬೇಜಾರಾಗಿದೆ ಪುರುದ್ರದಾಸರಷ್ಟು ದೊಡ್ಡವನಲ್ಲ ನಾನು ನಮಗೆ ದಂಭತನ ನೋಡಿ ನಮಗೂ ಬೇಜಾರಾಗುತ್ತೆ ಭಗವದ್ಗೀತೆ ಹದಿನಾರನೇ ಅಧ್ಯಾಯದಲ್ಲಿ ಭಗವಂತ ಇಂಥವ್ರನ್ನೆಲ್ಲ ಖಂಡನೆ ಮಾಡ್ತಾನೆ ಯಕ್ಷೇ ದಾಸ್ಯ ದಿಕ್ಷೆ ಇತ್ಯಜ್ಞಾನ ವಿಮೋಹಿತ ಅನೇಕ ಚಿತ್ತ ವಿಭ್ರಾಂತ ಮೋಹಜಾಲ ಸಮಾವೃತ ಜರಾಸಂಧ ಮಾಡ್ತಿದ್ದಂತ ಅರ್ಧರಾತ್ರಿ ದಾನ ಕರ್ಣ ಮಾಡ್ತಿದ್ದ ದಾನ ಇವತ್ತು ರಾಜಕಾರಣಿಗಳು ಕೆಲವರು ಇಷ್ಟು ದಾನ ಮಾಡಿದೆ ಅಷ್ಟು ದಾನ ಮಾಡಿದೆ ಇಷ್ಟು ಹೋಮ ಮಾಡಿದೆ ಶವನ ಮಾಡಿದೆ ಶಂಡಿ ಹೋಮ ಮಾಡಿದೆ ರುದ್ರ ಹೋಮ ಮಾಡಿದೆ ಅತಿರುದ್ರ ಮಾಡಿದೆ ಎಲ್ಲ ಮಾಡಿದ್ರಿ ಆದರೆ ನೀವು ಮೋಸ ಬಿಡ್ಲಿಲ್ವಲ್ಲ ಮಕ್ಕಳೊಂದಿಗೆ ಕಾಲು ತರಬೇಕು ಧೃತರಾಷ್ಟ್ರ ವ್ಯಾಮೋಹ ಹೋಗ್ಲಿಲ್ವಲ್ಲ ಆ ವ್ಯಾಮ ಹೋಗೋದು ಹೇಗೆ ನಿಮ್ಮ ಭಗವಂತನಲ್ಲಿ ಶಾಸ್ತ್ರ ಅದ್ವೈತ ಜನಾರ್ದನಂ ಶಾಸ್ತ್ರ ಬುದ್ಧಿ ಶಾಸ್ತ್ರ ಹೇಳಿದ್ದು ನನಗೆ ಸಿದ್ಧಿಸಿತು ವೇದವ್ಯಾಸರು ಕೊಟ್ಟ ಜ್ಞಾನ ನನಗೆ ಸಿದ್ಧಿಯಾಯಿತು ನಿನಗೆ ಸಿದ್ಧಿಯಾಗಲಿಲ್ಲ ಯಾಕೆ ಅಂತ ಕೇಳಿದ್ರೆ ಬುದ್ಧೇ ಚಲನ ಕಾರಣಂ ಶಾಸ್ತ್ರವನ್ನು ಬಹಳಷ್ಟು ಓದ್ತಾ ಹೋದ್ರೆ ಬುದ್ಧಿ ಭ್ರಮಣೆ ಆಗುತ್ತೆ ಒಬ್ಬರಿಗೆ ಡಿಗ್ರಿ ಪಡ್ಕೊಳ್ಳೋ ಹುಚ್ಚು ಗುಲ್ಬರ್ಗಾದವರು ನಮ್ಮ ಜೊತೆಯಲ್ಲಿದ್ದರು ಹಿಂದಿ ಡಿಪಾರ್ಟ್ಮೆಂಟ್ ಅಲ್ಲಿ ಅವರು ಇಲ್ಲಿ ಇಲ್ಲವಾದ್ರಿಂದ ಹೇಳ್ತೇನೆ ಇಂಗ್ಲಿಷ್ ಎಂ ಎ ಅವರು ಹಿಂದಿ ಓದಿದ್ದು ಯಾವುದೋ ಯೂನಿವರ್ಸಿಟಿಗೆ ಹೋಗಿ ದುಡ್ಡೋ ಕಾಸೋ ಕೊಟ್ಟು ಇಂಗ್ಲಿಷ್ ಎಂ ಎ ಡಿಗ್ರಿ ತಗೊಂಡ್ಬಂದ್ರು ಆಮೇಲೆ ಉರ್ದೂದಲ್ವ ತಗೊಂಡ್ಬಂದ್ರು ಹೈದರಾಬಾದ್ನಲ್ಲಿ ಇನ್ನೊಂದು ಕಡೆ ಎಕನಾಮಿಕ್ಸು ಮತ್ತೊಂದು ಹದಿನೆಂಟು ಭಾಷೆ ಬೇರೆ ಬೇರೆ ಎಲ್ಲ ಡಿಗ್ರಿ ತಂದು ಅವ್ರದ್ದು ಮುಕ್ಕಾಲ್ ಲೆಟರ್ ಹೆಡ್ ತುಂಬ ಯಾವ್ಯಾವ ಯೂನಿವರ್ಸಿಟಿಯಿಂದ ಏನೇನು ಕೊಟ್ಟು ಡಿಗ್ರಿ ತಗೊಂಡ್ಬಂದಿದ್ರು ಅದೆಲ್ಲ ಡಿಗ್ರಿ ಹಾಕೊಳ್ತಾ ಇದ್ರು ಅವರು ಈ ಡಿಗ್ರಿಗಳನ್ನ ತಗೊಂಡು ಬಂದದ್ದು ಏನಾಯಿತು ಡಿಗ್ರಿ ಹೋಲ್ಡರ್ ಅಂತ ಆಯಿತು ಬಲ್ಬ್ ಹೋಲ್ಡರ್ ಅಂತ ಹಾಗೆ ಡಿಗ್ರಿ ಹೋಲ್ಡರ್ ಇರ್ತದೆ ಆ ಡಿಗ್ರಿ ಏನು ಪ್ರಯೋಜನ ಆಗೋದಿಲ್ಲ ಒಂದು ಡಿಗ್ರಿ ಮಾಡಿರ್ತಾನಲ್ಲ ಆ ಡಿಗ್ರಿ ಮುಂದೆ ನಿಮ್ಮ ಡಿಗ್ರಿ ಏನು ಮಾಡೋದಿಲ್ಲ ಶಾಸ್ತ್ರಜ್ಞಾನಂ ಬಹುಕ್ಲೇಶಂ ಚಲನ ಕಾರಣಂ ಉಪದೇಶ ಧರ್ಯಂ ಬುದ್ಧ್ವಾ ವಿರಮೇತ್ ಸರ್ವಕರ್ಮಸು ಸಂಜಯನ ವಾಕ್ಯ ನಮ್ಮ ರಾಘವೇಂದ್ರ ಇದೇ ಮಾತನ್ನು ಬದ್ರಿ ಕ್ಷೇತ್ರದಲ್ಲಿ ಹೇಳಿದರು ಅಲ್ಲಿ ಬೆಟ್ಟದಿಂದ ಹೇಳಿದ ಮೇಲೆ ಹರಿದ್ವಾರದ ತಾವಿ ಮಾತನಾಡಿದಿರಿ ಈ ಮತ ಆ ಮತ ಈ ಗ್ರಂಥ ಆ ಗ್ರಂಥ ಇಪ್ಪತ್ತೆಂಟು ಗ್ರಂಥ ಓದೋದಕ್ಕಿಂತ ಒಂದು ಭಾಗವತ ಓದಿ ಅದರಂತ ನಡೆದರೆ ಸಾಕು ಅಂದ್ರು ನಾವು ಅದನ್ನೇ ನಂಬಿದ್ದೇವೆ ನಿನ್ನೆ ಪ್ರಾರಂಭದಲ್ಲಿ ಸ್ವಲ್ಪ ಆಕ್ರೋಶದಿಂದ ಹೇಳಿದ ಮಾತುಗಳು ಅದೇ ನೀವೆಲ್ಲರೂ ಒಬ್ಬೊಬ್ಬರು ಕೂತು ಮನೆಯಲ್ಲಿ ತರ್ಕ ವ್ಯಾಕರಣ ವೇದಾಂತ ಮೀಮಾಂಸೆ ಎಲ್ಲ ಓದಬೇಕಾದ ಅವಶ್ಯಕತೆ ಇಲ್ಲ ರಾಮಾಯಣ ಮಹಾಭಾರತ ಭಾಗವತಗಳನ್ನು ಮೂಲ ಗ್ರಂಥದಲ್ಲಿ ಓದುವುದು ಶಕ್ತಿ ಇದ್ರೆ ಓದಿ ಓದ್ದೆ ಇದ್ರೆ ನಷ್ಟವಿಲ್ಲ ನನ್ನಂಥವನೊಬ್ಬ ಓದಿ ನಿಮಗೆ ಹೇಳಿಬಿಟ್ರೆ ಆ ಹೇಳಿದ್ದನ್ನು ಆಚರಣೆಯಲ್ಲಿ ನೀವು ತಂದ್ರೆ ಬಹಳ ದೊಡ್ಡದಲ್ಲ ಅದನ್ನ ನೀವು ಆಚರಣೆಯಲ್ಲಿ ತರಬೇಕು ಒಂದು ವಾಕ್ಯ ಸಾಕು ಶಾಸ್ತ್ರಜ್ಞಾನಂ ಬಹು ಕ್ಲೇಶಂ ಈ ತೆಂಗಿನಕಾಯಿ ಹ್ಯಾಕ್ ಪ್ಯಾಕ್ ಮಾಡಿರ್ತಾನೆ ದೇವರು ನೋಡಿದ್ದೀರಲ್ಲ ಅದ್ರಲ್ಲಿ ಹಸಿ ತೆಂಗಿನಕಾಯಿ ಕೊಟ್ಟು ಸುಲಿ ಅಂತಂದ್ರೆ ಪ್ರಾಣವೇ ಹೋಗುತ್ತೆ ಬೇಕಾದ್ರೆ ಸಾಯ್ತೇನೆ ಆಗೋದಿಲ್ಲ ಅದು ಹುಡುಗೋಲದ್ದು ಹಾಕಿ ಹೀಗೆ ಹಾಗೆ ಮಾಡುವಾಗ ಮನೆಯಲ್ಲಿ ಬೇರೆ ಬೈತಾರೆ ಅದು ಆ ತೆಂಗಿನ ಮೇಲಿನ ಚಿಪ್ಪಿನ ಒಂದು ರಸ ಏನಾದರೂ ಬಟ್ಟೆಯಾಗಿ ಬೀಳಿದ್ರೆ ಅಷ್ಟು ಹೊಲಸು ಇರೋ ತನಕ ಅದು ಹೋಗೋದಿಲ್ಲ ಏನಂ ಚಿಂದಂತಿ ಶಸ್ತ್ರಾಣಿ ನಯನಂ ದಹತಿಪಾವೇಟ್ ಸೋಪ್ ಹಾಕಿದ್ರು ಹೋಗೋದಿಲ್ಲ ಫೆನಾಯಿಲ್ ಹಾಕಿದ್ರು ಹೋಗೋದಿಲ್ಲ ಒಣಗಿದ್ರೆ ಸ್ವಲ್ಪ ನಿಧಾನವಾಗಿ ಬಿಡುತ್ತೆ ಆ ಮಟ್ಟೆ ಜುಂಬು ಹೊರಗೆ ತೆಗೆದ್ರೆ ಒಳಗೆ ಚಿಪ್ಪು ಕೂರ್ಮದ ಚಿಪ್ಪಿನಂತೆ ಚಿಪ್ಪನ್ನು ಒಡೆದರೆ ಒಳಗಡೆ ತೆಂಗಿನಕಾಯಿ ಕಾಣಿಸ್ತದೆ ಹಾಗೆ ಶಾಸ್ತ್ರಜ್ಞಾನಂ ಬಹುಕ್ಲೇಶಂ ನ್ಯಾಯಶಾಸ್ತ್ರ ಆದರೂ ನವೀನ ನ್ಯಾಯ ಪ್ರಾಚೀನ ನ್ಯಾಯ ಅದು ಹೇರ್ ಸ್ಪ್ಲಿಟಿಂಗ್ ಲಾಜಿಕ್ ಅದು ಯಾವ ಯಾವ ಅರ್ಥಗಳನ್ನ ನಾವು ಸುಲಭವಾಗಿ ಅರ್ಥ ಮಾಡಿಕೊಳ್ಳೋದಕ್ಕೆ ಎಷ್ಟು ತಲೆ ಶ್ರಮ ಮಾಡಿದ್ರೂ ಆಗೋದಿಲ್ಲವೋ ನತಾಂ ಸ್ಪರ್ಕೇಣ ಯೋಜಯೇತೆ ನಮ್ಮಲ್ಲಿ ಶ್ರೀವೈಷ್ಣವರಲ್ಲಿ ಕೆಲವು ಇಂತಹ ಜಗಳಗಳು ಕೂತಿವೆ ಅದಕ್ಕೆ ನಾನು ಉತ್ತರವನ್ನು ಬರೆದಿದ್ದೇನೆ ಕೆಲವು ಕಡೆಯಲ್ಲಿ ಲಕ್ಷ್ಮೀ ಹೆಚ್ಚೋ ನಾರಾಯಣ ಹೆಚ್ಚೋ ಇಬ್ರು ಸೇರಿ ಪ್ರಪಂಚ ಮಾಡಬೇಕೋ ಒಬ್ಬರಲ್ಲಿಯೇ ಮಾಡಬೇಕೋ ನಾವು ಪ್ರಪಂಚ ಮಾಡಿದ್ರೆ ಇದರ ಲಕ್ಷ್ಮೀ ಭಾಗ ಎಷ್ಟು ನಾರಾಯಣ ಭಾಗ ಎಷ್ಟು ಶ್ರೀನಿವಾಸ ಅನ್ನೋದು ಒಬ್ಬನೇ ಭಗವಂತನೋ ಶ್ರೀ ಬೇರೆಯೋ ನಿವಾಸ ಬೇರೆಯೋ ತಲೆ ಚಚ್ಚಿಕೊಂಡು ಸಾಯಿರಿ ಯಾರು ಬೇಡ ಅಂತಾರ ಇದು ಜಗತ್ತಿರೋ ತರಗಳು ಬ್ರಹ್ಮಣಿ ಶ್ರೀನಿವಾಸೇ ಭವತು ಮಮ ಶೇಮುಷಿ ಭಕ್ತಿರೂಪ ಅಖಿಲ ಭುವನ ಜನ್ಮಸ್ಥೇಮ ಸಂಗಾದಿ ಲೀಲೆ ವಿರತ ವಿವಿಧ ಭೂತವ್ರಾತ ರಕ್ಷಯಕ ದೀಕ್ಷೆ ಶ್ರುತಿಶಿರಸಿ ವಿದೀಪ್ತೆ ಬ್ರಹ್ಮಣಿ ಶ್ರೀನಿವಾಸೆ ತಿರುಪತಿ ವೆಂಕಟೇಶ್ವರನಿಗೆ ಶ್ರೀನಿವಾಸ ಅಂತ ಹೆಸರಿಟ್ಟವರು ರಾಮಾನುಜಾಚಾರ್ಯರು ಆ ಉತ್ಸವ ಮೂರ್ತಿಯನ್ನು ಶ್ರೀನಿವಾಸ ಅಂತರು ಮೂಲವರನ್ನ ವೆಂಕಟೇಶ್ವರ ಅಂತರು ಕರೆಯ ವ್ಯವಹಾರ ಇದು ರಾಮಾನುಜಾಚಾರ್ಯರಿಂದ ಬಂದದ್ದು ಶ್ರೀನಿವಾಸ ಉತ್ತರ ದೇಶದವರು ಶ್ರೀವಾಸ್ತವ ಅಂತ ಕರೀತಾರೆ ಲಕ್ಷ್ಮಿ ಅವನಲ್ಲಿ ಎದೆಯಲ್ಲಿ ವಾಸ ಮಾಡ್ತಾಳೆಯೋ ಅದು ಎರಡೂ ಸೇರಿ ದೈವತಂ ದಂಪತೀನ ವೇದಾಂತ ದೇಶಕರು ರೂಲಿಂಗ್ ಕೊಟ್ಟುಬಿಟ್ರು ದಂಪತಿ ಎನ್ನುವ ಶಬ್ದದಲ್ಲಿ ಕಪುಲ್ ಅಂತ ಹೇಳ್ತೀರಿ ಇಂಗ್ಲಿಷ್ನಲ್ಲಿ ಅರ್ಥದಲ್ಲಿ ಪ್ರೋರಲ್ ಶಬ್ದದಲ್ಲಿ ಸಿಂಗ್ಯುಲರ್ ಅಂದ್ರು ಹೇಗಿದೆ ನೋಡಿ ಇದು ನನ್ನ ಪ್ಯಾಂಟ್ ತಗೊಂಬಾರು ಅಂತಾರೆ ಯಾರು ಒಂದು ಕಾಲಿನ ತಗೊಂಡ್ಬರ್ತಾರೆ ಪ್ಯಾಂಟ್ಸ್ ಅಂದ್ರೆ ಎರಡೂ ಕಾಲಿರ್ತದೆ ಅದು ಪ್ಯಾಂಟ್ಸ್ ಅಂತ ಹೇಳಬೇಕು ಪ್ಯಾಂಟ್ಸ್ ಅಂತ ಹೇಳಿದ್ರೆ ಎರಡು ಪ್ಯಾಂಟ್ ಯಾರು ತಗೋದಿಲ್ಲ ಎಷ್ಟು ವಿಚಿತ್ರ ಇದೆ ಶಬ್ದ ಸಿಂಗ್ಯುಲರ್ ಅರ್ಥ ಫ್ಲೋರಲ್ ಅಣ್ಣ ಇಂಗ್ಲಿಷ್ ಭಾಷೆಯಲ್ಲಿಯೂ ಹಾಗೆ ಇದೆ ಕಪುಲ್ ಅಂತ ಹೇಳ್ತೀರಿ ಕಪುಲ್ ಅಂದ್ರೆ ಗಂಡ ಹೆಂಡತಿ ಕೂಡಿಯೇ ಒಂದು ಕಪಲ್ ಕಪಲ್ಸ್ ಅಂದ್ರೆ ಎರಡು ಜೋಡಿ ಆಗ್ತದೆ ಅದು ಕತ್ರಿ ಸಿಸರ್ಸ್ ಅಂತ ಹೇಳ್ತೀರಿ ಒಂದು ಕತ್ರಿಲಿ ಎರಡು ಭಾಗ ಇರ್ತದೆ ಇದು ದೇವತಾ ದ್ವಂದ್ವ ಅಗ್ನ ವಿಷ್ಣು ಇಂದ್ರ ವರುಣ ಮಿತ್ರ ವರುಣ ವೇದದಲ್ಲಿ ಹೇಳಿದಾಗಿ ದೇವತಾ ದ್ವಂದ್ವ ಮನೆಯಲ್ಲಿ ಗಂಡ ಹೆಂಡತಿ ಹೇಗೆ ಸಂಸಾರ ಮಾಡ್ತಾರೆ ನಾವು ಮಾಡ್ತೇವೆ ನೀವು ಮಾಡ್ತೀರಿ ಸಂಪಾದನೆ ಮಾಡಿದ ಹಣದಲ್ಲಿ ಗೃಹ ಕೃತ್ಯಕ್ಕೆ ಏನೇನು ಖರ್ಚು ಮಾಡಬೇಕು ನಾನು ತಲೆ ಕೆಡಿಸಬೇಡ ರಾಮಾಯಣ ಓದ್ತೇನೆ ಮಹಾಭಾರತ ಓದ್ತೇನೆ ನೋಟ್ಸ್ ಮಾಡ್ತೇನೆ ಹಾಲ್ನವ್ರಿಗಾರು ಕೊಡು ಮೊಸಲವ್ರಿಗಾರು ಕೊಡು ಕಾಯಿ ಪಲ್ಯವನಿಗಾದ್ರೂ ಕೊಡು ಬಾಡಿಗೆನಾದ್ರೂ ಕೊಡು ಏನು ಕೊಡದೆ ನೀನೇ ಇಟ್ಟುಕೋ ಬೇಕಾದ್ರೆ ನನ್ನ ತಂಟೆಗೆ ಬರಬೇಡ ಅಂತ ಅವಳಲ್ಲಿ ಅಷ್ಟು ಹಣ ಕೊಟ್ಟು ಬಿಡ್ತೇವೆ ಹಾಲ್ನವನು ಬಂದು ನಮ್ಮನ್ನು ಕೇಳ್ತಾ ಅಯ್ಯೋ ನಿಮ್ಮ ಒಡತಿಯನ್ನು ಕೇಳಯ್ಯ ನನಗೇನು ಗೊತ್ತು ಅಂತ ಹೇಳ್ತೇವೆ ಯಜಮಾನ ಬಂದು ನನ್ನನ್ನು ಕೇಳಿದೆ ಅವನಿಗೆ ಯಾವ್ದು ದುಡ್ಡು ಕೊಟ್ಟೆ ಅಂತ ಕೇಳ್ತಾನೆ ಲಕ್ಷ್ಮೀದೇವಿ ಸ್ವತಂತ್ರಳಾಗಿ ಜೀವಾತ್ಮನಿಗೆ ಮೋಕ್ಷವನ್ನು ಕೊಟ್ಟರೆ ಭಗವಂತ ಆಕ್ಷೇಪ ಮಾಡ್ತಾನೆ ಯೋಚನೆ ಮಾಡಿ ಅವಳು ಪರ್ಮಿಷನ್ ಇಲ್ಲದೆ ಇವರು ಮಾಡೋದಿಲ್ಲ ಏಕರಸ್ಯಾತಿ ಇವರಿಬ್ಬರಲ್ಲಿ ವಿಭಿನ್ನತೆ ಮನಸ್ಸು ಬೇರೆ ಇಲ್ಲವೇ ಇಲ್ಲ ಇಬ್ಬರೂ ಸೇರಿ ಒಂದೇ ರಸವನ್ನು ಹೋಲಿಸ್ತೇವೆ ಲೋಕದಲ್ಲಿ ಹಾಗಾಗದೇ ಇರಬಹುದು ಒಬ್ಬ ಮನೆಗೆ ಒಂದು ಮನೆಗೆ ಒಬ್ಬ ಭಿಕ್ಷುಕ ಬಂದ ಯಜಮಾನ ಸ್ನಾನ ಮಾಡ್ತಾ ಇದ್ದ ಯಜಮಾಂತಿ ಬಂದು ಮುಂದಕ್ಕೆ ಹೋಗಪ್ಪ ಏನೂ ಇಲ್ಲ ಅಂದ್ರು ಇಷ್ಟೇನೆ ನಿಮ್ಮಲ್ಲಿ ಏನೇ ಇಲ್ವೇ ಪರವಾಗಿಲ್ಲ ಅಂತ ಅವನು ಮುಂದಕ್ಕೆ ಹೋದ ಸ್ನಾನ ಮಾಡ್ತಾ ಇದ್ದವನು ಸ್ವಲ್ಪ ತಡೆಯಿಂದ ಅವನನ್ನು ಮೈ ಹೊಸ್ಕೊಂಡು ಬಂದ ಟವಲ್ಗೆ ಹೊಲಸುತ್ಕೊಂಡು ಮುಂದೆ ಹೋಗು ಅಂತ ಹೇಳೋದು ಕವಳು ಯಾರು ಈಗ ನಾನು ಹೇಳ್ತೇನೆ ಮುಂದಕ್ಕೆ ಹೋಗು ಅಂತ ಹೇಳಿದಂತೆ <laughs> ಯೋಚನೆ ಇದು ಮೂರ್ಖ ಸಂಸಾರ ಇಷ್ಟು ತಿಳಿಯೋದಿಲ್ಲ ನಮ್ಮ ಶ್ರೀ ವೈಷ್ಣವರಿಗೆ ನಾವೇನು ಹೇಳಿ ನಿಮಗೆ ನಿಮಗೆ ಸುಲಭವಾಗಿ ಅರ್ಥವಾಯ್ತು ನಾ ಹೇಳು ಯಾತಕ್ಕೆ you are unclouded minds very clean slates ನಿಮಗೆ ಇದೇ ಆಗಬೇಕು ಅದೇ ಆಗಬೇಕು ಮತಮಂಡು ಡಾಕ್ಮ ಇಲ್ಲದೆ ಇದ್ದವರು ಸುಲಭವಾಗಿ ಹೇಳಬಹುದು ಒಂದು ತಲೆಯಲ್ಲಿ ಒಂದು ವಿಚಾರ ಭದ್ರವಾಗಿ ಕೂತರೆ ವಕ್ರ ವಿಚಾರ ಅದನ್ನು ತೆಗೆಯೋದಕ್ಕೆ ಸಾಕು ಬೇಕಾಗತ್ತೆ ಹೊಸ ಸೈಟ್ನಲ್ಲಿ ಮನೆ ಸುಲಭ ಕಟ್ಟಬಹುದು ಮುರುಖರು ಮನೆ ಇರುತ್ತೆ ಇಷ್ಟಪದ ಮಣ್ಣಿನ ಗೋಡೆ ಕಟ್ಟಿರ್ತಾರೆ ಹೊಸ ಮನೆ ಕಟ್ಸೋದಕ್ಕೆ ಎರಡರಷ್ಟು ಖರ್ಚು ಆ ಮಣ್ಣುಗೋಡೆಯನ್ನು ತೆಗೆಯೋಕ್ಕಾಗತ್ತೆ ಅಷ್ಟರಲ್ಲಿ ಕಾಂಟ್ರಾಕ್ಟರ್ ಸತ್ತು ಹೋಗಿಬಿಡ್ತಾನೆ ಹೊಸ ಮನೆ ಸಿಕ್ಕೋದಿಲ್ಲ ಆದ್ರಿಂದ ಹಳೆ ಜನರೇಷನ್ಸ್ ಏನು ಕೂತಿರ್ತಾರೆ ದೇವಸ್ಥಾನದಲ್ಲಿ ಮಠಗಳಲ್ಲಿ ಹೆಗ್ನಗಳು ತಿದ್ದೋಕ್ಬಾರದೇ ಇದ್ದವರು ಅವ್ರನ್ನೇನು ಮಾಡೋಕ್ಕಾಗೋದಿಲ್ಲ ವಿ ಮಸ್ಟ್ ಡಿಸ್ಕಾರ್ಡ್ ಬಿಟ್ಬಿಡ್ಬೇಕು ಅವ್ರನ್ನ ಈ ದೇಶದಲ್ಲಿ ಜನಸಾಮಾನ್ಯರು ಎಲ್ಲ ಮತದವರು ಪರಸ್ಪರ ಎಲ್ಲ ಜಾತಿಯವರು ಒಂದುಗೂಡಿ ಬರಕಬೇಕಾದ್ರೆ ದಯವಿಟ್ಟು ಹಳೆ ಜಾತಿ ಸಮಸ್ಯೆಗಳನ್ನು ಮುಗಿಸಿಬಿಡಿ ಅದು ಯಾವ ಸ್ಮೃತಿ ಹೇಳಿರಲಿ ಶ್ರುತಿ ಹೇಳಿರಲಿ ಬಿಟ್ಟುಬಿಡಿ ಬಿಡಿ ಒಂದುಗೂಡಿ ಬಾಳಿ ಎನ್ನುವುದೇ ವೇದಾಂತದ ಸಾರ ಸರ್ವಸ್ವ ಕೂಡಿಯಿರಂದು ಕುಳಿರಂದು ಕೂಡಿ ಕೂಡಿಯಿರಂದು ಕುಳಿರಂದು ತಿರುಪಾವೆ ಮೂರು ಶಬ್ದದಲ್ಲಿ ಮಹಾದೇವಿ ಆಂಡಾಳ್ ನಮಗೆ ಸಾಮರಸ್ಯವನ್ನು ಕೊಟ್ಟರು ಹೇಗೆ ಅಂದ್ರೆ ಕೂಡಾರವೆಲ್ಲಂ ಶ್ರೀರ್ಗೋವಿಂದ ಗೋವಿಂದ ಆ ಗೋವಿಂದನನ್ನ ನಾವು ಸ್ಮರಣೆ ಮಾಡಬೇಕು ಅಂದ್ರೆ ಪೊಂಗಲ್ ಸಿಗ್ತದೆ ಸಕ್ಕರ ಪೊಂಗಲ್ ಮೂಡನೈ ಪೈದು ಮುಳಂಗೈ ಬಳಿವಾರ ಆ ಸಕ್ಕರ ಪೊಂಗಲ್ಗೆ ತುಪ್ಪ ಹಾಕಿರಬೇಕು ಡಾಲ್ಡಾ ಅಲ್ಲ ಅದು ಹಾಗಿರಬೇಕು ಅನ್ನವನ್ನು ಮುಚ್ಚುವಂತೆ ಮೂಡ ನೈಪೈದೆ ಮುಳಂಗೈ ಬಳಿವಾರ ತಗೊಳ್ಳಿ ಅಂತ ಅವರು ಸಕ್ಕರ್ ಪೊಂಗಲ್ ಬಿಸಿ ಬಿಸಿ ಕೈ ಕೊಡ್ತಾರೆ ಕೈ ಒದ್ದಾಡ್ತಾ ಇದೆ ಅಷ್ಟರಲ್ಲಿ ತುಪ್ಪವಾದದ್ದು ಎರಡೂ ಕೈಗಳಲ್ಲಿ ಭವಂತರ್ಪ ಯಾಮಿ ಹೇಳೋ ರೀತಿಯಲ್ಲಿ ಇಲ್ಲಿ ಬಂದು ಬಿಡುತ್ತೆ ಅದು ಮುಳಂಗೈ ವಳಿವಾರ ಕೂಡಿಯಿರಂದು <coughs> ಮೂರು ವರ್ಷ ಆಯಿತು ನರಸಿಂಹದೇವರ ಗುಡಿಯಲ್ಲಿ ತಿರುಪಾವೆ ಹೇಳಿ ಅವತ್ತಿದ್ದನ್ನು ವಿವರಿಸಿದೆ ಕೂಡಿಯಿರಂದು ಸಕ್ಕರೆ ಪೊಂಗಲ್ನಲ್ಲಿ ಎಷ್ಟು ಪದಾರ್ಥ ಹಾಕಿರ್ತಾರೆ ನೋಡಿ ಸಕ್ಕರೆ ಹಾಕಿರ್ತಾರೆ ಬೆಲ್ಲ ಹಾಕಿರ್ತಾರೆ ಅಕ್ಕಿ ಹಾಕಿರ್ತಾರೆ ಅನ್ನ ಮಾಡಿ ಕೊಬ್ಬರಿ ಹಾಕಿರ್ತಾರೆ ಗೋಡಂಬಿ ಹಾಕಿರ್ತಾರೆ ದ್ರಾಕ್ಷಿ ಹಾಕಿರ್ತಾರೆ ಪಚ್ಚಕರ್ಪೂರ ಏಲಕ್ಕಿ ಯಾವ ತೋಟದ ಪದಾರ್ಥಗಳು ನಮಗೆ ಗೊತ್ತಿಲ್ಲ ಆಫ್ರಿಕಾದಿಂದ ಬಂದಿರಬಹುದು ಗೋಡಂಬಿ ಈ ದೇಶದಲ್ಲಿ ಶಾರ್ಟೇಜ್ ಬಿದ್ದರೆ ತೋರಿಸ್ತಾರೆ ಆಫ್ರಿಕಾದಿಂದ ಸೌತ್ನಲ್ಲಿ ಹೇಳಿದ ನನಗೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇನ್ಯಾರದೋ ತೋಟದಲ್ಲಿ ಒಣಗಿದ ದ್ರಾಕ್ಷಿ ಅದು ಫ್ರಾನ್ಸಿಂದ ಬಂದಿರಬಹುದು ಇಂಪೋರ್ಟೆಡ್ ಗೊತ್ತಿಲ್ಲ ಫ್ರಾನ್ಸಿನ ದ್ರಾಕ್ಷಿ ಆಫ್ರಿಕೆಯ ಗೋಡಂಬಿ ನಿಮ್ಮನೆ ಕಬ್ಬಿನ ಗದ್ದೆ ಬೆಲ್ಲ ಇನ್ಯಾರು ಗದ್ದೆಯಲ್ಲೋ ಬೆಳೆದಿದ್ದು ಭತ್ತ ಯಾವ ಗೋವೋ ಯಾರ ಆಕಳೋ ಯಾರ ಮನೆ ಹಿತ್ತಲಲ್ಲಿದ್ದು ಗೋವೋ ಅದರಲ್ಲಿ ಮಾಡಿದ ತುಪ್ಪ ಜಾತಿ ಭೇದವಿಲ್ಲದೆ ಕೂಡಿ ಇರಂದು ಕುಳಿರಂದು ನೋಡಿ ಸಕ್ಕರೆ ಪೊಂಗಲ್ ಹೇಗಾಗ್ತದೆ ನಿಮ್ಮ ಜೀವನ ಸಕ್ಕರೆ ಪೊಂಗಲ್ ಆಗ್ಬೇಕಪ್ಪ ಏ ಅದು ಗೋಡಂಬಿ ಆಫ್ರಿಕಾದ್ದು ಮಡಿಯಲ್ಲ ನಾ ಸೇರೋದಿಲ್ಲ ದ್ರಾಕ್ಷಿ ಮುನಿಸಿಕೊಂಡ್ರೆ ಏನ್ ಮಾಡ್ತೀರಿ ಗೋಡಂಬಿ ಮೇಲೆ ತುಪ್ಪದ ಮೇಲೆ ಅಕ್ಕಿ ಮೇಲೆ ಒಂದಕ್ಕೊಂದಕ್ಕೆ ಜಗಳವಿಲ್ಲದಂತ ಮಹಾರಾಯರೇ ಜಾತಿ ಜಗಳ ಮಾಡಬೇಡಿ ಕೂಡಿ ಕೂಡಿ ಏಲೋದೆಂಬ ವಾಯಿ ತಿರುಪಾಯ ಮೂವತ್ತು ಪದ್ಯಗಳಲ್ಲಿ ಹೀಗೆ ಇದೆ ಸ್ವಾರಸ್ಯ ಇಲ್ಲೇ ಒಂದ್ಸಲ ಹೇಳಿ ತೋರಿಸ್ತೇನೆ ಬೇಕಾದ್ರೆ ಭಟ್ರಿಲ್ಲ ತಿರುಪಾವೆಯನ್ನ ಬರೀ ಅಯ್ಯಂಗಾರಿಗೆ ಮಾತ್ರ ಅಂತ ಹೇಳುವ ಪದ್ಧತಿ ಮಾಡಿಟ್ಟು ನಾವು ಕೆಡಿಸಿದ್ದೇವೆ ಅದು ಯೂನಿವರ್ಸಲ್ ಮೆಸೇಜ್ ಕ್ರಿಶ್ಚಿಯನ್ರು ಮುಸ್ಲಿಮರು ಎಲ್ಲ ಕೂಡಿ ಕೇಳಬಹುದು ಕಥೆ ಯಾವುದೇ ಸಂದರ್ಭ ಇರಲಿ ಒಳಗಿರುವ ತತ್ವ ಹೃದಯ ಹೃದಯವನ್ನು ಬೆಸೆಯುವಂತಹ ಮಾತು ಆದ್ದರಿಂದ ಶಾಸ್ತ್ರಾದ್ವೇದ್ಮಿ ಜನಾರ್ದನಂ ಶಾಸ್ತ್ರಜ್ಞಾನಂ ಬಹುಕ್ಲೇಶಂ ನೀವ್ಯಾಕೆ ಕಷ್ಟಪಡ್ತೀರಿ ನಾ ಪಟ್ಟಿದ್ದೇನೆ ನಮ್ಮ ಮನೆಯವರಿಗೆಲ್ಲ ಗೊತ್ತು ಮಗನಿಗೆ ಗೊತ್ತು ಪ್ರಿಪರೇಷನ್ ಕೂತ್ರ ಓದಿದ್ದೇನೆ ಪುಟ ಪುಟ ಪುಟ ನೋಡಿದ್ದೇನೆ how to abridge and shorten that is my headache ವರ್ಷಗಟ್ಟಲೆ ಹೇಳಿದ ಮಹಾಭಾರತವನ್ನ ಎರಡೆರಡು ಗಂಟೆ ಯೂನಿಟಿಗೆ ಕಟ್ ಮಾಡೋದು ಯಾವುದು ಹೇಗೆ ಯಾವ ಶ್ಲೋಕ ಹೇಳಬೇಕು ಯಾವುದನ್ನು ಬಿಡಬೇಕು ಎಲ್ಲಿ ಸೇರಿಸಬೇಕು ಆ ಕ್ಲೇಶ ನನಗಿರಲಿ ಇದರಿಂದ ಬರುವ ಫಲ ನಿಮಗಿರಲಿ ಆನಂದವಿರಲಿ ಶಾಸ್ತ್ರಜ್ಞಾನಂ ಬಹುಕ್ಲೇಶಂ ಶರಣ ಕಾರಣಂ ಉಪದೇಶ ಧರಿಂ ಬುದ್ಧ ಅವರು ಗುರುಗಳು ಹೇಳಿದ್ರು ಅದಷ್ಟು ನಾವು ಮಾಡ್ತೇವೆ ಇಷ್ಟು ನೀವು ಮಾಡಿದ್ರೆ ಸಾಕು ಧೃತರಾಷ್ಟ್ರ ನಿನಗದಿಲ್ಲ ನೀನು ಹುಚ್ಚು ಬುದ್ಧಿ ಮಾಡ್ತಾ ಇದ್ದೀಯೇ ಈಗ ಅದಕ್ಕೆ ಹೇಳ್ತಾ ಇದ್ದಾಳೆ ಶಾಸ್ತ್ರಂ ನ ಶಾಸ್ತಿ ದುರ್ಬುದ್ಧಿಂ ಗಾಂಧಾರಿ ಹೇಳುವ ಮಾತು ಬುದ್ಧಿಯೇ ವಿಕೃತವಾದರೆ ಶಾಸ್ತ್ರಜ್ಞಾನ ಕೊಟ್ಟರೂ ಪ್ರಯೋಜನ ಬರೋದಿಲ್ಲ ಅಲ್ಲ ಕಣ್ಣೇ ಇಲ್ಲದೆ ಇದ್ದವನಿಗೆ ನೀವು ಹೈ ಪವರ್ ಗ್ಲಾಸಸ್ ಕನ್ನಡಕ ಹಾಕಿದ್ರೆ ಪ್ರಯೋಜನ ಯೋಚನೆ ಮಾಡಿ ಮುದುಕಿ ಒಬ್ಬಳು ನಮ್ಮ ಅಕ್ಕ ತೊಂಬತ್ನಾಲ್ಕು ವರ್ಷ ತುಂಬಾ ಕಷ್ಟಪಡ್ತಾಳೆ ಪಾಪ ಕಿವಿ ಇಲ್ಲ ಕಣ್ಣಿಲ್ಲ ಕಿವುಡಲ್ಲ ಒಳ ಚುರುಕಾಗಿದ್ದವಳು ಸಂಗೀತ ಕಲಿಸಿದ್ರು ನಮ್ಮ ತಂದೆ ಚೆನ್ನಾಗಿ ಈಗಲೂ ಆ ಹಾರ್ಮೋನಿಯಂ ನುಡಿಸ್ತಾಳೆ ಕೇಳಬೇಕು ನೀವು ಕಂಠ ಒಂದು ಹೋಗಿದೆ ಚೆನ್ನಾಗಿ ಹಾಡ್ತಿದ್ಲು ಎಲ್ಲೋ ಸಿಕ್ಕಿದ್ದಾಳೆ ಪಾಪ ಆ ಕಷ್ಟ ಹೇಳೋದು ಬೇಡ ನಮ್ಮ ಮನೆಗೆ ಬಂದು ಒಂದು ತಿಂಗಳು ಇಟ್ಕೊಂಡು ಇಲ್ಲಿರು ಇರೋದಿಲ್ಲ I was prepare to have her with me and give up all my discourses ಪಡಿಯಾವ್ರಿಗೆ ಗೊತ್ತು ನಮ್ಮ ಕಥೆ ನಾನು ಇನ್ಮೇಲೆ ಪ್ರವಚನಕ್ಕೆ ಬರೋದಿಲ್ಲ ಮುದುಕಿ ನನ್ನ ಜೊತೆಯಲ್ಲಿರ್ತಾಳಂತೆ ಅವಳು ಸೇವೆ ಮಾಡ್ಕೊಂಡು ಗಂಡ ಹೆಂಡರು ಮನೆಯಲ್ಲೇ ಇರ್ತೇವೆ ಬಂದ್ಲು ಆ ಕಿವಿ ಕೆಡಿಸ್ತಾ ಇಲ್ಲ ಪಾಪ ಕಿವಿ ಸ್ವಲ್ಪ ಕಾಣಿಸಿದ್ರೆ ಕಣ್ಣು ಸ್ವಲ್ಪ ಕಾಣಿಸಿದ್ರೆ ಒಂದು ಸ್ವಲ್ಪ ಏನಾದರೂ ಒಳ್ಳೆ ಹಾಡುಗೀಡು ಹಾಕಿದ್ರೆ ಕೇಳಿಕೊಂಡು ಸುಖವಾಗಿರ್ತಾಳೆ ಎಷ್ಟೊತ್ತು ನಾವು ಎಂಗೇಜ್ ಮಾಡುವುದು ಕೂತ್ಕೊಂಡು ಮಾತನಾಡುವುದು ಅಂತ ಅಲ್ಲಿ ಕರ್ಕೊಂಡು ಹೋದೆ ಒಬ್ಬರ ಹತ್ರ ಅವ್ರು ಹೇಳಿದ್ರು ರೈಲ್ವೆ ಎಂಜಿನ್ ಜೋರಾಗಿ ಹೋಗಿದ್ರೆ ಮಾತ್ರ ಕೇಳಿಸುತ್ತೆ ಇವರ ಕಿವಿಗೆ ಆದ್ರೆ ಅದರಿಂದ ತಲೆನೋವು ತುಂಬಾ ಬರುತ್ತೆ ಅಷ್ಟು ಪವರ್ದು ನೀವು ಕೊಡಂದ್ರೆ ಕೊಡ್ತೇನೆ ತಲೆ ಸಿಡಿದು ಹೋಗ್ತದೆ ಈಗ ಆ ಯಂತ್ರವನ್ನು ನಾನು ಹತ್ತು ಸಾವಿರ ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ಬೆಲೆ ಬಾಳೋ ಯಂತ್ರಗಳಿದೆಯಂತ ನನಗೆ ಗೊತ್ತಿಲ್ಲ ಅದನ್ನು ಕೊಡಿಸಬೇಕೇ ಬೇಡವೆ ಹೇಳಿ ಅಲ್ಲ ಕಿವಿಯೇ ಹೋದ ಮೇಲೆ ಕೇಳುವ ಶಕ್ತಿ ಹೋದ ಮೇಲೆ ಯಂತ್ರವನ್ನು ಕೊಟ್ಟು ಏನು ಪ್ರಯೋಜನ ಕಣ್ಣೆರಡೂ ಹೋದ ಮೇಲೆ ಕನ್ನಡಕ ಹಾಕಿ ಏನು ಪ್ರಯೋಜನ ಬುದ್ಧಿಯೇ ವಿಕೃತವಾಗಿ ಸಂಸ್ಕಾರವೆಲ್ಲ ಕೆಟ್ಟು ಹೋದ ಮೇಲೆ ಶಾಸ್ತ್ರಜ್ಞಾನ ಕೊಟ್ಟು ಏನು ಪ್ರಯೋಜನ ಬನ್ನಿ ಪ್ರವಚನಕ್ಕೆ ಕಲಿತೀರಿ ಅದಕ್ಕಿನ್ನೂ ಟೈಮ್ ಇದೆ ರಿಟೈರ್ ಮೇಲೆ ಬರ್ತೇವೆ ರಿಟೈರ್ ಮೇಲೆ ಅಂದ್ರೆ ಕುಲಗೆಟ್ಟ ಮೇಲೆ ಬುದ್ಧಿ ಕೆಟ್ಟ ಮೇಲೆ ಸರ್ವನಾಶವಾದ ಮೇಲೆ ಏನೂ ಕೇಳದೇ ಇರುವಾಗ ಕೇಳಿದ್ರು ಅರ್ಥವಾಗದೇ ಇರುವಾಗ ಅರ್ಥವಾದರೂ ಅದರಂತೆ ನಡೆಯುವುದಕ್ಕಾಗದೇ ಇರುವಾಗ ಪಶುಗಳಾಗಿರುವಾಗ ತಗೊಂಡೇನು ಮಾಡ್ತೀರಿ ಈಗ ಮಾಡಲು ರಾಮ ಭಜನ ಕಣ್ಣಿರುವಾಗ ನರಧರ್ಮ ಬಂದಾಗ ನಾಲಿಗೆ ಇರುವಾಗ ಕೃಷ್ಣ ಎನಬಾರದೆ ಇದು ಚಿಕ್ಕ ವಯಸ್ಸಿಂದ ಮಾಡಬೇಕಾದ ಕೆಲಸ ಶಾಸ್ತ್ರಂನ ಶಾಸ್ತ್ರ ದುರ್ಬುದ್ಧಿಂ ಶ್ರೇಯಸೆ ಚೈತರಾಯಚ ಪರಲೋಕವೂ ಇಲ್ಲ ಈ ಲೋಕವೂ ಇಲ್ಲ ಬುದ್ಧಿ ಕೆಟ್ಟವನಿಗೆ ನವೈ ವೃದ್ಧೋ ಬಾಲಮಚರ್ಭವೇತಿ ರಾಜನ್ ಕಟಂಚನ ವಯಸ್ಸಾದವನು ಹುಡುಗನಂತಾಡಬಾರದು ಇದು ಗಾಂಧಾರಿ ಹೇಳಿದ್ರು ಯಾರಿಗೆ ಅಂದ್ರೆ ಗಂಡನಿಗೆ ಹೇಳಿದಳು ವಯಸ್ಸಾಗಿದೆ ನಿಮಗೆ ಕತ್ತೆಗಾದ ಹಾಗೆ ದುರ್ಬುದ್ಧಿ ನೀವೇ ಕಾರಣ ಮಗ ತಪ್ಪು ದಾರಿಗೆ ಹೋಗೋದಕ್ಕೆ ಶಮೇನ ಧರ್ಮೇಣ ನಯೇ ನಯುಕ್ತ ಯಾತೆ ಬುದ್ಧಿಂ ಬುದ್ಧಿ ಸಾಸ್ತುತೆ ಮಾ ಪ್ರಮಾದೀ ಶಮೇನ ಧರ್ಮೇಣ ಗಂಡನಿಗೆ ಇದು ಒಂದೇ ಕಡೆಯಲ್ಲ ಎಷ್ಟು ಸಲ ಬುದ್ಧಿ ಹೇಳಿದ್ದಾಳೆಯೋ ಮಂಡೋದರಿ ರಾವಣನಿಗೆ ಬುದ್ಧಿ ಹೇಳಿದ ಹಾಗೆ ಮಕ್ಕಳಲ್ಲಿ ಜಗಳ ತಂದವರು ನೀವೇ ಅವತ್ತು ಪ್ರಮಾಣ ಕೋಟೆಯಲ್ಲಿ ಭೀಮನ ವಿಷ ಹಾಕಿ ತಳ್ಳಿದರು ಅರಿಗೆ ಮೇಲೆ ಸುಡಿಸೋ ಯತ್ನಕ್ಕೆ you are also a party to it ಇವತ್ತು ದ್ರೌಪದಿಗೆ ಅವಮಾನವಾಗ್ತಾ ಇತ್ತು ಯಜಮಾನ್ರೆ ನಿಮ್ಮ ಪಾತ್ರ ಇದರಲ್ಲಿಲ್ಲವೇ ಶಾಂತಿ ಮಾಡೋ ಶಕ್ತಿ ನಿಮ್ಮಲ್ಲಿರಲಿಲ್ಲವೆ ಶಮೇನ ಧರ್ಮೇನ ನಯೇನ ಯುಕ್ತಿಯ ಯಾತೆ ಬುದ್ಧಿ ಸಾಸ್ತುತೆ ಮಾ ಪ್ರಮಾದಿ ಪ್ರವಾದ ಮಾಡಬೇಡಿ ಪ್ರಧ್ವಂಸಿನಿ ಕ್ರೂರ ಸಮಾಹಿತ ಶ್ರೀ ಮೃದು ಪ್ರೌಢ ಗಚ್ಚತಿ ಪುತ್ರ ಪೌತ್ರಾನೇ ಎಂಬುದಾಗಿ ಹೇಳಿ ಆಶ್ಚರ್ಯಕರವಾದ ಒಂದು ಮಾತನ್ನು ಹೇಳ್ತಾಳೆ ಆ ಮಾತನ್ನು ಕೇಳಿದ ನೀವು ನಾ ಹೇಳದೇ ಚಪ್ಪಾಳೆ ಹಾಕ್ತೀರಿ ಅಂತ ವಿಶ್ವಾಸವಿದೆ ಅಂತಕ್ಕ ಮುನ್ ಕುಲಸ್ಯ ಅಸ್ತು ಈ ಜಗಳವನ್ನು ಇಲ್ಲಿಗೆ ನಿಲ್ಲಿಸೋಣ ಅಂದ್ರು ಇನ್ನೊಂದ್ಸಲ ಜೂಜು ಗೀಜು ಕಟ್ಟೆ ಮಕ್ಕಳು ಪ್ರೋತ್ಸಾಹ ಕೊಟ್ರೆ ಆತ್ಮಹತ್ಯೆ ಮಾಡ್ಕೊಂಡ್ಬಿಡ್ತೇನೆ ನೋಡಿ ನಾನು ಅದರಿಂದ ಮುಂದೆ ಕೇಳ್ತಾಳೆ ಯಥೇಚ್ಛಂತಿ ತಥೈವಾಸ್ತು ಪ್ರತ್ಯಾಗಚ್ಛಂತು ಪಾಂಡವಾ ಅವರು ಹೇಗೆ ಬಂದ್ರೋ ಪಾಂಡವರು ಸಮಸ್ತ ಐಶ್ವರ್ಯ ಸಮೇತರಾಗಿ ಹೋಗಲಿ ಇನ್ನೊಂದು ಮಾತನ್ನು ಹೇಳ್ತೇನೆ ಏನು ಅಂದ್ರೆ ಈ ನನ್ನ ಮಗ ದುರ್ಯೋಧನ ಹುಟ್ಟಿದಾಗಲೇ ನರಿಗಳು ಊಳಿಟ್ಟವು ಕತ್ತೆಗಳು ಊಳಿಟ್ಟವು ಅಗ್ನಿಹೋತ್ರ ಅವತ್ತೂ ಆರಿತ್ತು ಇವತ್ತು ಆರಿದೆ ಮಹಾರಾಜರೇ ಗಡವಾದಾಗ ಮೂವತ್ತೆಂಟು ವರ್ಷ ವಯಸ್ಸು ದುರ್ಯೋಧನನಿಗೆ ಅವತ್ತೇ ಹೇಳಿದ ವಿದುರ ನಮ್ಮ ಪಂಡಿತರೆಲ್ಲ ಹೇಳಿದ್ರು ಸಭೆಯಲ್ಲಿ ಇವತ್ತಿಲ್ಲೂ ಕೂತಿದ್ದಾರೆ ಏನಂತ ಹೇಳಿದರು ಇವನೊಬ್ಬನನ್ನ ಪಾರು ಮಾಡಿ ಉಳಿದ ತೊಂಬತ್ತೊಂಬತ್ತೊಂಬತ್ತು ಮಕ್ಕಳಾದರೂ ಬದುಕಲಿ ಎಂಬುದಾಗಿ ಮಹಾರಾಜರೇ ನಿಮ್ಮ ಕಾಲಿಗೆ ಬೀಳ್ತೇನೆ ಕೈ ಈ ಮಗಳನ್ನು ಹೊರಗೆ ಹಾಕಿ ಗಾಂಧಾರಿ ಮಾತನಾಡಿದಳು ಆ ಮಾತನ್ನಾಡಿ ಇನ್ನೊಂದು ಮಾತನ್ನು ಹೇಳ್ತಾಳೆ ಕರೆಯೋ ಪಾಂಡವರನ್ನ ದುಶಾಸನ ಕತ್ತೆ ದ್ರೌಪದಿ ಕಾಲಿಗೆ ಬಿದ್ದು ಇದೇ ಸಭೆಯಲ್ಲಿ ತಪ್ಪಾಯಿತು ತಾಯಿ ಅತ್ತಿಗೆ ನಿನ್ನ ಮಾನಕ್ಕೈ ಹಾಕಿದೆ ಅಂತ ನೀ ಕ್ಷಮೆ ಯಾಚಿಸೋ ಆಗ ಆ ಐವರು ಪಾಂಡವರು ನಿನ್ನ ಪ್ರಾಣವನ್ನು ತೆಗೆಯೋದಿಲ್ಲ ದುರ್ಯೋಧನ ಬಿಡ್ತಾರೆ ಎಲ್ಲರೂ ದನ ಮೇಯಿಸ್ಕೊಂಡು ಹೋಗಲಿ ಅವನು ಎಲ್ಲರೂ ಒಂದು ಕಡೆ ಹಾಳಾಗಿ ಹೋಗಲಿ ಅರಮನೆಯಲ್ಲಿರೋದು ಬೇಡ ಇಂಥ ಮಾತನ್ನಾಡ್ತಾಳೆ Gandhari we should be very proud of ನಮ್ಗೆ ಗೊತ್ತಾಗೋದಿಲ್ಲ ವಾಕ್ಯ ಮಹಾಭಾರತ ಓದ್ದೇ ಇದ್ರೆ ಅದನ್ನು ಹೇಗೆ ಮಾಡೋದು ಅಂದ ಧೃತರಾಷ್ಟ್ರ ಆಯ್ತಮ್ಮ ಅವಳು ಹೇಳ್ಕೊಳ್ತಾಳೆ ಬುದ್ಧಿ ಇಲ್ಲದೆ ಇದ್ದವಳು ನಿಮಗೆಲ್ಲ ಕೊಟ್ಟಿದ್ದೇವೆ ನಿಮ್ಮ ರಾಜ್ಯಕೋಶ ಪಾಂಡವರೇ ನಿಮ್ಮಷ್ಟೇ ಹೋಗ್ಬೋದು ಅಂತ ಹೇಳಿದಾಗಿ ಈ ಕಡೆ ಪಾಂಡವರು ಆಗಿದ್ದನ್ನ ಸ್ವಲ್ಪ ಮಟ್ಟಿಗೆ ಧರ್ಮರಾಜನ ಮೇಲೆ ಗೌರವದಿಂದ ಮರೆತು ತಮ್ಮ ಐಶ್ವರ್ಯ ಸಮೇತವಾಗಿ ಬಂಧು ಬಾಂಧವರ ಸಮೇತವಾಗಿ ದಾಸಭೃತ್ಯರ ಸಮೇತವಾಗಿ ತಮ್ಮೂರಿಗೆ ಹೊರಟಿದ್ದಾರೆ ತಮ್ಮೂರಿಗೆ ಹೊರಟ್ರೆ ಒಡನೆಯೇ ಇನ್ನೂ ಬಹಳಷ್ಟು ವಿಷಯ ಹೇಳಬೇಕಾಗಿತ್ತು ಅವಕಾಶವಿಲ್ಲ ಇವತ್ತು ವನಪರ್ವಕ್ಕೆ ನಾವು ಕಾಲು ಹಾಕಬೇಕಾಗಿದೆ ಪ್ರವೇಶ ಮಾಡಬೇಕಾಗಿದೆ ಯಾವತ್ತು ಸಭೆ ಬರ್ಖಾಸ್ತಾಯಿತು ಧೃತರಾಷ್ಟ್ರ ಅರಮನೆಯಿಂದ ಸೇರಿದ ಕರ್ಣ ದುಶಾಸನ ಶಕುನಿ ಮತ್ತು ದುರ್ಯೋಧನ ಕೂಡಿ ಇನ್ನೊಂದು ಸಭೆಯನ್ನು ನಡೆಸಿದರು ನಾನಾಗಲೇ ಹೇಳಲಿಲ್ಲ ಎಂದ ಕಾರಣ ದುರ್ಯೋಧನನಿಗೆ ಹೇಳ್ತಾನೆ ನಾವು ಮಾಡೋ ಪ್ರಯತ್ನ ಎಲ್ಲ ಮಾಡ್ತೇವೆ ಪಾಂಡವರನ್ನು ಇಲ್ಲೇ ಚಿವುಟಿ ಹಾಕಬೇಕು ಅಂತ ನಮ್ಮ ಪ್ರಯತ್ನಕ್ಕೆ ಪ್ರಧಾನವಾಗಿ ವಿಘ್ನ ಅಡ್ಡಿಯಾಗಿರೋ ನಿಮ್ಮ ಅಪ್ಪನೇ ನಾವು ಮಾಡಿದ್ದೆಲ್ಲ ಕೆಡಿಸಿಬಿಟ್ಟ ಜೂಜಲ್ ನಾವು ಗೆದ್ದದ್ದನ್ನು ಧರ್ಮದಿಂದ ಗೆದ್ದದ್ದನ್ನೆಲ್ಲ ಮತ್ತೆ ವಾಪಸ್ ಕೊಟ್ಟಿದ್ದಾನೆ ಪಾಂಡವರಿಗೆ ಅವರೇ ಸುಮ್ಮನೆ ಇರ್ತಾರಿಯೇ ಒಂದ್ಸಲ ಏಟು ತಿಂದು ಹಾವು ಹನ್ನೆರಡು ವರ್ಷ ಹಾಗೆ ಮರೆಯೋದಿಲ್ಲವೋ ಒಂದ್ಸಲ ಏಟದಿಂದ ನಾಯಿ ಕೂಡ ಮತ್ತೆ ಹೇಗೆ ಬರ್ತದೆಯೋ ಹುಲಿ ಹೇಗೆ ಮತ್ತೆ ಬೀಳ್ತದೆಯೋ ರೇಗಿಸಿದ ಮೇಲೆ ಪಾಂಡವರು ಸುಮ್ಮನೆ ಇರೋದಿಲ್ಲ ಆದ್ರಿಂದ ಈಗ ಇದಕ್ಕೆ ಉಪಾಯ ಮಾಡದೇ ಇದ್ರೆ ಗತಿ ಇಲ್ಲ ಏನು ಮಾಡೋದು ಒಂದು ದುರ್ಯೋಧನ ಇನ್ನೇನು ಮಾಡೋದು ಇನ್ನೊಂದು ಸಲ ಕರಿಬೇಕು ಅವನ ಜೋಜಿಗೆ ಅವರು ಊರು ಸೇರುವಷ್ಟರಲ್ಲಿ ಇಂದ್ರಪ್ರಸ್ಥಕ್ಕೆ ಹೋಗುವಷ್ಟರಲ್ಲಿ ಮತ್ತೆ ನಮ್ಮ ಕಡೆಯಿಂದ ಹೋಗಬೇಕು ಜೋಜಿಗೆ ಕರಿಬೇಕು ಬರ್ತಾನೆ ಅಂತ ಏನು ಗ್ಯಾರಂಟಿ ಅವನು ಪ್ರತಿಜ್ಞೆ ಮಾಡಿದ್ದಾನಲ್ಲ ಆಹೂತೋ ನನಗಿರುತ್ತೇಯಂ ನಾನಾಗಿ ಜಾಡೋದಿಲ್ಲ ಕರೆದ್ರೆ ಬಿಡುವುದಿಲ್ಲ ಬಾಟ್ಲಿ ಕೊಟ್ಟರೆ ಬಿಡುವುದಿಲ್ಲ ನಾನಾಗಿ ಕುಡಿಯುವುದಿಲ್ಲ ಅಂತ ಪ್ರತಿಜ್ಞೆ ಮಾಡಿದ ಹಾಗೆ ಅವನು ಬಂದೇ ಬರ್ತಾನೆ ಈ ಸಲ ನಾವು ಬೇರೆ ಪಂಜವನ್ನು ಮಾಡೋಣ ಒಂದೇ ಸಲ ದಾಳವನ್ನು ಉರುಳಿಸುವುದು ನೀನೊಂದು ಅಂಕಿ ಹೇಳು ಅವನೊಂದು ಅಂಕಿ ಹೇಳ್ತಾನೆ ಈ ಅಂಕಿ ಹೇಳುವಾಗ ಖಂಡಿತವಾಗಿ ಶಕುನಿಗೆ ಪಾಂಡವರನ್ನು ಸೋಲಿಸೋ ಶಕ್ತಿ ಇದೆ ಈ ಸಲ ಏನು ಪಣವನ್ನು ನೆಡಬೇಕು ಅಂತ ಕೇಳಿದ್ರೆ ಎರಡು ಇನ್ನಿಂಗ್ಸು ಹತ್ತು ಹತ್ತು ಪಣ ಈ ಲೆಕ್ಕ ಏನು ಬೇಡವೇ ಬೇಡ ಈ ಸಲ ಯಾರು ಸೋಲ್ತಾರಿಯೋ ಅವರು ಹನ್ನೆರಡು ವರ್ಷ ವನವಾಸ ಮಾಡಬೇಕು ಒಂದು ವರ್ಷ ಅಜ್ಞಾತವಾಸ ಮಾಡಬೇಕು ಈ ಪ್ಲಾನ್ ಇದು ತಲೆ ಶಕುನಿಯ ತಲೆ ಕೌರವಂಶ ನಿರ್ನಾಮ ಆಗಬೇಕಲ್ಲ ಹನ್ನೆರಡು ವರ್ಷ ವನವಾಸ ಹೋಗಬೇಕು ರಾಮಚಂದ್ರ ವನವಾಸಕ್ಕಿಂತ ಎರಡು ವರ್ಷ ಶಾರ್ಟ್ ಅಂದರೆ ಅದು ತ್ರೇತಾಯುಗ ಇದು ಯುಗ ಕಲಿಯುಗದಲ್ಲಿ ಯಾರು ಮಾಡಿದರೆ ಹತ್ತು ವರ್ಷ ಇನ್ನೆರಡು ವರ್ಷ ರೆಡ್ಯೂಸ್ ಮಾಡಿಕೊಳ್ಳಬೇಕಾದ್ರೆ ಈ ಪಣವನ್ನು ಹಾಕೋಣ ಧರ್ಮರಾಜ ಬರ್ತಾನೆ ಜೂಜಾಡೋಣ ಅಂತ ಹೇಳಲಾಗಿ ಅಷ್ಟರಲ್ಲಿ ಮತ್ತೆ ಸಮಾಚಾರ ಹೋಗ್ತದೆ ಪಾಂಡವರ ಅರ್ಧದಾರಿ ಹೋಗಿದಾಗ ಅವರನ್ನು ಮತ್ತೆ ಕರೆದರು ದುರ್ಯೋಧನ ಕರೀತಾ ಇದ್ದಾನೆ ಜೂಜಿಗೆ ಬರಬೇಕಂತೆ ಅಂತ ಬರಲಾಗಿ ಧರ್ಮರಾಜ ನೋಡಿದ ಭೀಮನ ಮುಖವನ್ನು ನೋಡಿದ ಭೀಮ ಗುಡುಗುಡಿಸ್ತಾ ಇದ್ದಾನೆ ಅಣ್ಣ ಈ ಸಲವಾದರೂ ನನ್ನ ಮಾತನ್ನು ಕೇಳಿ ಹೋಗಬೇಡ ಅಂದ ಧರ್ಮರಾಜ ಹೇಳಿದ ವಿಧಿ ಏನು ಬರೀತದೆಯೋ ಅದರಾಗಾಗಲಿ ಅಂತ ಮನುಷ್ಯ ಹೇಳಿಯಾದವನು ಸ್ವಂತ ಬುದ್ಧಿ ಇಲ್ಲದೆ ಇದ್ದವನು ಮುಂದೆ ಆಗುವ ಅನರ್ಥ ಅದರ ಅರ್ಥ ಅಂತ ಗೊತ್ತಿದ್ರೂ ಕೂಡ ವಿಧಿಯ ಮೇಲೆ ಹೊಣೆಯನ್ನು ಹಾಕ್ತಾನೆ ಇದಕ್ಕೆ ನಾವು ಫೇಟಲಿಸಂ ಇದು ವಿಧಿವಾದ ಅಂತ ಹೇಳ್ತೇವೆ ಬುದ್ಧಿವಂತರು ಮಾಡೋದಿಲ್ಲ ಬಂದ ವಾಪಸ್ಸು ನಾಲ್ವರು ತಮ್ಮಂದರನ್ನು ಹೆಂಡತಿಯನ್ನು ಆ ದ್ರೌಪದಿ ಸ್ಥಿತಿ ಹೇಗಿರಬೇಕು ನೋಡಿ ಎಲ್ಲಿ ಅವಮಾನ ಆಗಿದೆ ಅದೇ ಸಭೆಗೆ ತಿರುಗಿ ಬರ್ತಾ ಇದ್ದಾಳೆ ಅದೇ ಮತ್ತೆ ಮತ್ತೆ ಮೇಲಕ್ಕೆ ಬರ್ತಾ ಇದೆ ಜ್ಞಾನ ಬರಬಾರದ ದೃಶ್ಯಗಳೆಲ್ಲ ಬರ್ತಾ ಇವೆ ಅದೇ ಸಭೆ ಕೆಟ್ಟವರೆಲ್ಲ ಕೂತಿದ್ದಾರೆ ಈ ಸಲ ಭೀಷ್ಮ ದ್ರೋಣ ಯುಯುತ್ಸು ಕೃಪಾ ಸಂಜಯ ಗಾಂಧಾರಿ ವಿಕರ್ಣ ಸೋಮದತ್ತ ವಾಲ್ಮೀಕ ಎಲ್ಲರೂ ಬಂದು ಕಡೆಗಿಳಿದು ಬಂದರು ಧರ್ಮರಾಜನ ಕೈ ಹಿಡಿದ್ರು ಮಹಾರಾಯ ನೀ ಜೂಜಾಡಬೇಡ ನೀ ಜೂಜಾಡಬೇಡ ನೋಡಿ ಅವರಿಗೆಲ್ಲ ಬುದ್ಧಿ ಬಂತು ಜೂಜಾಡಿದ್ರೆ ಮತ್ತೆ ದ್ರೌಪದಿ ನಮ್ಮನ್ನು ಪ್ರಶ್ನೆ ಕೇಳ್ತಾಳೆ ನಮ್ಗೆ ಉತ್ತರ ಹೇಳೋ ಶಕ್ತಿ ಇಲ್ಲ ನೀ ಬಾಯಿ ಮುಚ್ಕೊಂಡ್ಬಿಡ್ತೀಯೇ you start the mischief but put the blame on us ಆತನ ದಯವಿಟ್ಟು ಬರಬೇಡ ಬರಬೇಡ ಅಂದ್ರೆ ಏನು ಮಾತಾಡಲಿಲ್ಲ ಬಂದ ಕೂತ ಅದೇ ಹಾಸಂಗಿ ಹಾಸಿದ್ರು ಕಾಯಿಟ್ರು ದಾಳಗಳನ್ನು ಉರುಳಿಸಿದ್ರು ಅನುದ್ಯೂತ ಇದೇನು ಮನೆ ಮಾಡಲಿ ಒಂದೇ ಸರಿ ಜಿತ ಮಿತ್ಯಾಹ ಶಕುನಿಹಿ ಎಲ್ಲವನ್ನ ಗೆದ್ದೆಯಿಂದ ಇಷ್ಟೇ ತಾನೆಂದು ಪಾಂಡವರು ಮೇಲೆ ಗೆದ್ದರು ಆಗ ದುರ್ಯೋಧನ ಮತ್ತೆ ಪಾಂಡವರನ್ನು ದಯಗಿಸ್ತಾ ಇದ್ದಾನೆ ಷಂಢತಿಲ ಷಂಢತಿಲ ಷಂಢತಿಲ ಪಾಂಚಾಲಿ ಈಗಲಾದರೂ ಗಂಡನನ್ನು ಬಿಟ್ಟು ನನ್ನ ಮದುವೆ ಮಾಡಿಕೊ ನನ್ನ ಹಾಸಿಗೆಯನ್ನು ಹತ್ತು ಕುರುಗಳಲ್ಲಿ ಒಬ್ಬರನ್ನಾದರೂ ಒಲಿಸು ಆಗ ಭೀಮ ಹೇಳಿದ ಈಗ ಇನ್ನೊಂದು ಪ್ರತಿಕ್ರಿಯೆ ಮಾಡ್ತೇನೆ ನಿನಗೆ ಯಾರು ಸಪೋರ್ಟ್ ಮಾಡ್ತಾ ಇದ್ದಾರೆ ಈ ನಿನ್ನ ತೊಂಬತ್ತೊಂಬತ್ತು ತಮ್ಮಂದರನ್ನು ನಾನೇ ತಲೆ ಒಡೆದು ಸಾಯಿಸ್ತೇನೆ ನೂರು ಜನರನ್ನು ಕೊಲ್ತೇನೆ ಬಿಡೋದಿಲ್ಲ ಆ ಪ್ರತಿಜ್ಞೆ ಹೇಗೆ ಪುಂಖಾನುಪುಂಖವಾಗಿ ಬರ್ತದೆ ಆಗ ದುಶ್ಯಾಸನ ಈ ಪ್ರತಿಜ್ಞೆ ಮಾಡಿದರೂ ಕೂಡ ಪಾಂಡವರ ಸುತ್ತ ನರ್ತಿಸ್ತಾನೆ ಪಾಂಡವರ ನಡಿಗೆಯನ್ನು ಅಣಕ ಮಾಡಿ ತೋರಿಸ್ತಾನೆ ಅವನ ತಲೆಯಲ್ಲಿ ಎಷ್ಟು ಹುಚ್ಚಿರ್ಬೋದು ನೋಡಿ ಧರ್ಮರಾಜ ಭೀಮ ನಡೆಯುವ ನಡಿಗೆಯನ್ನೆಲ್ಲ ಅಣಕ ಮಾಡಿ ತೋರಿಸ್ತಾ ಸಭೆಯಲ್ಲಿ ಈ ಕ್ರಿಕೆಟ್ ಆಟದಲ್ಲಿ ಕೊನೆಯಲ್ಲಿ ನಿಂತಿರ್ತಾರೆ ಕೆಲವರು ಇನ್ನೇನು ಗೆದ್ದು ಅನ್ನುವಾಗ ಆ ಕ್ಯಾಚ್ ಹಿಡಿಯೋರು ನಿಂತಿರ್ತಾರೆ ಅಲ್ಲಿರೋ ಸುತ್ತ ಇರುವ ಹುಚ್ಚು ಆಡಿಯನ್ಸ್ ಎಂಟರ್ಟೈನ್ ಮಾಡೋದಕ್ಕೆ ನರ್ತನ ಮಾಡಿದ ರೀತಿಯಲ್ಲಿ ನರ್ತನ ಮಾಡ್ತಾ ಇರುವಾಗ ಆಗ ಮತ್ತೆ ಭೀಮಾ ಪ್ರತಿಜ್ಞೆ ಮಾಡ್ತಾ ಎಲ್ಲೋ ದುಶಾಸನ ಎಲ್ಲೋ ದುರ್ಯೋಧನ ನಿನ್ನ ತೊಡೆ ಹೊಡೆದು ಸಾಯಿಸೋದಲ್ಲದೆ ನಿನ್ನ ಅಂತ್ಯಕಾಲದಲ್ಲಿ ನಿನ್ನ ತಲೆಯ ಮೇಲೆ ನನ್ನ ಕಾಲನ್ನಿಟ್ಟು ಒದೀತೇನೆ ಎಂಬುದಾಗಿ ದುಶಾಸ ರಕ್ತ ಕುಡಿತೇನೆ ಅಂತ ಅದೇ ಹೊತ್ತಿನಲ್ಲಿ ಅರ್ಜುನ ನಾನು ಕರ್ಣನನ್ನು ತೆಗೆಯುತ್ತೇನೆ ಎಂಬುದಾಗಿ ಸಹದೇವ ಶಕುನಿಯನ್ನು ಹೀಗೆಯೇ ನಕುಲನು ಒಬ್ಬೊಬ್ಬರು ಒಂದೊಂದು ಪ್ರತಿಜ್ಞೆಯನ್ನು ಮಾಡ್ತಾರೆ ಭಯಂಕರ ಪ್ರತಿಜ್ಞೆಗಳಾಗಿ ಹೋದವು ಪಾಂಡವರು ಎಲ್ಲವನ್ನ ಸೋತು ಸದ್ಯ ಆಯುಧ ಮಾತ್ರ ಉಳಿದಿತ್ತು ರಥಗಳು ಉಳಿದಿದ್ದವು ಅದೇ ರೀತಿಯಲ್ಲಿ ಈಗ ನಿಜವಾಗಿ ವನವಾಸಕ್ಕೆ ಹೊರಟಿದ್ದಾರೆ ಸರ್ವನಾಶವಾಯಿತು ಜೂಜು ತಂದು ಸರ್ವನಾಶ ಜೋಜಿನಿಂದ ಯಾರೂ ಉದ್ಧಾರವಾಗಿಲ್ಲ ನಾನು ಹೇಳಿದ್ದೇನೆ ಮೊನ್ನೆ ಎಲ್ಲ ಆದ್ರೆ ಪ್ರಶ್ನೆ ಕೇಳ್ತೇನೆ ಜಗತ್ತಲ್ಲಿ ಜೂಜಾಡುವುದನ್ನು ಬಿಟ್ಟಿದ್ದಾರೆಯೇ ನಮ್ಮ ಸ್ನೇಹಿತರು ಪತ್ನಿ ಮಹಾಭಾರತ ಕೇಳಿದರು ಧಾರವಾಡದಲ್ಲಿ ನನಗೊಂದು ಪ್ರಶ್ನೆ ಕೇಳಿದರು ಕೊನೆಯಲ್ಲಿ ನಿಮ್ಮ ಪ್ರವಚನವನ್ನು ಕೇಳಿ ಯಾರ್ಯಾರು ಉದ್ಧಾರವಾಗಿದ್ದಾರೆ ನಮ್ಮನ್ನು ಕೊಂದ್ರಿ ತಾಯಿಯಿಂದ ಪ್ರವಚನ ಹೇಳುವುದಷ್ಟೇ ನನ್ನ ಕರ್ತವ್ಯ ಹೊರತು ಯಾರು ಉದ್ಧಾರವಾಗಿದ್ದಾರೆ ಬಿಟ್ಟಿದ್ದಾರೆ ಈ ಫಾಲೋ ಅಪ್ ಆಕ್ಷನ್ ಅಂತ ಒಂದೊಂದ್ಸಲ ಮಾಡೋದುಂಟು ಕ್ವಶನೇರ್ ಕೊಡ್ತೇವೆ ಕೆಲವರಿಗೆ ಹೋದ್ಸಲ ನಿಮ್ಗೆ ಕೊಟ್ಟಿದ್ದೋ ಗೊತ್ತಿಲ್ಲ ಗೊತ್ತಿಲ್ಲ ಗುಲಕ್ಕೆ ಓಕ್ಲೆ ಇನ್ಸ್ಟಿಟ್ಯೂಟಲ್ಲಿ ಮಾಡಿದ್ದು ಹದಿಮೂರು ಪ್ರಶ್ನೆಗಳನ್ನು ಹಾಕಿ ಉಪನ್ಯಾಸವನ್ನು ಮತ್ತೆ ಬಯಸ್ತೀರಾ ಯಾತಕ್ಕಾಗಿ ಯಾವಾಗ ಎಂಥ ವಿಷಯ ಬೇಕು ಉಪನ್ಯಾಸದಲ್ಲಿ ನಿಮಗೆ ತುಂಬ ಚೆನ್ನಾಗಿ ಅರ್ಥವಾದ ಒಂದು ಉದಾಹರಣೆಯನ್ನು ಕೊಡಿ ಉಪನ್ಯಾಸದ ಅರೇಂಜ್ಮೆಂಟ್ಸ್ ಆಗಿತ್ತು ಹದಿಮೂರು ಪ್ರಶ್ನೆ ಇದು ಬ್ಯಾಕ್ ಫೀಡಿಂಗ್ ನಾವು ಮಾಡಿದ ಸರಿಯೇ ತಪ್ಪೇ ಅಂತ ಕೇಳಿ ನಿಮಗೆ ಆ ಪ್ರಶ್ನೆ ಕೇಳ್ತೀವಿ ಅಂತ ಅರ್ಥವಲ್ಲ ಆದರೆ ಹದಿಮೂರು ಪ್ರಶ್ನೆಯಲ್ಲಿ ನಾ ಹೇಳಿದ್ದೆಲ್ಲ ನಿಮಗೆ ಎಷ್ಟು ಚೆನ್ನಾಗಿ ಅರ್ಥವಾಯಿತು ಆಚರಣೆಗೆ ಹೇಗೆ ಬಂತು ಅದು ನನ್ನ ಅಕೌಂಟ್ ಅಲ್ಲ ಅದು ನಿಮ್ಮ ಅಕೌಂಟ್ ಅದು ಪಾಂಡವರು ಜೂಜಿ ಹೊರಟರು ವಿಜುರ ಕಣ್ಣೀರಿಟ್ಟ ಧರ್ಮರಾಜನ್ ನೋಡಿದ ಏನು ಒಂದ್ಸಲ ಎಲ್ಲ ಸುಟ್ಟುಕೊಂಡು ತಿರುಗಿ ಅವರು ಕರೆದ್ರೆ ಬಂದಿದ್ದೀಯಲ್ಲ ನೀನು ಎಂಥ ಬೆಪರಾಷ್ಟ್ರ ನೀನು ನಿಮ್ಮ ನಿನ್ ಜೊತೆಗಿರೋ ತಪ್ಪು ಎಂಬುದಾಗಿ ಹೇಳಿ ಕೈ ಮುಗಿದು ಕೇಳ್ತಾನೆ ಒಂದು ಕೆಲಸ ಮಾಡೋಣ ವನವಾಸಕ್ಕೆ ನೀನು ಹೇಗಾದ್ರೂ ಹೋಗಿ ನೀವು ಮಾಡಿದ ಕರ್ಮ ನಿಮ್ಮ ತಾಯಿ ಕಷ್ಟ ಸಹಿಸುವಾಗಳು ಬಿಸಿಲಿಗೆ ಒಣಗಿ ಹೋಗ್ತಾಳೆ ದಯವಿಟ್ಟು ಈ ಹದಿಮೂರು ವರ್ಷ ಕಾಲ ಅವಳ ನನ್ನ ಮನೆಯಲ್ಲಿ ಬಿಡಿಸುವುದ್ರ ಅಂತ ನೋಡಬೇಡ ನಿಮ್ಮ ತಾಯಿನ ಚೆನ್ನಾಗಿ ರಕ್ಷಣೆ ಮಾಡ್ತೇನೆ ಅಂತ ಹೇಳ್ತಾನೆ ಅದು ಹೇಳಿದ ಕೂಡಲೇ ಧರ್ಮರಾಜ ಕೋಪ ತಾನೆ ಅಲ್ಲಿನ ಮುಂದಕ್ಕೆ ಪಾಂಡವರು ಈಗ ಯಾತ್ರೆ ಹೊರಟಿದ್ದಾರೆ ಅವರು ಹೋಗುವಾಗ ಹೇಗೆ ಹೇಗೆ ಹೋದರು ಅದನ್ನೆಲ್ಲ ಕುರಿತು ಇಲ್ಲಿ ವರ್ಣನೆ ಮಾಡ್ತಾರೆ ಚಿತ್ರವನ್ನು ಕೊಡ್ತಾರೆ ಎಲ್ಲರೂ ಒಳ್ತಾ ಇದ್ದಾರೆ ಊರಿನ ಪ್ರಜೆಗಳು ಸಾವಿರ ಸಾವಿರ ಗಟ್ಟಲೆ ಬ್ರಾಹ್ಮಣರು ಧರ್ಮರಾಜನ ಜೊತೆಯಲ್ಲಿ ಹೊರಟು ಬಿಟ್ಟರು ಹಾಳು ದುರ್ಯೋಧನ ಊರು ನಮಗೆ ಬೇಡ ಅಲ್ಲಿ ಇವರು ಕೆಟ್ಟಿದ್ದಾರೆ ಕಾಂಡವವನ್ನು ಸುಟ್ಟು ಇಂದ್ರಪ್ರಸ್ಥ ನಿರ್ಮಾಣ ಮಾಡಿದವರು ಪಾಂಡವರು ದಿಗ್ವಿಜಯ ಮಾಡಿ ನಾಲ್ಕು ಕಡೆಯಿಂದ ಐಶ್ವರ್ಯ ಬೊಕ್ಕಸ ತಂದವರು ಪಾಂಡವರು ಒಳ್ಳೆ ಊರಿನಲ್ಲಿ ಸೇನಾನಿವೇಶ ಅದು ಇದು ಎಲ್ಲ ಮಾಡಿದ್ದಾರೆ ಏನು ಒಂದು ಕತ್ತಿ ಒಂದು ಆಪರೇಷನ್ ಇಲ್ಲಿದೆ ದುರ್ಯೋಧನ ಅಷ್ಟನ್ನೂ ಹೊಡೆದು ಬಿಟ್ಟ ದ್ರೌಪದಿಗಾದ ಗತಿ ಯಾರ ಮನೆಯಲ್ಲಿ ಆಗ್ತದೆಯೋ ಬೇಡ ಇವನು ಸಾವಾಸ ಬೇಡ ಅಂತ ಎಲ್ಲ ಬ್ರಾಹ್ಮಣರು ಜೊತೆಯಲ್ಲಿ ಹೊರಟಿದ್ದಾರೆ ಧರ್ಮರಾಜನ ನಂಬಿಕೊಂಡು ಬಂದವರಿಗೆ ಇವನೇ ಅನ್ನ ಹಾಕಬೇಕು ಪ್ರತಿನಿತ್ಯ ಎಂಬತ್ತು ಸಾವಿರ ಜನ ಊಟಕ್ಕೆ ಹಾಕ್ತಿದ್ದ ಧರ್ಮರಾಜ ಅಷ್ಟು ಜನಕ್ಕೆ ಊಟಕ್ಕೆ ಹಾಕಿ ಹಾಕುವುದು ಅವನಿಗೇನೂ ಗತಿ ಇಲ್ಲ ಆದರೆ ನೀ ಹಣ್ಣು ಹಂಪಲ ಏನು ತಿಂತೀಯೋ ನಾವು ಅದನ್ನೇ ತಿಂತೇವೆ ಜೊತೆಯಲ್ಲಿ ಬರ್ತೇವೆ ಅಂತ ಅಷ್ಟೂ ಜನ ಮಂಡು ಮಾಡಿ ಬರ್ತಾ ಇದ್ದಾರೆ ದ್ರೌಪದಿ ದೇವಿ ಕುಂತಿಗೆ ನಮಸ್ಕಾರ ಮಾಡ್ತಾಳೆ ತುಂಬ ಹೃದಯ ಸ್ಪರ್ಶಿ ಸನ್ನಿವೇಶ ತಾಯಿ ಹೋಗಿ ಬರ್ತೇನೆ ನೀವು ಚೆನ್ನಾಗಿರಿ ಉಸಿರು ಗಟ್ಟಿ ಹಿಡ್ಕೊಳ್ಳಿ ನಿಮ್ಮ ಮಕ್ಕಳನ್ನು ಚೆನ್ನಾಗಿ ಜೋಪಾನ ಮಾಡಿ ಬರ್ತೇನೆ ನನ್ನ ಮುಡಿಯನ್ನು ಕೂಡ ನಾನು ಕಟ್ಟುವುದಿಲ್ಲ ದುಶಾಸನ ರಕ್ತದಲ್ಲಿಯೇ ತೊಯಿಸಿ ಅವನ ಹಲ್ಲುಗಳನ್ನು ಉದುರಿಸಿ ಅದರ ಬಾಚಣಿಗೆಯಲ್ಲಿ ಬಾಚಿ ಅವನ ಕರುಳನ್ನು ಇದಕ್ಕೆ ಮುಡಿಸಲು ಹೊರತು ಭೀಮ ನಾನು ವಾಪಸ್ ಬರೋದಿಲ್ಲ ತಾಯಿ ದ್ರೌಪದಿ ದೇವ ಪ್ರತಿಜ್ಞೆ ನೀವು ಧೈರ್ಯದಿಂದಿರಿ ಎಂಬುದಾಗಿ ನಮಸ್ಕಾರ ಮಾಡ್ತಾಳೆ ಆದರೆ ಹುಟ್ಟಿದ್ದು ಒಂದೇ ಬಟ್ಟೆ ರಕ್ತಸಿಕ್ತವಾದ ಬಟ್ಟೆಯಲ್ಲಿ ರಜಸ್ವಲೆ ಹೊರಟಿದ್ದಾಳೆ ಕಾಡಿಗೆ ವರ್ಧಮಾನವೆಂಬುದಾಗಿ ಮಹಾದ್ವಾರದ ಹೆಸರು ಇಂದ್ರಪ್ರಸ್ಥದ ಕೋಟೆಯ ಮಹಾದ್ವಾರಕ್ಕೆ ಪೂರ್ವಾಭಿಮುಖವಾದ ಕೋಟೆಗೆ ವರ್ಧಮಾನ ಎಂಬುದಾಗಿ ಹೆಸರು ಮೈಸೂರಿನ ಅರಮನೆಯಲ್ಲಿ ಉತ್ತರಕ್ಕೆ ಎರಡು ಬಾಗಿಲು ಪೂರ್ವಕ್ಕೆ ಪಶ್ಚಿಮಕ್ಕೆ ದಕ್ಷಿಣಕ್ಕೆ ಮೂರು ಬಾಗಿಲು ನಾಲ್ಕು ಬಾಗಿಲಿಗೆ ನಾಲ್ಕು ಹೆಸರು ಒಂದು ಬಲರಾಮ ಅಂತ ಹೆಸರಿಟ್ಟಿದ್ದಾರೆ ಜಂಬೂ ಸವಾರಿ ಬರತಕ್ಕ ಬಾಗಿಲು ಹಳೆ ಕಾಲದಲ್ಲಿ ಒಂದೊಂದಕ್ಕೆ ಒಂದೊಂದು ಹೆಸರಿಡ್ತಿದ್ರು ಹಾಗಂತ ನೀವು ಮನೆಯಲ್ಲಿ ಬೆಡ್ರೂಮಿಗೆ ಬಾತ್ರೂಮಿಗೆ ಒಂದೊಂದು ರೂಮ್ ಬಾಗಿಲಿಗೆ ಒಂದೊಂದು ಹೆಸರು ಇಡಬೇಕು ಅಂತಲ್ಲ ಮಹಾರಾಜರು ಯಾತ್ರೆ ಹೊರಡಬೇಕು ಮಾಡಿದ್ದು ಕುಂತಿ ಅನೇಕ ಬುದ್ಧಿವಾದಗಳನ್ನು ಹೇಳ್ತಾಳೆ ಅಯ್ಯೋ ಕಸ್ಯಾಪಧ್ಯಾನ ಸಂಚೇನಂ ಯಾ ಪಶ್ಯಾಮಿ ನೈವತತಿ ತಮಃ ಅಂದರೆ ಇದು ಎಂಬತ್ತ ಒಂಬತ್ತನೇ ಎಪ್ಪತ್ತೊಂಬತ್ತನೇ ಅಧ್ಯಾಯದಲ್ಲಿ ಶ್ಲೋಕ ಹದಿನೈದನೇದು ಯಾರ ಶಾಪನೋ ಏನು ಕಥೆಯೋ ನನ್ನ ಮಕ್ಕಳು ಕಾಡಲ್ಲಿ ಸುಮ್ಮನೆ ಇದ್ದವರಿಗೆ ಆ ಊರು ಕರ್ಕೊಂಡ್ಬಂದರು ಊರಿಗೆ ಬೇಡ ಅಂದೆ ಬ್ರಾಹ್ಮಣರು ಮಾಡಿದ ಕೆಲಸ ಅಲ್ಲಿ ಬಂದ್ರೆ ಇಲ್ಲೂ ಬಾಳ್ಕೊಡ್ಲಿಲ್ಲ ಇದು ಧಿಯ ಪಶ್ಯಾಮಿನೈವತತಿ ಸ್ಯಾತ್ತು ಮದ್ಭಾಗ್ಯ ದೋಷೋಯಂ ನನ್ನ ಭಾಗ್ಯದೋಷ ಕೆಟ್ಟ ಹೊಟ್ಟೆಯಲ್ಲಿ ಹುಟ್ಟಿದ್ದಾರೆ ಮಕ್ಕಳು ಯಾಹಂ ಜೀ ಜನಂ ನಿಮ್ಮನ್ನು ಹಡೆದಲ್ಲ ನಾನು ದೇವಪುತ್ರರಾಗಿ ಹಡೆದು ನೀವು ಹೀಗಾಗಿದೆಯಲ್ಲ ನಾನೇನು ಮಾಡಲಿ ಏನು ಮಾಡಲಿ ಅಂತ ತುಂಬ ದುಃಖ ಪಡ್ತಾಳೆ ಮನೆ ಮನೆಯಲ್ಲಿ ತತಃ ಪ್ರಾಸಾದ ಸಂಸ್ಥಾಸು ಸಮಂತಾದ್ವೈ ಗೃಹೇ ಗೃಹೇ ಅದಕ್ಕೆ ಒಂದೊಂದು ಮನೆಯಲ್ಲಿ ಸ್ತ್ರೀಯರು ಗೊಳೋ ಅಂತ ಅಳ್ತಾ ಇದ್ದಾರೆ ಮನೆಯಲ್ಲಿ ಯಾರೋ ಹೋಗ್ಬಿಟ್ರು ಅನ್ನೋ ಹಾಗೆ ಅಯ್ಯೋ ಪಾಂಡವರು ಕಾಲಿಗೆ ಹೋಗ್ಬಿಟ್ರು ನಾವಿಲ್ಲಿ ಹಾಗಿರುವುದು ರುರುದುಹು ಸುಸ್ವರಂ ಸಾರ್ಧ ಸರ್ವಾ ವಿನಿಂದಂತ್ಯ ಕುರುವನ್ ವೃಷಂ ಭೀಷ್ಮನಿಗೆ ಧಿಕ್ಕಾರವಿರಲಿ ಧೃತರಾಷ್ಟ್ರನ ಧಿಕ್ಕಾರವಿರಲಿ ದುರ್ಯೋಧನ ಧಿಕ್ಕಾರವಿರಲಿ ಕರ್ಣನಿಗೆ ಧಿಕ್ಕಾರವಿರಲಿ ಎಂಬುದಾಗಿ ಬೈತಾ ಇದ್ದಾರೆ ಸಾಮಾನ್ಯ ಜನ they are not able to prevent the turn of political events ಇವತ್ತು ನಮ್ಮ ನಿಮ್ಮ ಸ್ಥಿತಿ ಇದೆ ನಿಮ್ಮ ಕೈಯಲ್ಲಿ ಓಟ್ ಹಾಕುವ ಶಕ್ತಿಯನ್ನು ಕೊಟ್ಟಿದ್ದಾನೆ ದೇವರು ಆದರೆ ರಾಜಕಾರಣಿಗಳಿಗೆ ನಿಮ್ಮ ಅನ್ನು ಕೊಂಡುಕೊಳ್ಳುವ ಶಕ್ತಿಯನ್ನು ಕೊಟ್ಟಿದ್ದಾನೆ ಒಂದು ಬಾಟ್ಲಿ ಮದ್ಯ ಒಂದು ಸೀರೆ ಒಂದು ಪಂಚೆ ಬಹಳ ಅಂದ್ರೆ ಒಂದು ಟಿವಿ ಎರಡು ರೂಪಾಯಿ ಕಿಲೋಗಕ್ಕಿ ಇದು ಕೊಟ್ಟು ಸರ್ವನಾಶವನ್ನ ಜನ ನಿಮ್ಮನ್ನು ಹಾಳು ಮಾಡಬೇಕು ಅಂತ ಉದ್ದೇಶವಿದೆ ದಯವಿಟ್ಟು ಓಟ್ ಹಾಕಿ ಅಂದರೆ ಅವರಿಗೆ ಓಟ್ ಹಾಕ್ತಾರೆ ತಮಿಳುನಾಡಿನಂತಹ ಭ್ರಷ್ಟ ಜನಗಳು ಬುದ್ಧಿ ಇಲ್ಲದೆ ಜನಗಳು ಮೋಸ್ಟ್ ಇಮೋಷನಲ್ ಪೀಪಲ್ ಯಾವನೋ ಸತ್ತ ಅಂದ್ರೆ ಸುಟ್ಟುಕೊಂಡು ಸುಟ್ಟುಕೊಂಡು ಸಾಯ್ತಾರೆ ನೋಡಿದ್ದೀರಿ ಅಣ್ಣೋದರೆ ಹೋದಾಗ ಎಂ ಜಿ ಆರ್ ಹೋದಾಗ ನೋಡಿದ್ದೀರಿ ಅವನು ಹೋದವ್ರ ಜೊತೆಗೆ ಇವರು ಹೋದ್ರೆ ಏನು ಲಾಭವಾಗಿ ಯೋಚನೆ ಮಾಡೋದಿಲ್ಲ ನಮ್ಮಲ್ಲಿಯೂ ಅಂಥ ಜನ ಉಂಟು ಯಾಕೆ ಸಾವಿರ ಸಾವಿರ ವರ್ಷದ ಗುಲಾಮಗಿರಿಯಲ್ಲಿ ಸ್ವಂತ ಪುರುಷಾರ್ಥ ಚಿಂತನೆಯನ್ನೇ ಮಾಡದೇ ಇರುವಂತಹ ಜನಗಳಿಗೆ ಏನು ರಾಮಾಯಣ ಹೇಳಿದ ಪ್ರಯೋಜನ ಮಹಾಭಾರತ ಎಲ್ಲ ನನಗೆ ಬಂದದ್ದೇನು ಲಾಭ even a worm will think ಒಂದು ಇರುವೆಗೆ ಸುತ್ತ ನೀವು ನೀರು ಕಟ್ಟೆ ಕಟ್ಟಿದ್ರೆ ಎಲ್ಲಿ ನೀರು ಕಡಿಮೆ ಇರ್ತದೆ ಯಾವ ಕಡೆ ಪಾರಾಗಬೇಕು ಅಂತ ಇರುವೆ ಕೂಡ ಯೋಚನೆ ಮಾಡ್ತದೆ ಬೆಕ್ಕು ಕೂಡ ಆಪತ್ಕಾಲದಲ್ಲಿ ಯೋಚನೆ ಮಾಡ್ತದೆ ಪ್ರಾಣಿಗಳಿಗಿಂತ ಕಡೆಯಾಗಿ ಬಾಳ್ತಾ ಇದ್ದೇವೆ ಭಾರತ ದೇಶದಲ್ಲಿ ಗುಲಾಮಗಿರಿಯಲ್ಲಿ ನಮ್ಮನ್ನು ರಕ್ಷಣೆ ಮಾಡೋರು ಯಾರು ಭಕ್ಷಣೆ ಮಾಡೋರು ಯಾರು ತಿಳುವಳಿಕೆ ಇಲ್ಲ ಆದ್ದರಿಂದ ಯಾತಿ ಹೀಗಾಯಿತು ಯಾತಿ ಹೀಗಾಯಿತು ಪ್ರತಿಯೊಬ್ಬರು ಅಂದರೆ people are always helpless whether in America or in India in either country ಸಾಮಾನ್ಯ ಜನರಿಗೆ ರಾಷ್ಟ್ರದ ಸ್ಥಿತಿಗತಿಗಳನ್ನು ರಾಜಕೀಯದಲ್ಲಿ ತಿರುಗಿಸುವ ಶಕ್ತಿ ಥಿಯರಿಟಿಕಲಿ ಇರ್ತದೆ ಪ್ರಾಕ್ಟಿಕಲಿ ಇರೋದಿಲ್ಲ ಮಾಡೋದಿಲ್ಲ ಪ್ರಾಕ್ಟಿಕಲಿ ಯಾಕಿಲ್ಲ ಪ್ರಾಕ್ಟಿಕಲಿ ತಲೆಯೇ ಇರೋದಿಲ್ಲ ಇದೀಗ ನಡೆಯಿತು ಅಲ್ಲಿಂದ ಮುಂದಕ್ಕೆ ಇವರು ಪಾಂಡವರೆಲ್ಲ ಹೊರಟ ಮೇಲೆ ಆ ಊರೆಷ್ಟು ಶೂನ್ಯವಾಯಿತು ಹಸ್ತಿನಾವತಿ ಇದು ಕೊನೆ ಘಟ್ಟದಲ್ಲಿ ಎರಡು ಇಂಪಾರ್ಟೆಂಟ್ ಘಟ್ಟಗಳನ್ನು ಹೇಳಿ ನಿಲ್ಲಿಸ್ಕೊಳ್ತೇನೆ ವಿದುರ ಒಂದು ಕಡೆ ಬೆಪ್ಪಾಗಿ ನಿಂತಿದ್ದಾನೆ ಭೂತ ಒಳಿದವನಂತೆ ಧೃತರಾಷ್ಟ್ರ ಕಣ್ಣು ಪಿಳ್ಪಿಳಿಸ್ತಾ ಇದ್ದಾನೆ ನಿದ್ದೆ ಬರಲಿಲ್ಲ ಅವನಿಗೆ ನಿದ್ದೆ ಬರುವವನಿಗೆ ಕಣ್ಣಿದೆಯೇ ಕಣ್ಣಿಲ್ಲವೇ ಅಂತ ಪ್ರಶ್ನೆ ಇಲ್ಲ ಒಳಗಿನ ಕಣ್ಣಿದೆಯೇ ಇಲ್ಲವೇ ಅಂತ ಪ್ರಶ್ನೆ ಹೊರಗಿನ ಕಣ್ಣು ಹೋಗಿದ್ರೂ ನಿದ್ದೆ ಬರ್ತದೆ ಅವರಿಗೇನು ಕಣ್ಣಿದ್ರೂ ನಿದ್ದೆ ಬರೋದಿಲ್ಲ ಕೆಲವರಿಗೆ ಆ ನಿದ್ದೆಗೆ ಬೇಕಾದ ವಿಷಯ ಬೇರೆ ನನ್ನ ಕರಿಯಿಂದ ಅಂದರೆ ಕಾಡು ಹರಟೆ ಪ್ರಜಾಗರ ಪರ್ವ ಉದ್ಯೋಗಪುರದಲ್ಲಿನ ಕಾಡ್ತೀನಿ ಮುಂದೆ ನಿದ್ದೆ ಬರಲಿಲ್ಲ ನನ್ನ ಕರಿ ವಿದುರ ಬಂದ ಏನ್ ಮಹಾರಾಜ ಏನಾಗಬೇಕು ಏನಿಲ್ಲ ಪಾಂಡವರು ಕಾಡಿಗೆ ಹೋದ್ರಲ್ಲ ಹೇಗೆ ಹೋದರು ಏನ್ ಪ್ರಶ್ನೆ ಇದು ಎದುರಿಗೆ ಸಿಕ್ಕಿದ್ದೆರಡು ಬಿಗಿದು ಬಿಡ್ತಿದ್ದೆ ನೋಡಿ ನಾನು ಕೌರವರಿಗಿಂತ ಕೆಟ್ಟ ತಲೆ ಪಾಂಡವರು ಹೇಗೆ ಹೋದ್ರು ನಾನು ಬೈಕೊಂಡು ಹೋದ್ರೆ ಅಂತ ಕೇಳ್ತಾನೆ ಇನ್ನೇನು ಶ್ಲಾಘನೆ ಮಾಡ್ತಾ ಹೋಗ್ತಾರೆ ಏನು ಮಾಡಿದ್ದಕ್ಕೆ ಧೃತರಾಷ್ಟ್ರನಿಗೆ ಜಯವಾಗಲಿ ಘೋಷಣೆ ಹಾಕ್ತಾ ಹೋಗ್ತಾರೆ ಏನು ಪಾಂಡವರು ಅವ್ರು ಹೇಗಯ್ಯ ಹೋದರು ವಿವಿಧರ ಉತ್ತರವನ್ನು ಹೇಳ್ತಾನೆ ಎಂಬತ್ತನೇ ಅಧ್ಯಾಯ ನಾಲ್ಕನೇ ಶ್ಲೋಕದಿಂದ ವಸ್ತ್ರೇಣ ಸಂವೃತ್ಯ ಮುಖಂ ಕುಂತಿ ಪುತ್ರೋ ಯುಧಿಷ್ಠಿರ ಮುಖವನ್ನು ವಸ್ತ್ರದಿಂದ ಮುಚ್ಚಿಕೊಂಡು ಹೋದನಂತೆ ಹೀಗೆ ಧರ್ಮರಾಜ ಅವನು ಮೊದಲು ಹೊರಟ ಪಾಂಡವರ ಇವರಲ್ಲಿ ವಸ್ತ್ರೇಣ ಸಂವೃತ್ಯ ಮುಖಂ ಕುಂತಿ ಪುತ್ರೋ ಯುಧಿಷ್ಠಿರ ಬಾಹೋ ವಿಶಾಲೋ ಸಂಪಶ್ಯನ್ ಭೀಮೋ ಗಚ್ಚತಿ ಪಾಂಡವ ದೊಡ್ಡದಾದ ತೋಳುಗಳನ್ನು ಮರದ ಕೊಂಬೆಯಂತೆ ಇರುವ ತೋಳುಗಳನ್ನು ನೋಡ್ತಾ ನೋಡ್ತಾ ನೋಡ್ತಾ ಭೀಮಸೇನ ಹೊರಟಿದ್ದಾನೆ ಸಿಕತಾ ವಪನ್ ಸವ್ಯಸಾಚಿ ರಾಜಾನಮನು ಗಚ್ಚತಿ ಕೈಯಲ್ಲಿ ಒಂದು ದೊಡ್ಡ ಮಣ್ಣಿನ ಪಾತ್ರೆಯಲ್ಲಿ ಮರಳನ್ನ ಉಸುಕನ್ನು ತುಂಬಿಕೊಂಡು ಅರ್ಜುನ ಈ ಕಡೆಗೆ ಆ ಕಡೆಗೆ ಆ ಮರಳು ಕಣಗಳನ್ನು ಎರಿಸ್ತಾ ಹೋಗ್ತಾ ಇದ್ದಾನೆ ಮಾದ್ರಿ ಪುತ್ರ ಸಹದೇವ ಮಾಲಿಗ್ಯ ಆಲಿಪ್ಯ ಗಚ್ಚತಿ ಮುಖಕ್ಕೆ ಮಣ್ಣನ್ನು ಬಳಿದುಕೊಂಡು ಯಾರೂ ನೋಡದೇ ಇರಲಿ ನೋಡಿದ್ರೆ ಗೊತ್ತಾಗದೇ ಇರಲಿ ಅಂತ ಮಾದ್ರಿ ಪುತ್ರ ಸಹದೇವ ಹೋಗ್ತಾ ಇದ್ದಾನೆ ಪಾಂಸೋಪಲಿಪ್ತ ಸರ್ವಾಂಗ ನಕುಲಃ ಚಿತ್ತ ವಿಕ್ವಲ ಮೈಯಲ್ನ ಕೆಸರನ್ನು ಬಳಿದುಕೊಂಡು ಈ ಕೆಲವೊಂದು ಉತ್ಸವದಲ್ಲಿ ಕಾಮನ ಹಬ್ಬದಲ್ಲಿ ಮೊಹರ ಮೊಹರಂನಲ್ಲಿ ಮಾಡ್ತಾರೆ ಕೆಲವರು ಮೈಯೆಲ್ಲ ಮಣ್ಣ ಬಳ್ಕೊಳ್ಳೋದು ಮಣ್ಣು ಬಳ್ಕೊಳ್ಳೋದು ಆ ರೀತಿಯಲ್ಲಿ ನಕುಲ ಮೈಗೆಲ್ಲ ಮಣ್ಣು ಬಳ್ಕೊಂಡು ಹೊರಟಿದ್ದಾನೆ ದ್ರೌಪದಿ ಹೇಗೆ ಹೋದ್ಲು ಆ ದ್ರೌಪದಿ ಕೃಷ್ಣಾತು ಕೇಶೈ ಪ್ರಚ್ಛಾದ್ಯ ಹಿಂದಿನ ಜಡೆ ಬಿಚ್ಚೋಗಿದೆ ನೀಳ ಕೇಶಿ ಆ ತಲೆಗೂದನೆಲ್ಲ ಮುಖದ ಮೇಲೆ ಹಾಕೊಂಡು ಅಕ್ಕಮಹಾದೇವಿಯಂತೆ ಕೇಶಯ ಪ್ರಚಾದ್ಯ ಮುಖಮ ಹಿತಲೋಚನ ದರ್ಶನೀಯ ಪ್ರರುದತಿ ಬರೀ ರುದತಿ ಅಲ್ಲ ಅಯ್ಯೋ ಅಂತ ಬಿಕ್ಕಿ ಬಿಕ್ಕಿ ಅಳ್ತಾ ಇದ್ದಾಳೆ ಹೊಟ್ಟೆ ಬಡಿದುಕೊಳ್ತಾ ಇದ್ದಾಳೆ ಸಂಕಟ ತಾಳೋಕ್ಕಾಗ್ತಾ ಇಲ್ಲ ದ್ರೌಪದಿ ಹೇಳ್ತಾ ಹೇಳ್ತಾ ರಾಜ ರಾಜಾನವನು ಗಚ್ಚತಿ ಧರ್ಮರಾಜ ಹಿಂದೆ ಹೋಗ್ತಾ ಇದ್ದಾಳೆ ಇವರೆಲ್ಲರಿಗಿಂತ ಮುಂದೆ ಧೌಮ್ಯರು ಹೋಗ್ತಾ ಇದ್ದಾರೆ ಪುರೋಹಿತರು ಪಾಂಡವರಿಗೆ ಧೌಮ್ಯೋ ರೌದ್ರಾಣಿ ಸಾಮಾನಿ ಸಾಮವೇದದಲ್ಲಿ ಕೆಲವು ರುದ್ರ ಸೂಕ್ತಗಳು ಬರ್ತವೆ ಅಪರಕ್ರಿಯೆಯಲ್ಲಿ ಉಪಯೋಗ ಮಾಡುವ ಮಂತ್ರಗಳು ಸಾಮಾನಿ ರೌದ್ರಾಣಿ ಯಾಮ್ಯಾನಿ ಯಮನ ವಿಷಯದ ಮಂತ್ರಗಳು ಅದನ್ನು ಹೇಳ್ತಾ ಹೋಗಿ ಗಾಯನ್ ಗಚ್ಚತಿ ಮಾರ್ಗೇಶು ಕುಶಾನಾದಾಯ ಪಾಣಿನ ಬಲಗೈಯಲ್ಲಿ ದಡವೆ ಹಿಡ್ಕೊಂಡು ಮಂತ್ರಗಳನ್ನು ಯಮಸೂಕ್ತ ಹೇಳ್ತಾ ಹೋಗ್ತಿದ್ದಾರೆ ಗೌಮ್ಯರು ಕೇಳಿದ್ರೆ ಕಥೆಯನ್ನ ಟಿವಿನಲ್ಲಿ ತೋರಿಸೋದಿಲ್ಲ ಇದು ಈ ಟಿವಿಯಿಂದ ತೋರಿಸ್ತಾ ಇದ್ದೇವೆ ಆ ಅಲ್ಲ ಇದು ಈ ಟಿವಿ ಹೃದಯದ ಟಿವಿ ಇದು ಅಲ್ಲ ವ್ಯಾಸರು ಬರೆದ ಮೇಲೆ ಯಾವ ಚಿತ್ರ ಮಾಡೋಕ್ಕಾಗತ್ತೆ ಇದನ್ನು ಕೇಳಿದ ಧೃತರಾಷ್ಟ್ರ ಹೀಗೆ ಕೂತಿದ್ದವನೇ ನಿಂತ ಏ ವಿಧುರ ಯಾಕೋ ಹೀಗೆ ಮಾಡ್ತಾ ಇದ್ದಾರೆ ಪಾಂಡವರು ಬುದ್ಧಿಭ್ರಮಣಿ ಅವರಿಗೆ ಭ್ರಮಣೆ ನಿನಗೆ ದೊರೆಯೇ ಎಂದ ಪಾಂಡವರು ಯಾಕೆ ಮಾಡ್ತಿದ್ದಾರೆ ಪಿತೆ ಪುತ್ರೈ ಹೃದಯ ರಾಜ್ಯೇ ಧನೇಶ ಇಷ್ಟೊಂದು ವಂಚನೆಯೊಳಗಾಗಿ ಸರ್ವಸ್ವವನ್ನು ಕಳ್ಕೊಂಡು ಹೆಂಡತಿ ಮಾರಕ್ಕೆ ಕೈ ಹೆಕ್ಕಿದ್ದನ್ನು ನೋಡಿಕೊಂಡು ಹೇಳಿಯಂತೆ ಸಹನೆ ಮಾಡುವ ಈ ಧರ್ಮರಾಜ ಇವತ್ತು ಮುಖವನ್ಯಾಕೆ ಮುಚ್ಚಿದ್ದಾನೆ ಅಂದ್ರೆ ಮುಖದ ಮೇಲೆ ಬಟ್ಟೆ ತೆಗೆದು ಹೀಗೆ ಹಿಂತಿರುಗಿ ನೋಡಿ ಕಣ್ಣಿಂದ ನೋಡಿದ್ರೆ ಸುಟ್ಟು ಹೋಗ್ತಿತ್ತು ನಿನ್ನ ಊರು ಅವನು ಧರ್ಮಪ್ರಭು ಆದ್ದರಿಂದ ಊರನ್ನು ಸುಡಬಾರದು ಅಂತ ಮುಖ ಮುಚ್ಚಿಕೊಂಡು ಹೋಗ್ತಿದ್ದಾನೆ ನ ಧರ್ಮಾಚಲತೆ ಬುದ್ಧಿ ಧರ್ಮರಾಜಸ್ಯ ಧೀಮತಃ ಯೋಸೌ ರಾಜ ಘೃಣಿ ನಿತ್ಯಂ ರಾಷ್ಟ್ರರಾಷ್ಟ್ರೇಶು ಭಾರತ ಘೃಣಿ ಕರುಣೆ ಎಷ್ಟು ಕರುಣೆ ಅಂದ್ರೆ ತಪ್ಪು ಮಾಡಿದವರಿಗೂ ರಾಮನಿಗಿಂತ ಹೆಚ್ಚು ಕರುಣೆ ತೋರಿಸೋನು ನಾಹಂ ಜನಂ ನಿರ್ದಹೇಯಂ ದೃಷ್ಟ ಘೋರೇಣ ಚಕ್ಷುಷ ಜನರನ್ನು ಘೋರ ಕಣ್ಣಿಂದ ನೋಡಿ ನಿರ್ಧರಿಸೋದು ಬೇಡ ಅಂತ ಹೋಗ್ತಿದ್ದಾನೆ ಎರಡನೇ ನ್ಯಾತಕ್ಕೆ ಭೀಮಾ ತೋಳು ನೋಡ್ಕೊಂಡು ಹೋದ ಅಂದ್ರೆ ಬರಲಿ ಬರಲಿ ಹದಿಮೂರು ವರ್ಷ ಆಗಲಿ ಈ ತೋಳಿ ಕೆಲಸ ಕೊಡ್ತೇನೆ ದುರ್ಯೋಧನನ್ನು ಭಂಗಿಸ್ತೇನೆ ಗದೆಯಿಂದ ಒಡೆಯುತ್ತೇನೆ ನೂರು ಕೌರವರನ್ನು ಕೊಲ್ತೇನೆ ಅಲ್ಲಿ ತನಕ ಶಕ್ತಿ ವೃದ್ಧಿ ಮಾಡ್ತೇನೆ ಅಂತ ಜನಗಳಿಗೆ ಆಶ್ವಾಸನೆ ಕೊಡ್ತಿದ್ದಾನೆ wait for thirteen years you will see what my arms are made for ದೇವರು ಯಾತಕ್ಕೆ ಕೊಟ್ಟ ಅಂತ ತೋರಿಸ್ತಾ ಜನಗಳಿಗೆ ಹೋಗ್ತಾ ಇದ್ದಾನೆ ಅಯ್ಯೋ ಈಗ ಆಗ್ತದೆಯೇ ಅಂತೂ ಪ್ರತಿಜ್ಞೆ ಮಾಡ್ತಾರೆಯೇ ಅದನ್ನ ನಡೆಸೋದಿ ನಡೆಸದೆ ಹೋಗೋದಿಲ್ಲವೇ ಅಯ್ಯ ಇಷ್ಟೆಲ್ಲ ಅವಮಾನ ಮಾಡಿಸ್ಕೊಂಡು ಪ್ರತಿಜ್ಞೆ ಮಾಡಬೇಡ ಅಂತ ಹೇಗೆ ಮಾಡ್ತಾರೆ ಮಾಡಿದ್ದಾರೆ ಧರ್ಮಾತ್ಮರು ಬೀಳ್ತಾರೆ ಅವರು ಅದು ಸರಿ ಇವನು ಯಾತಕ್ಕೆ ಮರಳು ಕಾಳನ್ನು ಎರಿತಾ ಹೋಗಬೇಕಿವನು ಯಾರು ಸತ್ರೆ ಕಡಲೆಪುರಿ ಹರಿಸ್ತಾರೆ ದುಡ್ಡು ಕಾಸು ಎರಿತಾರೆ ಹೂವಿನ ದಳಗಳನ್ನು ಎರಿತಾರೆ ದಿವಸ ನೋಡ್ತೇವೆ ಬೆಂಗಳೂರು ರಸ್ತೆಯಲ್ಲಿ ಹರಿಶ್ಚಂದ್ರ ಘಾಟ್ ತುಂಬ ರಸ್ತೆಯಲ್ಲಿ ಬರೀ ಎರಿತಾ ಇರ್ತಾರೆ ಹೆಣಗಳ ಮೇಲೆ ಹೆಣಗಳ ಮೇಲೆ ಅದಕ್ಕೆ ಕರೀತಾರೆ ಅಂದರೆ ಸತ್ತವನು ಎದ್ದು ಬರದೇ ಇರಲಿ ನಮ್ಮನ್ನು ಕಾಪಾಡಲಿ ಸುಖವಾಗಿ ಹೋಗಲಿ ಎಂಬುದಾಗಿ ಬದುಕಿರುವಾಗ ಗೌರವ ಕೊಡದೇ ಇದ್ರು ಸತ್ತವರಿಗೆ ಗೌರವವನ್ನು ಕೊಡಬೇಕು ಅಂತ ಒಂದು ಪದ್ಧತಿ ತೊಂದರೆ ಮಾಡ್ತಾನೆ ಆದ್ದರಿಂದ ಇವ್ ಇವನು ಯಾತಕ್ಕೆ ಮರಳಿರ್ತಾ ಇದ್ದಾನೆ ಅಂದ್ರೆ ಹದಿಮೂರು ವರ್ಷ ಕಳೆದ ಮೇಲೆ ಈ ಮರಳನ್ನು ಹೇಗೆ ಸುಲಭವಾಗಿ ಎರಿತಾನೆಯೋ ಹಾಗೆ ಬಾಣಗಳಿಂದ ಹಸ್ತಿನಾಪುರವನ್ನು ಧ್ವಂಸ ಮಾಡ್ತೇನೆ ಶತ್ರುಪಕ್ಷವನ್ನು ಧ್ವಂಸ ಮಾಡ್ತೇನೆ ಇದು ಅರ್ಜುನನ ಉದ್ದೇಶ ಶರ ಸಂಪಾತಾನ್ ಕುಂತಿ ಪುತ್ರೋ ಅರ್ಜುನ ಸದಾ ಸಿಕತಾ ವಯನ್ನೇ ವಪನ್ನೇ ಅಲ್ಲಿಂದ ಮುಂದಕ್ಕೆ ಸಹದೇವ ಮುಖವನ್ಯಾತಕ್ಕೆ ನಾಸೌ ಸಹದೇವೋ ಗಚ್ಚತಿ ನಮೇ ಕಶ್ಚಿತ್ ವಿಜಾನೀಯಾತೆ ಮುಖ ಮಧ್ಯೇತಿ ಭಾರತ ನನ್ನ ಮುಖವನ್ನು ಯಾರೂ ನೋಡೋದು ಬೇಡ ಅಂತ ಸಹದೇವನಿಗೆ ಯಾಕೆ ಅವನಿಗೆ ಭವಿಷ್ಯ ಜ್ಞಾನ ಚೆನ್ನಾಗಿತ್ತು ಅವನ ಮುಖದಲ್ಲಿ ಮುಂದೆ ಏನಾಗ್ತದೆ ಅಂತ ಸ್ಪಷ್ಟವಾಗಿ ರೀಡಿಂಗ್ ಕಾಣಿಸ್ತಾ ಇತ್ತು ಮುಂದೆ ಯಾರು ನೋಡಿಬಿಟ್ರೆ ಏನಾಗುತ್ತೆ ಅಂತ ತಿಳ್ಕೊಂಡು ಎಲ್ಲಿ ಹೆದರಿ ಸಾಯ್ತಾರೆಯೋ ಎಂಬುದಾಗಿ ಮುಖವನ್ನು ಮಣ್ಣಿನಿಂದ ಮುಚ್ಚಿಕೊಂಡಿದ್ದಾನೆ ಮತ್ತೆ ನಕುಲ ಯಾತಕ ಮೈಗೆಲ್ಲ ಬೆಳ್ಕೊಂಡಿದ್ದಾನೆ ಪಂಚಪಾಂಡವರಲ್ಲಿ ಅತ್ಯಂತ ಸ್ಫುರದ್ರೂಪಿ ತುಂಬ ಸುಂದರನಾದವನು ತಾಯಿಯಂತೆ ನಕುಲನಾದ್ದರಿಂದ ಅವನು ಕಾಡಿ ಹೋಗುವಾಗ ಊರಿನ ಸ್ತ್ರೀಯರೆಲ್ಲ ಅವನ ಹಿಂದೆ ಹೋಗದೇ ಇರಲಿ ಎಂಬುದಾಗಿ ಮಣ್ಣನ್ನು ಬಳಕೊಂಡು ಹೊರಟಿದ್ದಾನೆ ಮತ್ತೆ ದ್ರೌಪದಿ ಯಾತಕ್ಕೆ ತಲೆ ಬಿಚ್ಚಿಕೊಂಡಿದ್ದಾಳೆ ಅಂದ್ರೆ ಈ ಕೌರವರ ಪತ್ನಿಯರೆಲ್ಲ ನನ್ನಂತೆ ಇವತ್ತು ನಾನು ಅಳುವಂತೆ ಮುಂದೆ ಹದಿಮೂರು ವರ್ಷದ ನಂತರ ತಲೆ ಬಿಚ್ಚಿಕೊಂಡು ಗಂಡ ಹೋದ ಅಂತ ಹೊಟ್ಟೆ ಬಡಿಕೊಂಡು ದುಃಖ ಪಡಲಿ ಪ್ರತಿಜ್ಞೆ ಪೂರೈಸ್ತೇನೆ ಅಂತ ಇವರೈಬರು ಹೀಗೆ ಹೊರಟಿದ್ದಾರೆ ಅಯ್ಯೋ ಧೃತರಾಷ್ಟ್ರ ಇದನ್ನು ಏನು ಮಾಡಬೇಕು ಏನು ಮಾಡಬೇಕು ಪಾಂಡವರನ್ನು ಕರಿಬೇಕು ಮೊದಲನೇದು ಎರಡನೇದು ದುರ್ಯೋಧನ ಗಡಿ ಪಾರು ಮಾಡಬೇಕು ಮೂರನೇದು ಧರ್ಮರಾಜನಿಗೆ ಅರ್ಧ ರಾಜ್ಯ ಕೊಟ್ಟಿದ್ದೆಲ್ಲ ಅಲ್ಲ ನಿನ್ನ ಮಗನ ರಾಜ್ಯವನ್ನೂ ಸೇರಿಸಿ ಮುಂದಕ್ಕೆ ಅವನೇ ಉತ್ತರಾಧಿಕಾರಿ ಅಂತ ಘೋಷಣೆ ಮಾಡಬೇಕು ನಾಲ್ಕನೇದು ಸಭೆಯಲ್ಲಿ ದುಶಾಸನ ತಪ್ಪಾಯಿತು ಅಂತ ದ್ರೌಪದಿ ಹೇಳಬೇಕು ಇದನ್ನು ಕೇಳಿದ ಬಹಳ ಕೋಪ ಬಂತು ಅಲ್ಲಿ ತನಕ ಬಾರೋ ಅಂತ ತಾನೇ ಕರೆಸಿ ಅದು ಮಾತನಾಡಿದ ಮೇಲೆ ಲೇ ವಿದುರ ಎಷ್ಟಾದರೂ ದಾಸಿ ಪುತ್ರ ನೀನು ಯಾವತ್ತೂ ನನಗೆ ಅಹಿತವನ್ನೇ ಹೇಳ್ತೀಯೇ ಮಕ್ಕಳನ್ನು ಬಿಟ್ಬಿಡು ಬಿಟ್ಬಿಡು ಅಂತ ಹೇಳ್ತೀಯೇ ನೀ ಪಾಂಡವರಿಗೆ ಒಳ್ಳೆಯದನ್ನು ಮಾಡ್ತಕ್ಕವನು ನಿನ್ನ ಗಡಿ ಪಾರು ಮಾಡಿದ್ದೇನೆ ಎಲ್ಲಿಗಾದ್ರೂ ಹೋಗು ಗೆಟ್ ಔಟ್ ಬಿಟ್ಟ ಇದನ್ನು ಏನು ಗತಿ ಬಂತು ನೋಡಿ how a prime minister was dismissed ಇಲ್ಲಿ ನಮ್ಮ ಕಾನ್ಸ್ಟಿಟ್ಯೂಷನ್ ಒಂದು ಮಾಡಿದ್ದಾರೆ the governor holds office in the pressure of the president ಅಂತ ಎಷ್ಟು ಮಿಸ್ಚುವಸ್ ಕ್ಲಾಸ್ ನೋಡಿ ಗವರ್ನರ್ ಅಧಿಕಾರ ಇರುವುದು ಇದು ಇಲ್ಲಿ ಅಸೆಂಬ್ಲಿ ಅದು ಇದು ಓಟ್ ಇಲ್ಲ ಅಥವಾ ಪಾರ್ಲಿಮೆಂಟು ಅಲ್ಲ ಗವರ್ನರ್ ಇರಬೇಕು ಅಂತ ಮನಸ್ಸಿಗೆ ಬಂತು ರಾಷ್ಟ್ರಪತಿಗಳು ಎಸ್ ಅಂತಾರೆ ಗವರ್ನರ್ ಬೇಡ ಅಂದ್ರೆ ತೆಗೀತಾರೆ ಸಂಜೀವ್ ರೆಡ್ಡಿ ಅವರಿಗೆ ತಮಿಳುನಾಡಿಗೆ ವಿಸಿಟ್ ಕೊಟ್ಟರು ಮೋಹನ್ ದಾಸ್ ಪಟ್ವಾರಿ ಅಂತ ಗವರ್ನರ್ ಇದ್ರು ಅವರು ಅಪ್ಪಟ ಗಾಂಧಿ ಭಕ್ತರು ರಾಜಭವನದಲ್ಲಿ ಬರೀ ಸಸ್ಯಾಹಾರ ತಿಂತಿದ್ರು ಸಂಜೀವ್ ರೆಡ್ಡಿಗೆ ಅವತ್ತು ಕೋಳಿ ಮಾಂಸ ಬೇಕಾಗಿತ್ತು ನನ್ನ ಮನೆಯಲ್ಲಿ ಮಾಡೋಕೆ ಅವಕಾಶವಿಲ್ಲ ನೀವು ಬೇರೆ ಕಡೆ ತರಿಸಿ ಇನ್ನೊಂದು ಕಡೆ ಊಟ ಮಾಡಿ ರಾಜಭವನದಲ್ಲಿ ಅವಕಾಶವಿಲ್ಲ ಅಂದರು ಐದು ನಿಮಿಷದಲ್ಲಿ ಗವರ್ನರ್ ಈಸ್ ಡಿಸ್ಮಿಸ್ಡ್ ಆರ್ಡರ್ ಮಾಡಿದರು ಯೋಚನೆ ಮಾಡಿಕೊಳ್ಳಿ ಯಾತಿ ಹೇಳ್ತೇವೆ ಅಂದರೆ ಇದು ಒಂದು ಮಿಸ್ಯೂಸ್ ಲಾಗ್ ಇದು ತಿಳಿದು ಆ ಗವರ್ನರ್ ಪದಿಗೆ ಒಬ್ಬರು ಬರ್ತಾರೆ ನಾನು ಯಾವಾಗ ಬೇಕಾದ್ರೂ ಡಿಸ್ಮಿಸ್ ಮಾಡಬಹುದು ಅಂತ ತಿಳ್ಕೊಂಡವರು ಹೇಗೆ ಬರ್ತಾರೆಯೋ ನನಗೆ ಅರ್ಥ ಆಗೋದಿಲ್ಲ ಇಂಥ ಅಸಂಗತವಾದ ಅಗೌರವಾದವಾದಂಥ ಎಷ್ಟೋ ನಮ್ಮ ಕಾನ್ಸ್ಟಿಟ್ಯೂಷನ್ ಕೂತಿವೆ ತಿದ್ದುವ ಒಳ್ಳೆ ಅವಕಾಶವಿತ್ತು ಕಾನ್ಸ್ಟಿಟ್ಯೂಷನ್ ರಿಫಾರ್ಮ್ ಕಮಿಟಿ ಮಾಡಿದ್ರು ವಾಜಪೇಯಿಯವರು ವೆಂಕಟಾಚಲಯ್ಯನವರು ಅದನ್ನು ಕಳ್ಕೊಂಡು ಕಾನ್ಸ್ಟಿಟ್ಯೂಷನ್ ಇಸ್ ಇಂಟ್ಯಾಕ್ಟ್ ಅಂದುಬಿಟ್ರು ನಾ ಲೇಖನ ಬರೆದೆ ಅದರ ಮೇಲೆ ಆಮೇಲೆ ಅವರು ಸ್ವಲ್ಪ ಸುಪ್ರೀಂ ಕೋರ್ಟ್ ಜಸ್ಟಿಸ್ ಆಗಿದ್ದವರು ಎಲ್ಲೆಲ್ಲಿ ದೋಷ ಇದೆ ಮತ್ತೊಂದಿದೆ ನಮ್ಮ ಭಾರತೀಯ ಸಂಸ್ಕೃತಿ ಪ್ರಕಾರವಾಗಿ ಬಹಳ ಒಳ್ಳೆ ಆಪರ್ಚುನಿಟಿ ಇತ್ತು poor man he lost that opportunity ಇನ್ನು ಯಾಕೆ ಹೇಳ್ತೇವೆ ಅಂದರೆ ಇಲ್ಲಿ ತಿರುಗಿ ತಿರುಗಿ ಕೇಳ್ತಾನೆ ಪ್ರೈಮ್ ಮಿನಿಸ್ಟರ್ ಅದು ಅಧಿಕಾರ ಹುಟ್ಟಿನಿಂದಲೇ ವಿದುರು ನನ್ನ ಪ್ರೈಮ್ ಮಿನಿಸ್ಟರ್ ಮಾಡಿದವನನ್ನ ಈ ಪಾಂಡವರಿಗೆ ಹಿತ ಹೇಳ್ತಾ ಇದ್ದೀಯೇ ಹೋಗಾಸೆಗೆ ಎಂಬುದಾಗಿ ಕಳಿಸಿಬಿಟ್ರು ಆಮೇಲೆ ಹೋದ್ರೆ ಹೋಗ್ತಾನೆ ಬಿಡು ತೊತ್ತಿನ ಮಗ ಇದ್ದವನು ಮಾಡ್ತಿದ್ದಿದ್ದ ಅಷ್ಟರಲ್ಲೇ ಇತ್ತು ಅಂತ ಕಣಿಕನನ್ನ ಆ ಜಾಗಕ್ಕೆ ಇಟ್ಕೊಂಡ್ರು ಕೌರವರು ಆಗ ಕರ್ಣ ಇನ್ನೊಂದು ಉಪಾಯ ಹೇಳಿಕೊಟ್ಟ ಈಗ ನಾವು ಮುಂದೆ ಬರೋ ಯುದ್ಧಕ್ಕೆ ಯುದ್ಧ ಬರೋದು ಖಂಡಿತ ಈ ಭೀಷ್ಮ ಅಂತೂ ನಮ್ಮ ಕಡೆ ಇದ್ದಾನೆ ಈ ದ್ರೋಣ ಏನು ಮಾಡ್ತಾನೋ ಗೊತ್ತಿಲ್ಲ ಅರ್ಜುನ ಪಕ್ಷಪಾತಿ ಕೈ ಕೊಟ್ಟುಬಿಟ್ಟು ಅವನು ಬ್ರಾಹ್ಮಣ ಬ್ರಾಹ್ಮಣರು ನಂಬಬಾರದು ಎಲೆಕ್ಷನ್ ತೊಂದರೆ ಮಾಡೋರು ಅವರೇ ಓಟ್ ಯಾವ ಕಡೆ ಗೊತ್ತಿಲ್ಲ ಯು ಪಿ ಎಲೆಕ್ಷನ್ ಆಗಲಿ ಗೊತ್ತಾಗುತ್ತೆ ಅಲ್ಲಿ ಬ್ರಾಹ್ಮಣರು ಮೆಜಾರಿಟಿ ಮಾಯಾವತಿ ಬ್ರಾಹ್ಮಣರ ಕಾಲಿಗೆ ಬೀಳೋ ಸ್ಥಿತಿ ಮನುವಾದಿ ಅಂತ ಬೈತಾ ಇದ್ದವಳು ಬ್ರಾಹ್ಮಣರ ಕಾಲಿಗೆ ಬಿದ್ದಿದ್ದಾಳೆ ಇವತ್ತು ಅಲ್ಲಿ U P will decide the future of this country ಮಹಾಭಾರತಕ್ಕೆ ಇವತ್ತು ರಾಜಕಾಯಕ್ಕೆ ಸಂಬಂಧ ಈ ದ್ರೋಣನ ಬದ್ಧ ಮಾಡ್ಕೋಬೇಕು ಆದ್ರಿಂದ ಒಂದು ಉಪಾಯ ಮಾಡೋಣ ಅಂತ ಕಿವಿಯಲ್ಲಿ ಹೇಳಿದ ಕೌರವರೆಲ್ಲ ಸೇರಿದ್ರು ಫಲ ತಾಂಬೂಲ ಕ್ಷಟೆ ಕಿರೀಟ ಮುಡಿಗಿಡಿ ಎಲ್ಲ ಇಟ್ಕೊಂಡು ದ್ರೋಣರ ಬಳಿ ಹೋದ್ರು ಮರು ದಿವಸ ಏನಯ್ಯ ಇದೆಲ್ಲ ಇಷ್ಟೆಲ್ಲ ಬಂದಿದ್ದೀರಿ ಅಂದ್ರೆ ನಮಗೆ ವೈರಾಗ್ಯ ಬಂದು ಬಿಟ್ಟಿದೆ ದುರ್ಯೋಧನ ಹೇಳಿದ ನಮ್ಮ ಸೋದರರೆಲ್ಲ ಕಾಡಿಗೆ ಹೋಗ್ಬಿಟ್ರು ನಮಗೂ ಬೇಡ ಈ ರಾಜ್ಯಕ್ಕೆ ನೀವೇ ಇನ್ಮೇಲೆ ಅಧಿಪತಿಗಳು ನಿಮಗೆ ಪಟ್ಟಾಭಿಷೇಕ ಮಾಡ್ತೇವೆ ಎಂದರು ಈ ಆಸೆ ತೋರಿಸಿದ್ರೆ ದ್ರೋಣ ನಮ್ಮ ಕಡೆ ನಿಲ್ತಾನೆ ಅಂತ ದ್ರೋಣ ಹೇಳಿದ ಅಯ್ಯೋ ನನ್ನ ಗೆದ್ದು ಇರುವ ಅರ್ಧ ರಾಜ್ಯವನ್ನೇ ಆಳ್ತಾ ಇಲ್ಲ ನಾನು ನಿಮ್ಮ ಅಧಿಕಾರ ತಗೊಂಡು ನಾನೇನು ಮಾಡಲಿ ಸುಮ್ಮನೆ ಹೋಗಿ ಅನ್ನ ಹಾಕಿದ್ದೀರಿ ಅಂತ ಏನಾಗುತ್ತೋ ನನ್ನ ಕೈಲಾಗ ಮಾಡ್ತೇನಪ್ಪ ಹೋಗಿ ಬೈದು ಕಳಿಸಿಬಿಟ್ರು ದ್ರೋಣನಿಗೆ ಬುದ್ಧಿ ಇತ್ತು ಆಮೇಲೆ ಹೇಳ್ತಾನೆ ದ್ರೋಣ ಹೇಳುವ ಮಾತು ಯುದ್ಧ ಬರುತ್ತದೆ ಮುಂದೆ ಖಂಡಿತ ಪಾಂಡವರಿಗೆ ನೀವು ರೇಗಿಸಿದ್ದೀರಿ ಅವ್ರು ಬಿಡೋದಿಲ್ಲ ನನ್ನ ವಿಷಯ ನಾನು ಪ್ರಸ್ತಾವನೆ ಮಾಡ್ತಿದ್ದೀರಿ ನನಗೊಬ್ಬ ಶತ್ರು ಹುಟ್ಟಿದ್ದಾನೆ ದ್ರೋಣ ದೃಷ್ಟದ್ಯುಮ್ನೋ ದ್ರೋಣ ಮೃತ್ಯು ಅವನು ನಾನು ಪಾಠ ಹೇಳ್ಕೊಟ್ಟಿದ್ದೇನೆ ನಾನು ಚೆನ್ನಾಗಿ ಕೊಲ್ಲಲಿ ಎಂಬುದಾಗಿ ಆ ದುಷ್ಟದ್ಮನ ಕೈ ನಾನು ಸಾಯೋದು ಖಂಡಿತ ಯುದ್ಧ ಆಗುತ್ತೆ ಹದಿನೇಳು ಹದಿನಾಲ್ಕನೇ ವರ್ಷದಲ್ಲಿ ಎಲ್ಲರೂ ಸಾಯ್ತೇವೆ ನೀವು ಸಾಯ್ತೀರಿ ಯೋಚನೆ ಮಾಡಬೇಡಿ ಹೋಗಿ ಎಂಬುದಾಗಿ ದ್ರೋಣ ಮಾಡಿದ ಆಶೀರ್ವಾದ ಇದೆ ಅದಾದ ಮೇಲೆ ಕೊನೆಯ ಭಾಗಕ್ಕೆ ಬರ್ತಾ ಇದ್ದೇನೆ ಸಂಜಯನನ್ನು ಕರೆದ ರಾತ್ರಿಯಿಂದ ಬರಲಿಲ್ಲ ತೀಟೆ ವಿದುನನ್ನು ಕರೆಯೋ ಅಂತ ಬಾಯಿ ಮಾತು ಎಲ್ಲಿ ವಿದುರ ಸ್ವಾಮಿ ಕಾಡಿಗೆ ಹೋಗ್ಬಿಟ್ಟ ಪಾಂಡವರ ಕಡೆಗೆ ನೀವೇ ಕಳಿಸಿಬಿಟ್ರಲ್ಲ ಹಾಗೆ ನನಗೆ ನನಗೆ ಸಂಜಯ್ ನನ್ನ ಕರಿ ಆಳು ಸಂಜಯ್ ನನ್ನ ಕರೆದ ಬಂದು ನಿಂತ ಅವನು ಸರಿಯೇನ ಪುಣೆ ಓ ಈ ದುರ್ಬುದ್ಧಿ ಬಂತು ಅವನನ್ನು ಕೇಳ್ತಾನೆ ಸರ್ ಕಡೆ ಬರೀಲಿ ಈ ಕಥೆ ಮಹಾ ಕೊನೆಯ ತರಗತಿ ಹತ್ತು ಮತ್ತೆ ಇದನ್ನೇ ಸಂಜಯ ಕೊಟ್ಟ ಉತ್ತರ ಇದು ಕೊನೆಯ ಶೀತಿತಮ ಎಂಬ ಧ್ಯಾಯ ದಲ್ಲಿ ಅಲ್ಲಿ ಎಂಟರಿಂದ ಹದಿನಾಲ್ಕನೇ ಶ್ಲೋಕ ಬಾಯಿ ಪಾಠ ಆಗಬೇಕು ಯಸ್ಮೈ ದೇವ ಸಂತಿ ಪುರುಷಾಯವಂ ಬುಧಸ್ಯಾಪಕರ್ಷನ್ ಸೋ ಅವನಿ ಪಶ್ಯತಿ ನೇರು ಉತ್ತರ ಹೇಳಿಲ್ಲ ಒಳ್ಳೆ ಸಂಜೆಯ ಯಾರು ಹಾಳಾಗುವಂತ ದೇವತೆಗಳು ಸಂಕಲ್ಪ ಮಾಡಿಕೊಳ್ತಾರೋ ಹೋಗ್ಬೇಕು ಅದು ದೇವತು ಅದಕ್ಕೆ ಏನ್ ಮಾಡಿ ಬುದ್ಧಿಂತ ಸರ್ಷಂತಿ ಬುದ್ಧಿಯನ್ನೇ ಕಿತ್ತೆ ಪುರುಷಭೂತಾಯ ಬುದ್ಧಿಯಲ್ಲಿ ಕೊಲೆ ವಿನಾಶ ಉಪಸ್ಥಿತೆ ವಿನಾಶ ಪ್ರಣಿ ವಿನಾಶ ವಿಪರೀತ ಬುದ್ಧಿ ಆಗ ಅನರ್ಥ ರೂಪೇಣ ಅನರ್ಥ ಅರ್ಥಗಳಾಗಿಯೋ ಅರ್ಥಗಳಾಗಿಯೂ ಉತ್ತಿಷ್ಟಂತಿ ವಿನ ನೂನು ತಚ್ಚತೆ ಇಲ್ವಲ್ಲೋ ನಿನ್ ಮಾತು ಅಂತ ರಾಷ್ಟ್ರ ಅಯ್ಯೋ ಚಳಿಲಿಲ್ವೆ ನಾನೆಂಥ ಮೇಷ್ಟ್ರು ಇನ್ನೂ ಹೇಳ್ತೇನೆ ಕೇಳು ಕಾಲೋ ದಂಡ ಮುದಕ್ರಂತತಿ ಕಸ್ಯ ಕಾಲ ಪುರುಷ ಹಾಕೊಂಡು ಯಾರ ತಲೆಯನ್ನು ಕಲಮೇತಾವತ್ ವಿಪರೀತಾರ್ಥ ಕಾಲು ಬುರುಕೆಡಿಸಿ ಬಿಡ್ತಾನೆ ತಲೆಯನ್ನು ನೋಡ್ತಾನೆ ಮಹಾರಾಜರೇ ವಿಷಕಾಲ ಬಂದಿದೆ ತಿಳಿಯುತ್ತೆ ಹೋಗಿ ಬಂದ ಎಂಬಲ್ಲಿಗೆ ಇವತ್ತು ಮಂಗಳ ಇವತ್ತು ಸಭಾಪರ್ವ ಮುಗಿಯಿತು ನಾಲ್ಕು ಉಪನ್ಯಾಸದಲ್ಲಿ ಸಭಾ ಬಹಳ ಸಾಹಸದ ಕೆಲಸ ಒಂದು ತಿಂಗಳು ಹೇಳಿದ ಪರ್ವ it in four days have covered up ನಾಳೆ ವನಪರ್ವಕ್ಕೆ ಪ್ರವೇಶ ಮಾಡ್ತಿದ್ದೇವೆ ಸಭಾಪರ್ವವನ್ನು ಭಕ್ತಿಯಿಂದ ಕೇಳಿದವರಿಗೆ ಮೊದಲನೆಯ ಒಳ್ಳೆಯ ಫಲ ಸಿಕ್ಕುವುದೇನು ಭಗವಂತನಲ್ಲಿ ಪ್ರಪತ್ತಿ ಮಾಡಬೇಕು ಅನ್ನುವ ಬುದ್ಧಿ ಉಂಟಾಗ್ತದೆ ದ್ರೌಪದಿಗೆ ಹೇಗೆ ಆಪತ್ತಿನಲ್ಲಿ ಭಗವಂತ ಸಂರಕ್ಷಣೆ ಮಾಡಿದನೋ ಹಾಗೆ ಕಷ್ಟದಲ್ಲಿರುವವರಿಗೆಲ್ಲರಿಗೆ ಭಗವಂತ ನಾನಿದ್ದೇನೆ ಅಂತ ತೋರಿಸ್ತಾನೆ ಬಡವರಿಗೆ ವಸ್ತ್ರವನ್ನು ಕೊಡ್ತಾನೆ ಅಂಬರಮೇ ತಣ್ಣೀರೇ ಶೋರೆ ಅರಂಶಯ್ಯಂ ಗೋಪಾಲ ಗೋಪಾಲಾಯಂಜರಾಯ್ ಆ ಪಾಶುರ ಅರ್ಥವನ್ನೆಲ್ಲ ಹೇಳಬೇಕು ಹಸಿವಿದ್ದವರಿಗೆ ಅನ್ನವನ್ನು ಮಾನಬೇಕಾದವರಿಗೆ ಮಾನವನ್ನು ಗೌರವ ಬೇಕಾದವರಿಗೆ ಗೌರವವನ್ನು ಕಷ್ಟವನ್ನು ಸಹಿಸುವ ಶಕ್ತಿಯನ್ನು ಭಗವಂತ ಅನುಗ್ರಹ ಮಾಡ್ತಾರೆ ತಮಗೆಲ್ಲ ಸಭಾಪರ್ವದ ಶ್ರವಣದಿಂದ ಸಕಲವಿಧ ಮಂಗಳವಾಗಲಿ ಅಂತ ಹೇಳಿ ಇದು ಮಂಗಳವನ್ನಾಚರಣೆ ಮಾಡ್ತೇವೆ ನಾಳೆ ಸಭಾಪರ್ವ ಪ್ರವೇಶ ನಾಳೆ ವನಪರ್ವ ಪ್ರವೇಶ ಸಂಭಾರತ ಸಾವಿತ್ರಿ ಪ್ರಾತರುತ್ಥಾಯ ಪಟೇತ್ ಸ ಭಾರತ ಫಲಂ ಪ್ರಾಪ್ಯ ಪರಂ ಬ್ರಹ್ಮಾಧಿಗಚ್ಚತಿ ಹರ್ಷಸ್ಥಾನ ಸಹಸ್ರಾಣಿ ಭಯಸ್ಥಾನ ಶತಾನಿ ಚ दिवसे दिवसे മൂഢം മാ വിശന്തി ന പണ്ഡിതം न ന ചച്ച ശൃണോതി മേ ധർമാദർത്തച്ച കാമശ്ച ആശ്രിമർത്ഥം न സേവ്യത്തെ न चातु कामान्न भयान्न लोभात् धर्मम् त्यजेत् जीवितस्यापि हेतोः नित्यो धर्मः सुखदुःखे त्वनित्ये जीवो नित्या हेतुरस्य त्वनित्या कार्ष्णम् वेदम् इमम् विद्वान् ನಿಯಮಸ್ಥ ಶುಜಿಶ್ರೋತ ಶೃಣ್ಮನ್ ಸಬಲ ವಷ್ಣುತೆ ದೇವೀಂ ಸರಸ್ವತೀಂ ವ್ಯಾಸಂ ततो जयमुदीरयेत् स्वस्य प्रजाभ्य परिपालयन्ताम् न्याय्येन मार्गेण महिम् महिषाः गो ब्राह्मणेभ्य शुभमस्तु नित्यम् लोकाः समस्ताः सुखिनो भवन्तु मङ्गलम् मङ्गलम् मङ्गलम् नित्यश्रीर्नित्यमङ्गलम्